विद्यानाम् हयग्रीवमुपास्महे व्यासम् वसिष्ठनप्तारम् शक्ते पौत्रमकल्मषम् पराशरात्मजम् वन्दे शुकतादन्तपोनिधिम् सम्यङ्न्यायकलापेन महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे फुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दबधिरोन्मत्तम् समोभूतम् जगद्भवेत् त्वयानोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिनेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतम् तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्यो निम्नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजमवलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जनषट्पदैरहरः पेपीयमानम् मुदा भूयात् भारतपङ्कजम् द्वैपायनोष्ठपुटनिःसृतमप्रमेयम् पुण्यम् पवित्रमथ पापहरम् शिवम् च यो भारतम् समधिगच्छति वाच्यमानम् चिन्तस्य पुष्करजलैरभिषेचनेन यो गोशतम् कनकशङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तस्य चैव धर्मे चार्थे च कामे च मोक्षे च परतर्षभ यदि हास्ति तदन्यत्र यन्नेहास्ति न कुत्रचित् महत्वात् भारवत्वाच्च महाभारतमुच्यते प्रमुच्यते युधिष्ठिरो धर्ममयो महाद्रुमः स्कन्धोऽर्जुना भीमसेनोऽस्य शाखाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च धर्मो विवर्धति युधिष्ठिरकीर्तनेन पापः प्रणश्यति वृकोदरकीर्तनेन शत्रुर्विनश्यति धनञ्जयकीर्तनेन मातृसुतौ कथयताम् न भवन्ति रोगाः भीष्मद्रोणतटा जयद्रदजलः गान्धारनीलोबला शल्यग्राहवती कृपेण वहनीकर्णेन वेलाकुलः अश्वत्थामविकर्णघोरमकरा दुर्योधनावर्तिनी सोत्तीर्णा खलु कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य ನಾರಾಯಣ ಸರಸ್ವತೀಂ ವ್ಯಾಸಂ ನಾರಾಯಣಂ ನಮಸ್ಕೃತ್ಯ ಸರಸ್ವತೀಂ ವ್ಯಾಸಂ ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ನಮಸ್ಕಾರಗಳು ಭೀಷ್ಮ ಪತನದ ಕಥೆಯನ್ನು ನೆನ್ನೆ ಕೇಳಿದ್ದೀರಿ ಒಂದು ದೃಷ್ಟಿಯಲ್ಲಿ ಮಹಾಭಾರತದ ಮೈಲಿಗಲ್ಲು ಭೀಷ್ಮ ಪತನ ಭೀಷ್ಮ ವಧೆ ನೀವು ಯಾವತ್ತು ಮಹಾಭಾರತವನ್ನು ಕುರಿತು ಚಿಂತನೆ ಮಾಡಿದರೂ ನಿಮ್ಮನ್ನು ಸದಾ ಕಾಡುವ ಒಂದು ಪ್ರಶ್ನೆ ಭೀಷ್ಮನಿಗೆ ಯಾತಕ್ಕೆ ಹೀಗೆ ಬುದ್ಧಿಯ ವ್ಯತ್ಯಾಸವಾಯಿತು ಎಲ್ಲ ತಿಳಿದವನು ಜ್ಞಾನಿ ಭಗವಂತನ ಭಕ್ತ ಭಗವಂತನ ಕೈಯಲ್ಲಿಯೇ ಚಕ್ರ ಹಿಡಿಸಿದವನು ಶರಣಾಗತಿ ತತ್ವ ತಿಳಿದವನು ಕೊನೆಯಲ್ಲಿಯೂ ಮಹೋಪನಿಷತ್ತು ಅಷ್ಟಾಕ್ಷರ ಮಂತ್ರವನ್ನು ಹೇಳ್ತಾ ಪ್ರಾಣ ಬಿಟ್ಟವನು ಇಂಥ ಯೋಗೀಶ್ವರ ಜಾತಕ್ಕಾಗಿ ಕೌರವರ ಕಡೆ ನಿಂತುಕೊಂಡ ಕೌರವರ ಉಪ್ಪನ್ನು ತಿಂದೆ ಅಂತ ಹೇಳ್ಕೊತಾನೆ ಅದರ ಉಪ್ಪು ಇವನ ಉಪ್ಪು ಇವನು ಬಿಟ್ಟಿದ್ದ ಉಪ್ಪನ್ನು ಕೌರವರು ತಿಂದರು ಅದು ತಿಳಿಯಲಿಲ್ಲ ಅವನಿಗೆ ಯಾರ ಉಪ್ಪನ್ನು ಯಾರು ತಿಳಿದ್ರು ತಿಳಿಯಲಿಲ್ಲ ಇವತ್ತು ನಾವು ಮುಂದಿನ ಕತೆ ಹೋಗ್ತಾ ಇದ್ದೇವೆ ಇನ್ನೊಂದು ದೃಷ್ಟಿಯಿಂದ ಇವತ್ತಿನ ಪ್ರವಚನ ತುಂಬಾ ಕಷ್ಟವಾದದ್ದು ಭೀಷ್ಮನ ಯುದ್ಧ ಹತ್ತು ದಿವಸ ಪರ್ಯಂತವಾದರೂ ಅದರ ಘಟನೆಗಳನ್ನು ಒಂದನೇ ದಿವಸ ಎರಡನೇ ದಿವಸ ಮೂರನೇ ದಿವಸ ನಾ ಸಂಕ್ಷಿಪ್ತವಾಗಿ ತಮಗೆ ನಿವೇದನೆ ಮಾಡಿಬಿಟ್ಟೆ ದುರ್ಯೋಧನ ಜೊತೆಯಲ್ಲಿ ಚಕಮಕಿ ಆಗುವುದು ಅದು ಕಾಮನ್ ಫ್ಯಾಕ್ಟರ್ ಇದು ಐದು ಪಂಚಕದ ಯುದ್ಧ ಪಂಚಕದ ಪರ್ವದಲ್ಲಿ ಬರೋದೇ ಅಷ್ಟು ಅವನ ಕೈಯಲ್ಲಿ ಬೈಗಳ ಮಾತನ್ನು ಕೇಳಿಯೂ ಇನ್ನು ಜೀವಂತ ಭೀಷ್ಮ ಉಳಿದು ಅವನ ಕಡೆ ನಿಂತು ಯುದ್ಧ ಮಾಡಿದ್ದು ಪರಮಾಶ್ಚರ್ಯ ಆತ್ಮಗೌರವ ಇದ್ದವನು ಯಾವನು ನಿಲ್ತಾ ಇರಲಿಲ್ಲ ಅಲ್ಲಿ ಮುಖ್ಯವಾದ ಘಟ್ಟ ಎರಡನೇ ನಾನು ಕುರಿತು ಪ್ರಸ್ತಾಪ ಮಾಡಿದೆ ಒಂದು ಭಗವಂತನ ಕೈಯಲ್ಲಿ ಚಕ್ರ ಹಿಡಿಸಿದ್ದು ಇನ್ನೊಂದು ಶಿಖಂಡಿಯನ್ನು ಮುಂದಿಟ್ಟು ಪಾಂಡವರು ಅರ್ಜುನನ ಕೈಯಿಂದ ಬಾಣಗಳನ್ನು ಬಿಡಿಸಿದಾಗ ನಿಶಸ್ತ್ರನಾಗಿ ಭೀಷ್ಮ ಬುರುಳಿ ಬೀಳ್ತಾನೆ ಕೆಳಗಡೆ ಇನ್ನು ಐವತ್ತೆಂಟು ದಿವಸ ಪರ್ಯಂತ ಯುದ್ಧ ಮುಗಿದ ಮೇಲೆ ಐವತ್ತೆಂಟು ದಿವಸ ಅಂದ್ರೆ ಅವನು ಬಿದ್ದ ದಿವಸದಿಂದ ಸೇರಿಸ್ಕೊಂಡ್ರೆ ಇನ್ನೊಂದು ಐದು ದಿವಸ ಹೆಚ್ಚಾಗ್ತದೆ ಉತ್ತರಾಯಣಕ್ಕೋಸ್ಕರ ಕಾಯುತ್ತಿದ್ದ ಅನ್ನೋದು ಅದು ಒಂದು ದೃಷ್ಟಿಯಲ್ಲಿ ಸುಲಭವಾದ ಕತೆ ಇವತ್ತು ಸುಮಾರು ಎಂಟು ಹತ್ತು ಘೋರ ವಧೆಗಳು ಬರ್ತವೆ ದ್ರೋಣ ಪರ್ವದಲ್ಲಿ ಪ್ರವಚನಕಾರನಿಗೆ ತುಂಬಾ ಕಷ್ಟ ಇರುವುದು ದ್ರೋಣ ಪರ್ವ ಯಾಕೆ ಭಗದತ್ತನ ವಧೆ ಅಭಿಮನ್ಯುವಿನ ವಧೆ ಅದಕ್ಕೆ ಮೇಲ್ಪಟ್ಟು ಭೂರಿಶ್ರವಸನ ವಧೆ ಸೈಂಧವ ವಧೆ ವೃದ್ಧಕ್ಷತ್ರ ವಧೆ ವಿರಾಟ ದೃಪದರ ವಧೆ ಅದರ ಮೇಲೆ ದ್ರೋಣ ವಧೆ ಎಲ್ಲ ಬರೀ ವಧೆ ಕಥೆಗಳೇ ಆದರೆ ಮಂಗಳ ಸ್ತುತಿಯಲ್ಲಿ ಫಲದಲ್ಲಿ ಹೇಳ್ತಾರೆ ಇದನ್ನು ಕೇಳಿದವರಿಗೆ ಪರಮ ಮಂಗಳವಾಗ್ತದೆ ಅಂತ ಅದನ್ನು ನೀವು ಹೆದರೋ ಕಾರಣವಿಲ್ಲ ಘೋರ ಹೇಳುವವನ ಅವಸ್ಥೆ ಬಹಳ ಘೋರ ಕಂಡೆನ್ಸೇಷನ್ ಒಂದು ದಿವಸದಲ್ಲಿ ಹೇಳಿ ಮುಗಿಸ್ಬೇಕಾದ ಕಥೆ ದಿವಸಕ್ಕೊಂದು ಅಧ್ಯಾಯ ಹೇಳ್ತಿದ್ರೆ ಅಷ್ಟು ಸಮ ಆಗ್ತಿರಲಿಲ್ಲ ಆದ್ದರಿಂದ ಈಗ ನಾವು ಇದನ್ನ ಗಮನಿಸೋಣ ಎಲ್ಲಿ ಕಥೆ ಓಡಿಸ್ತೇನೆ ನೀವು ಬೇಜಾರು ಮಾಡ್ಕೋಬಾರ್ದು ಎಲ್ಲಿ ನಿಧಾನ ಮಾಡ್ತೇನೆ ಅಲ್ಲಿಯೂ ಬೇಜಾರು ಮಾಡ್ಕೋಬಾರ್ದು ಭೀಷ್ಮ ಬಿದ್ದೊಡನೆಯೇ ಕೌರವ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲವಾಯಿತು ನೇತಾರ ನಾಯಕರು ನಿಶ್ಚಯವಿಲ್ಲದ ರಾಜಕೀಯ ಪಕ್ಷದಲ್ಲಿ ದಿಢೀರಂತ ಒಬ್ಬ ಪ್ರಧಾನಮಂತ್ರಿ ಒಂದು ಕೊಲೆಗೆ ಒಳಗಾದರೆ ಮುಂದೆ ಆ ಜಾಗಕ್ಕೆ ಬರಬೇಕಾದವರು ಯಾರು ಎಷ್ಟು ಅಲ್ಲೋಲು ಕಲ್ಲೋಲವಾಗುತ್ತೆ ನಮ್ಮ ದೇಶದ ರಾಜಕೀಯದಲ್ಲಿ ನೋಡಿದ್ದೇವೆ ಒಳ್ಳೆಯ ರಾಜಕಾರಣವಾಗಿದ್ದರೆ ಮುಖಂಡರು ತಾವಾದ ನಂತರ ಯಾರು ಬರಬೇಕನ್ನುವುದು ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ ತಯಾರು ಮಾಡಿರ್ತಾರೆ ಎಲ್ಲಿ ಮಾಡಿರುವುದಿಲ್ಲ ಅಲ್ಲಿಗೆ ಹೋಳು ಬರ್ತದೆ ನೀವು ಹೈಕಮಾಂಡ್ ಸೆಂಟ್ರಲ್ ಲೀಡರ್ಶಿಪ್ ಇದು ಹೇಳ್ತಾ ಕೂತಷ್ಟು ಅದು ಕಮ್ಯುನಿಸ್ಟ್ ದೃಷ್ಟಿಯಲ್ಲಿ ಒಬ್ಬ ಸತ್ರೆ ಒಂದು ಪಕ್ಷವೇ ಸತ್ತು ಹೋಗ್ತದೆ ಅನ್ಡೆಮೊಕ್ರಾಟಿಕ್ ಅದು ಒಬ್ಬನ ಮೇಲೆ ಒಂದು ನಿಲ್ಲುವುದು ಪ್ರಶ್ನೆ ಅಲ್ಲ ಇಡೀ ರಾಷ್ಟ್ರದಲ್ಲಿ ಯಾವನು ಬೇಕಾದ್ರೂ ಆಗ್ಬಹುದು ಹೂ ಆಫ್ಟರ್ನೇರು ಹೂ ಆಫ್ಟರ್ನೇರು ಹೇಳ್ತಾ ಕೂತಿದ್ರು ಪಾಶ್ಚಿಮಾತ್ಯರು ನಮ್ಮನ್ನು ಎದುರಿಸ್ತಾ ನಮ್ಮಲ್ಲಿಯೂ ಏ ನೆಹರು ಸತ್ರ ಸ್ವರ್ಗವೇ ಕಳಿಸಿ ಬೀಳ್ತದೆ ನಾವೆಲ್ಲ ಹಾಗೆ ತಿಳ್ಕೊಂಡಿದ್ದು ಸ್ವರ್ಗ ಕಳಿಸಿ ಬೀಳಲಿಲ್ಲ ಯಾರೂ ನಿರೀಕ್ಷೆ ಮಾಡದೆ ಇದ್ದ ಒಬ್ಬ ವ್ಯಕ್ತಿ ವಾಮನ ಎಲ್ಲಿಂದಲೋ ಬಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಅವರಿಗೆ ಪಾರ್ಟಿಯವರಿಗೆ ಗೊತ್ತಿರಲಿಲ್ಲ ಇಂದಿರಾ ಗಾಂಧಿಯವರು ಅವ್ರನ್ನ ಮುಂದೆ ತಳ್ಳಿದ್ರೆ ಸ್ವಲ್ಪ ದಿವಸ ಇದ್ದವರು ಹಿಂದೆ ತಗೊಳ್ತಾರೆ ಆಮೇಲೆ ನಮಗೆ ಬರ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದರು ಆದರೆ ಅವರು ಶಾಸ್ತ್ರವರು ಉಳಿದರು ಪಾಕಿಸ್ತಾನದ ಯುದ್ಧದಲ್ಲಿ even before opposition parties and Congress leadership could take a decision Shastriji took a decision ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಕಿಕ್ ದಮ್ ಔಟ್ ಅವ್ರದೇ ಅವರದೇ ಶಬ್ದ ಸೈನ್ಯ ಕಾಯ್ತಿತ್ತು ಹೋಗಿ ಲಾಹೋರನ್ನು ಹಿಡಿದು ಬಿಡ್ತು ಪಾಕಿಸ್ತಾನವನ್ನು ಹಿಡಿಯಿತು ಅಂತಾರಾಷ್ಟ್ರೀಯ ಒತ್ತಡ ತಂದರು ಯಾರಿಗೂ ಗೊತ್ತಿರಲ್ಲ ಭಾವನ ವಿಷಯ ಆಯಿತು ಅವರು ದುರ್ದೈವದಲ್ಲಿ ತುಂಬಾ ಅನುಮಾನಾಸ್ಪದವಾದ ಸಂದರ್ಭದಲ್ಲಿ ಟಾಶ್ಕೆಂಟಲ್ಲಿ ಸತ್ತರು ನಿಜಲಿಂಗಪ್ಪನವ್ರು ಬರೆದಿದ್ದಾರೆ ಇದರ ಬಗೆಗೆ ಶರೀರ ಎಲ್ಲ ನೀಲಿ ಕಟ್ಟಿ ಹೋಯಿತು ತಿಳ್ಕೊಂಡಿರಲಿಲ್ಲ ಅಂದ್ರೆ second line of leadership leave it to God ಮೊದಲನೇದು ಮನುಷ್ಯರಲ್ಲಿ ಆದಷ್ಟು ನೀವು ಒಂದು ಪ್ರಯತ್ನ ಮಾಡಿರಬೇಕು ನಾನು ಹೋದ ಜಗತ್ತೇ ಮುಳುಗೋದಲ್ಲಿ ಯಾವನೋ ಬರ್ತಾನೆ ನಡೆಸ್ತಾನೆ ವಿಶ್ವಾಸ ಮದರ್ಥೆ ತ್ಯಕ್ತ ಜೀವಿತ ಮೊದಲನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಭವಾನ್ ಭೀಷ್ಮಶ್ಚ ದ್ರೋಣಶ್ಚ ಕರ್ಣಶ್ಚ ಸಮಿತುಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಇದ್ದೀರಿ ನೀವು ಗಂಡುಪಿಂಡುಗಳು ದುರ್ಯೋಧನ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್ ನಮ್ಮ ಕಡೆನೂ ಇದ್ದೀರಿ ಭವಾನ್ ಕೈ ಕೊಡೋದ್ರಲ್ಲಿ ಮೊದಲನೆಯವರು ಭೀಷ್ಮಶ್ಚ ಡೌಟಬಲ್ ರಾಯಲ್ಟಿ ಎಲ್ಲ ಒಬ್ಬೊಬ್ರು ಹೀಗೆ ಇದ್ದೀರಿ ಮದರ್ಥೇ ತ್ಯಕ್ತ ಜೀವಿತ ನನಗೋಸ್ಕರ ಪ್ರಾಣ ಬಿಟ್ಟೇ ಬಿಟ್ಟಿದ್ದೀರಿ ಅಂದ್ರೆ ಬರೀ ಹೆಣಗಳು ಉತ್ಸಾಹದಿಂದ ಯುದ್ಧ ಮಾಡೋದೆಲ್ಲ ಅಂತ ಮುಸುಡಿಯನ್ನೇ ತಿವಿದಿದ್ದ ದ್ರೋಣರಿಗೆ ಭೀಷ್ಮರಿಗೆ ಮತ್ತು ಅದು ಐಕಮತ್ಯವಿಲ್ಲದ ಪಕ್ಷ ಅಂತಾಗಲೇ ಹೇಳಿದ್ದೆ ಭೀಷ್ಮರಿಗೆ ಇಷ್ಟವಿಲ್ಲ ಬೇಕಾರೆ ವಾಯುಧ್ಯತಾಂ ಪೂರ್ವಂ ನೆವೋ ತೋರಿಸಿದೆ ದುರ್ಯೋಧನ ಆಮೇಲೆ ಬೈಬೇಡ ಈ ಕರ್ಣನಿಗೆ ನನಗೆ ಆಗೋದಿಲ್ಲ ನಾ ಹೇಳಿದ್ದಕ್ಕೆ ಅವನು ಪ್ರತಿ ಅಂತಾನೆ ಅವನು ಹೇಳಿದ್ದಕ್ಕೆ ನಾ ಪ್ರತಿ ಅಂತೇನೆ ಅವನು ತುಂಬಾ ಆಪ್ತ ಸ್ನೇಹಿತ ಬೇಕಾದ್ರೆ ಅವನಿಗೆ ಪಟ್ಟ ಕಟ್ಟು ಮೊದಲನೇ ಜನರಲ್ಲಾಗಲಿ ಆಮೇಲೆ ನಾನು ನೋಡ್ತೇನೆ ಅಂತ ಅವನು ಹೋಗ್ತಾನೆ ಅಂತ ಗೊತ್ತು ಭೀಷ್ಮನಿಗೆ ಅವನು ಹೋಗಲಿ ಮೊದಲು ಪ್ರತಿಯೊಬ್ಬರಿಗೂ ಒಂದು ಡೆತ್ ವಿಶ್ ಮೃತ್ಯು ಕಾನ್ಷಿಯಸ್ನೆಸ್ ಕೌರವ ಸೈನ್ಯದಲ್ಲಿ how death wish haunts everybody ಪ್ರತಿಯೊಬ್ಬರಿಗೆ ಮರಣ ಬರ್ತದೆ ಮರಣ ಬರೋದು ಜೀವನದಲ್ಲಿ ಬರೋ ಪ್ರಶ್ನೆ ಅಲ್ಲ ಯುದ್ಧದಲ್ಲಿ ನಾನು ಗಟ್ಟಿ ನಿಲ್ಲಲಾರೆ ಎನ್ನುವ ಒಂದು ಅಪನಂಬಿಕೆ ಆತ್ಮವಿಶ್ವಾಸ ಶೂನ್ಯತೆ ಭೀಷ್ಮನಿಗಿತ್ತು ದ್ರೋಣನಿಗಿತ್ತು ಕರ್ಣನಿಗಿತ್ತು ಶಲ್ಯನಿಗಿತ್ತು ಎಲ್ಲರಿಗೂ ಇತ್ತು ನಾವು ನಿಲ್ಲೋದಿಲ್ಲ ಅಂತ ಗೊತ್ತು ಆದ್ದರಿಂದ ದ್ರೋಣ ಬಿದ್ದದ್ದು ಆಶ್ಚರ್ಯವಲ್ಲ ಹತ್ತು ದಿವಸ ನಿಂತದ್ದು ಆಶ್ಚರ್ಯ ಹತ್ತು ದಿವಸ ನಿಂತ ಪಾಂಡವರನ್ನ ಒಂದು ಕೂದಲು ಪಂಕಿಸಲಿಲ್ಲ ಅರ್ಧ ಸೈನ್ಯ ತೆಗೆದಿದ್ದ ಪಾಂಡವರ ಕಡೆ ಅರ್ಧದಷ್ಟು ಸೈನ್ಯವನ್ನು ಹಾಳು ಮಾಡಿದ್ದ ಆದರೆ ಕೌರವರಲ್ಲಿ ಸುಮಾರು ನಲವತ್ಮೂರು ಜನರನ್ನು ಕಳ್ಕೊಂಡಿದ್ದ ದುರ್ಯೋಧನ ಆದ್ರಿಂದ ಅವನು ಒಂದು ದೃಷ್ಟಿಯಲ್ಲಿ ಸಂತೋಷ ಆಯಿತೋ ಆಗಲಿಲ್ವೋ ಗೊತ್ತಿಲ್ಲ ಆ ಹತ್ತನೇ ದಿವಸ ಯುದ್ಧದ ರಾತ್ರಿಯಲ್ಲಿ ಕೌರವರ ಪಾಳೆಪಟ್ಟಣದಲ್ಲಿ ಒಂದು ಏಕಾಂತ ಸಭೆ ನಡೆಯಿತು ಯಾರಿಗೆ ಮುಂದೆ ಸೈನಾ ಪಠ್ಯವನ್ನು ಕಟ್ಟಬೇಕು ಎಂಬುದಾಗಿ ಕರ್ಣನ ಕಡೆಯವರು ಉಗೆ ಉಗೆ ಶುರು ಮಾಡಿದರು ಆ ಪಾರ್ಟಿ ಒಳಗೆ ಒಡಕು ಕೆಲವು ಗುಂಪು ಕನ್ನು ಸೇನಾ ಪ್ರಣೇತಾರಂ ಮನ್ಯಸೇ ತದನಂತರಂ ನವೀನ ನಾಯಕಂ ಸೇನಾ ಮುಹೂರ್ತಮಿ ತಿಷ್ಠತಿ ನಾಯಕರಿಲ್ಲದೆ ಸೈನ್ಯ ನಿಲ್ಲೋದಿಲ್ಲ ಒಗ್ಗೂಡಿಸುವ ಶಕ್ತಿ ಇರಬೇಕು ಕೈ ಬೆರಳು ತೋರಿಸಿದ್ರೆ ಹಿಂದೆ ಓಡಿ ಬರುವಂತಹ ನಂಬಿಕೆ ಒಬಿಡಿಯನ್ಸ್ ಅದನ್ನು ಕಮಾಂಡ್ ಮಾಡುವ ಸ್ಥಿತಿ ಇರಬೇಕು ನಾಯಕ ಅಂಥವ್ರು ಯಾರಿದ್ದಾರೆ ನೀವು ಹೇಳಿ ನೀವು ಹೇಳಿ ಅಂತ ಒಬ್ಬೊಬ್ಬರನ್ನು ಕೇಳಲಾಗಿ ತಣ್ಣಗೆ ಕೂತಿದ್ದಾನೆ ದ್ರೋಣ ಯಾರು ಬೇಕಾದ್ರೆ ಸಾಯಿರಿ ನಮ್ಗೆ ಯಾಕೆ ಬೇಕು ಅಂತ ಕರ್ಣನ ಕಡೆಯವರು ಬಡ್ಕೋತಾ ಇದ್ರು ಇದು ಒ ಬಿ ಸಿ ಅವನು ಸೂತ ಪುತ್ರ ಅಂತ ಹೇಳಿ ಉಳಿದವರು ಈ ಜಾತಿಗೊಂದು ಪ್ರತಿನಿಧಿಯಾಗಲಿ ಇವನು ಒಂದು ಚಾನ್ಸ್ ಕೊಡಿ ಸುಮ್ಮನೆ ಅಂದ ಅವರಿಗೆ ಸರ್ವಯೇವ ಮಹಾತ್ಮಾನಃ ಇಮೇ ಪುರುಷ ಸಪ್ತಮಾಹ ಸೇನಾಪತಿತ್ವಮರ್ಹಂತಿ ನಾತ್ರ ಕಾರ್ಯ ವಿಚಾರಣ ಕರ್ಣ ಹೇಳಿದ ಕೃಪಾಚಾರ್ಯ ಇದ್ದಾರೆ ನನಗಿಂತ ದೊಡ್ಡವರು ದ್ರೋಣಾಚಾರ್ಯರಿದ್ದಾರೆ ನಾನು ಇದ್ದೇನೆ ಶಲ್ಯ ಇದ್ದಾನೆ ಮಹಾವೀರ ಇನ್ನು ಸೈಂಧವ ಇದ್ದಾನೆ ನಿಮ್ಮ ಮನೆ ಆಯಿತು ಭೌರಿಷ್ಠವಸಿದ್ದಾನೆ ವಾಲ್ಮೀಕ ರಾಜ ಎಲ್ಲರಿಗೂ ಯೋಗ್ಯ ಯೋಗ ಇದೆ ಆದರೆ ಯುಗಪನ್ನತು ತೇ ಶಕ್ತ ಕರ್ತು ಸರ್ವೇ ಪುರಸ್ಸರಾಹ ಒಟ್ಟಿಗೆ ಎಲ್ಲರಿಗೂ ಸೇನಾ ನಾಯಕ ಪತಿತ್ವ ಕೊಡುವುದಕ್ಕಾಗೋಲಿಲ್ಲ ಎಲ್ಲರಿಗೂ ಆಶೆ ಇರಬಹುದು ನಿರಾಶೆ ಆಗುವುದು ಖಂಡಿತ ಯಾಕೆ ಎಲ್ಲರೂ ಬಯಸ್ತಾರೆ ಆ ಜಾಗ ಒಬ್ಬನಿಗೆ ಕೊಡಬೇಕು ಉಳಿದವರು ಶೇಷ ವಿಮನಸೋ ವ್ಯಕ್ತಂ ನಯೋತ್ಸಂತಿ ಹಿತ ಹಿತಾಸ್ತವ ನನಗೆ ಹಿತಾಸಕ್ತಿ ಇರತಕ್ಕವರೂ ಕೂಡ ಸರಿಯಾದವರನ್ನೇ ಆರಿಸದೇ ಇದ್ರೆ ಮನಸ್ಸಿಟ್ಟು ಯುದ್ಧ ಮಾಡೋದಿಲ್ಲ ನನಗೆ ಕೊಡಲಿಲ್ಲ ಅವನು ಕೊಡಲಿಲ್ಲ ಕೆಲಸಕ್ಕೆ ಬಾರದೆ ಅದನ್ನು ಕೊಟ್ಟಿದ್ದಾರೆ ಅಂತ ಆದ್ರಿಂದ ನೀನೇ ಯೋಚನೆ ಮಾಡು ನಮ್ಮ ಕಡೆ ವಯಸ್ಸಲ್ಲಿ ಬುದ್ಧಿಯಲ್ಲಿ ಶಕ್ತಿಯಲ್ಲಿ ವರ್ಣದಲ್ಲಿ ಯಾರು ಹಿರಿಯರು ಅವ್ರಿಗೆ ನೀನೇ ಪಟ್ಟ ಕಟ್ಟು ಅಂತ ಒಂದು ಇಂಗಿತವನ್ನು ಸೂಚನೆ ಮಾಡಿದ ಅವನು ಕನ್ನ ಅನಾಲಿಸಿಸ್ ಬಹಳ ಕಳ್ಳನರಿ ಅವನು ಆಡೋ ಮಾತಿನಲ್ಲಿ ದ್ರೋಣನಿಗೆ ಕೊಡು ಅನ್ನೋ ಅರ್ಥವನ್ನಿಟ್ಟು ತನ್ನ ಮೇಲೆ ತಪ್ಪು ಹಾಕೊಳ್ಳಾರೆ ಅದು ದುರ್ಯೋಧನ ಬಾಯಲ್ಲಿ ಬರಲಿ ಅಂತ ಮಾತನಾಡ್ತಾನೆ ಆಗ ದುರ್ಯೋಧನ ಇತ್ತು ಹೇಳಿದ वर्णश्रेष्ठ्यातिकुलोत्पत्त्या श्रुतेन वयसाधिया वीर्याति दाक्ष्याति दृश्यत्वात् अदृश्यत्वात् यथा अथ ಜ್ಞಾನಾತ್ ನಯಾಜ ನಯಾತ್ ಜಯಾತ್ ಕಾರಣಗಳನ್ನು ಕೊಡ್ತಾನೆ ನೋಡಿ ವರ್ಣಶ್ರೇಷ್ಠಾತ್ ಬ್ರಾಹ್ಮಣೋತ್ತಮ ಭರದ್ವಾಜ ಕುಲದವನು ಕುಲೋತ್ಪತ್ಯ ವೇದಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ ಧನುರ್ವೇದ ಪರಿಣತಿ ಚೆನ್ನಾಗಿದೆ ಬಾಯಲ್ಲಿ ಮುಂದುಗಡೆ ನಾಲ್ಕು ವೇದಗಳನ್ನು ಏಕಕಾಲಕ್ಕೆ ಉಚ್ಚಾರ ಮಾಡುವ ಸಾಮರ್ಥ್ಯವಿತ್ತು ಅವನಿಗೆ ಅಗ್ರತಶ್ಚತುರೋ ವೇದ ಪೃಷ್ಠತಃ ಸಶರಂ ಬಿಲ್ಲು ಬಾಣ ಎರಡು ಹೆಗಲಿಗೆ ಹಾಕೊಂಡಿದ್ದಾನೆ ಬಾಯಲ್ಲಿ ವೇದ ಹೇಳ್ತಿದ್ದಾನೆ ಉಭಯೋರ್ ದ್ರೋಣ ಸಾಮರ್ಥ್ಯಂ ಎರಡರಲ್ಲಿ ಸಾಮರ್ಥ್ಯವಿದೆ ಶಾಪಾದಪಿ ಶರಾದಪಿ ಶಾಪದಿಂದಲೇ ಶತ್ರುಗಳನ್ನು ಕೊಲ್ಲುವ ತೇಜಸ್ಸುಳ್ಳ ಮಹಾ ತೇಜಸ್ವಿ ದ್ರೋಣ ಅದು ಭೀಷ್ಮನಿಗಿರಲಿಲ್ಲ ಅಧ್ಯಯನ ಮಾಡಿದ್ದ ಆದರೆ ದ್ರೋಣನಷ್ಟು ಅಧ್ಯಯನ ಸಂಪತ್ತಿರಲಿಲ್ಲ ಶಾಪಾದಪಿ ಶರಾದಪಿ ಅತ್ಯಪೂರ್ವವಾದಂತಹ ಶಸ್ತ್ರಗಳು ಅಸ್ತ್ರಗಳು ಅವನಲ್ಲಿದ್ದವು ಅನೇಕವನ್ನು ದುರ್ಯೋಧನಿಗೆ ಹೇಳಿಕೊಡದೆ ತನ್ನ ಮಗನಿಗೂ ಹೇಳಿಕೊಡದೆ ಬೇರಾರಿಗೂ ಹೇಳಿಕೊಡದೆ ಅರ್ಜುನನಿಗೆ ಮಾತ್ರ ಹೇಳಿಕೊಟ್ಟಿದ್ದ ಅವನಿಗೂ ಹೇಳಿಕೊಡದೆ ಎದ್ದಿದ್ದು ಉಳಿದಿದ್ವು ಅವನಲ್ಲಿ ಆದ್ದರಿಂದ ವರ್ಣಶ್ರೇಷ್ಠಾತ್ ಕುಲೋತ್ಪತ್ತಿಯ ಶ್ರುತೇನ ವಯಸ್ಸಾಧಿಯ ಎಂಬತ್ತೆರಡು ವರ್ಷ ವಯಸ್ಸಿವನಿಗೆ ಭೀಷ್ಮನಿಗೆ ಇವನಿಗೆ ಆರು ವರ್ಷ ವ್ಯತ್ಯಾಸ ಅವನು ಎಂಬತ್ತೆಂಟು ಇವನು ಎಂಬತ್ತೆರಡು ಒಂದು ಕಡೆ ಲೆಕ್ಕ ಕೊಡ್ತಾರೆ ವೀರ್ಯಾತಿ ಅಂದರೆ ಹುಲ್ಲು ಕಡ್ಡಿ ಇದ್ದಾಗಿ ತೆಳ್ಳಗಿದ್ದ ವೆರಿ ಥಿನ್ ಬಾಡಿ ಮುಂದೆ ಕೊಡ್ತಾ ಇರೋದನ್ನು ಚಿತ್ರ ಟಿ ಒಳ್ಳೆ ದಷ್ಟಪುಷ್ಟವಾಗಿ ತೋರಿಸ್ಬಿಟ್ಟಿದ್ರು ದ್ರೋಣಾಚಾರ್ಯನನ್ನು ದಷ್ಟಪುಷ್ಟಗಿದ್ದವರು ಊಟ ಮಾಡೋದು ಚೆನ್ನಾಗಿರುತ್ತೆ ಕುರ್ಚಿಲಿ ಕೂತ್ಕೊಳ್ಳೋದು ಚೆನ್ನಾಗಿರುತ್ತೆ ನನ್ನ ಹಾಗೆ ವೃದ್ಧಕರು ಕೂಲವಾಗೋದಿಲ್ಲ ಗರಿಕೆ ಹುಲ್ಲು ಕಡ್ಡಿ ಇದ್ದಾಗಿದ್ದ ಕಪ್ಪು ಬಣ್ಣದ ಮೈ ಚುರುಕು ಕಣ್ಣು ಗಾಡಿ ಗಡ್ಡ ಮೀಸೆ ಏನೋ ಆಲ್ವೇಸ್ ಕ್ಯಾಲ್ಕುಲೇಟಿವ್ ಏನನ್ನೋ ಚಿಂತನೆ ಮಾಡುವವನು ಚಿತ್ರ ತೆಗೆದುಬಿಡುವುದು ಫೋಟೋಗ್ರಾಫರ್ ಅಷ್ಟು ಅದ್ಭುತವಾದ ಚಿತ್ರ ಕೊಟ್ಟಿದ್ದಾರೆ ಸಾಕ್ಷಾತ್ ಅದೃಶ್ಯತ್ವಾತ್ ಅವನ ಎದುರಿಗೆ ನಿಲ್ಲೋದು ಕುಳಿದೋರು ಭಯವಾಗುತ್ತೆ ಅಥ ಜ್ಞಾನಾತ್ ನಯಾತ್ ಜಯಾತ್ ಟ್ಯಾಕ್ಟಿಕ್ಸ್ ಗೊತ್ತು ಡಿಪ್ಲೊಮಸಿ ಗೊತ್ತು ನಾಜೂಕು ಗೊತ್ತು ತಪಸಾತ ಕೃತಜ್ಞತ್ವಾತ್ ತಪಸ್ಸಿದೆ ಕೃತಜ್ಞತ್ವಾತ್ ನಮಗೆ ದ್ರೋಹ ಮಾಡೋವನಲ್ಲ ನಾವು ಅನ್ನವಿಟ್ಟದ್ದಕ್ಕೆ ಕೃತಜ್ಞತೆ ತೋರಿಸುವವನು ವೃದ್ಧ ಅಸರ್ವಗುಣೈರಪಿ ಎಲ್ಲ ಗುಣಗಳು ಸೇರಿರತಕ್ಕ ವೃದ್ಧ ಯುಕ್ತೋ ಭವತ್ಸಮೋ ಗೋಪ್ತ ನಿಮ್ಮೆಲ್ಲರಿಗೂ ಸಮನಾಗಿದ್ದಾನೆ ಒಂದು ದೃಷ್ಟಿಯಿಂದ ರಾಜ್ಞಾಮನ್ಯೋ ನೈವೇದ್ಯತೆ ನೀವೆಲ್ಲ ರಾಜರು ಆದರೆ ಅವನು ರಾಜ ಅಲ್ಲ ಅದು ಒಂದು ದೃಷ್ಟಿಯಲ್ಲಿ ರಾಜ ದ್ರೌಪದಿಯಿಂದ ಅರ್ಧ ರಾಜ್ಯಕ್ಕೆ ಇಟ್ಕೊಂಡಿದ್ದಾನೆ ಆದ್ದರಿಂದ ನೀವು ಇಷ್ಟಪಟ್ಟರೆ ನಾವು ದ್ರೋಣನ ಪಟ್ಟ ಕಟ್ತೇವೆ ಅಂತಂದು ಕೂಡಲೇ ಅದನ್ನ ಅನುಮೋದನೆಯನ್ನು ಕರ್ಣನೇ ಮಾಡಿಬಿಟ್ಟ ಸೆಕೆಂಡ್ ಮಾಡುವುದು ಅಂತ ಇವತ್ತು ಹೇಳ್ತೇವೆ ಒಬ್ರು ಹೇಳೋದು ಅದನ್ನ ಸೆಕೆಂಡ್ ಮಾಡುವುದು ಅಂತ ಒಂದು ಇಂಗ್ಲೀಷಲ್ಲಿ ಕರ್ಣನೇ ಸಮ್ಮತಿ ಕೊಟ್ಟದ್ರಿಂದ ಇನ್ನೊಂದು ವಿಪಕ್ಷ ತಣ್ಣಗಾಯಿತು ಇವನು ಸೂಚನೆ ಮಾಡಿದ ಅವನ ಹೆಸರನ್ನು ಅನುಮೋದನೆ ಮಾಡಿದ ಕರ್ಣನ ಕಡೆಯವರು ಆಗಲೇ ಏನೋ ಇಟ್ಟಿದ್ದಾನೆ ಅಂತ ಕಾಣುತ್ತೆ ಅಂದರು ಕರ್ಣನಿಗೆ ಜೈ ಅನ್ನೋದು ನಿಂತು ಹೋಯಿತು ತಾತ್ಕಾಲಿಕವಾಗಿ ಒಡಕು ಮುಚ್ಚಿ ಹೋಯಿತು ಈ ಸಮಾಚಾರ ಪಾಂಡವರ ಕಡೆ ಗೊತ್ತಾಯಿತು ಓಹೋ ದ್ರೋಣಾಚಾರ್ಯರು ಕಟ್ಟಿದ್ದಾರೆ ಅಂತ ಕಾಣುತ್ತೆ ಸರಿ ಅವ್ರನ್ನ ಏನಾದರೂ ಸರಿ ಮಾಡ್ಕೋಬೇಕು ನಾವು ಎಂಬುದಾಗಿ ಯೋಚನೆ ಮಾಡ್ತಿದ್ದಾರೆ ಅವತ್ತೇ ರಾತ್ರಿ ದ್ರೋಣಾಚಾರ್ಯನು ಮತ್ತು ಏಕಾಂತದಲ್ಲಿ ದುರ್ಯೋಧನನು ಒಂದು ಸಭೆಯನ್ನು ನಡೆಸಿದರು ದೊಡ್ಡ ಸಭೆಯಲ್ಲಿ ಚುನಾವಣೆ ಮಾಡಿಬಿಟ್ರು ದ್ರೋಣನ ಜನರಲ್ಲಂತ ರಾತ್ರಿ ನಿದ್ದೆ ಇಲ್ಲ ಯಾರಿಗೂ ಭೀಷ್ಮ ಸತ್ತ ರಾತ್ರಿ ಆ ಯುದ್ಧದಲ್ಲಿ ಏನಾಯಿತು ಆ ಸಭೆಯಲ್ಲಿ ಏನಾಯಿತು ಅಂದ್ರೆ ದ್ರೋಣದ ಕಾಲುಗಳನ್ನು ಹಿಡಿದುಕೊಂಡ ದ್ರೋಣ ಇವನು ದುರ್ಯೋಧನ ಏನಪ್ಪ ಬೇಕು ವತ್ಸ ನಿನಗೆ ಇನ್ನೂ ನಾನಿನ್ನೂ ಸೈನ್ಯದ ಅಧಿಕಾರವನ್ನು ವಹಿಸಿಕೊಂಡಿಲ್ಲ ಸುಮ್ಮನೆ ತಲೆ ಮೇಲೆ ಕಿರೀಟ ಇಟ್ಟಿದ್ದೀಯೇ ನಿನಗೇನು ಬೇಕು ಒಂದು ವರವನ್ನು ಕೊಡ್ತೇನೆ ಇದು ಬ್ರಾಹ್ಮಣ ಬುದ್ಧಿ ವರ ಕೊಟ್ಟು ಸಿಕ್ಕಾಕೊಳ್ಳು ಸುಮ್ಮನೆ ಕರೋಮಿ ಕಾಮುಂಕೇತೆ ಪ್ರವೃಣಿ ಸ್ವಯಮಿಚ್ಛಸಿ ಏನ್ ಬೇಕಾದ್ರೂ ಕೇಳಿಕೊಡ್ತೀರಿ ನೀವು ಬಹಳ ಆಶ್ಚರ್ಯಪಡ್ತೀರಿ ಮಾತನ್ನು ಕೇಳಿದರೆ ಮುಂದೆ ನಿಮ್ಮ ಮನುಷ್ಯನ ತಲೆಗೆ ಎಟಕದೇ ಇರುವಂತಹ ಬುದ್ಧಿ ಆಮೇಲೆ ಚಪ್ಪಾಳೆ ಹಾಕ್ತಿರೋ ಏನೋ ನೋಡೋಣ ತಥೋ ದುರ್ಯೋಧನೋ ರಾಜ ಕರ್ಣ ದುಃಶಾಸನಾಧಿಭಿ ಕರ್ಣನೂ ಇದ್ದ ದುಃಶಾಸನೂ ಇದ್ದ ಅವರನ್ನು ಕೇಳಿದೆ ಮಾಡಿದ್ದಲ್ಲ ಸಂಮಂತ್ರ ಉಮಾಚ ದುರ್ಧರ್ಷ ಏನು ವರ ಕೊಡ್ತೇನೆ ಅಂತಾರಲ್ಲೋ ಈ ಆಚಾರ್ಯರು ಏನ್ ತಗೊಳ್ಳೋಣ ಅಂತ ಹೇಳಿ ತದಾಸು ಮಹ್ಯಂ ಗುರುಗಳೇ ನನಗೆ ವರ ಕೊಡೋದಾಗಿದ್ದರೆ ಇಷ್ಟೇ ಕೇಳ್ತೇನೆ ಜೀವಗ್ರಾಹಂ ಯುಧಿಷ್ಠಿರಂ ಸಜೀವವಾಗಿ ಯುಧಿಷ್ಠಿರನ್ನು ಸೆರೆ ಹಿಡಿದು ನನಗೆ ಕೊಟ್ಟುಬಿಡಿ ಸೆರೆ ಹಿಡಿದು ಕೊಟ್ಟುಬಿಡಿ ಯುದ್ಧದಲ್ಲಿ ಗೃಹೀತ್ವ ರಚನಾಂ ಶ್ರೇಷ್ಠಂ ಮತ್ಸಿ ಸಮೀಪಂ ಇಹಾನಯ ಹಿಡಿದು ನನ್ನ ಹತ್ರ ಬಿಡಿ ಇದನ್ನು ಕೇಳಿದ ದ್ರೋಣ ಮತ್ತೆ ಬ್ರಾಹ್ಮಣ ಬುದ್ಧಿ ಇಷ್ಟು ಒಳ್ಳೆ ಬುದ್ಧಿ ಬಂತಲ್ಲ ನಮ್ಮ ದುರ್ಯೋಧನಿಗೆ ಅವನೇ ಲೆಕ್ಕ ಹಾಕಿದ ಅವನನ್ನು ಕರೆಸಿ ಹತ್ತು ದಿವಸ ಆಗಿದೆ ಭೀಷ್ಮನ ಕರ್ಕೊಂಡಾಗಿದೆ ಉಳಿದಿದ್ದ ಯುದ್ಧ ನಿಲ್ಲಿಸಿ ಧರ್ಮರಾಜನ ರಾಜ್ಯವನ್ನು ಒಪ್ಪಿಸ್ತಾನೋ ಏನೋ ಎಂಥ ಬುದ್ಧಿ ನೋಡಿ ಕೊಡ್ತಾನೋ ಏನು ಅಂತ ಅನ್ಯಾ ಕಂತೆ ಸತೋರಾ ಜನ್ನೇ ಯಸ್ಯ ಗ್ರಹಣಮಿಚ್ಚಸಿ ಅವನು ಕೊಲ್ಲೋರು ಕಳವಲ ಅಂತ ಹೇಳಿದ ನಾ ವದಾ ತಂ ಸುದರ್ಧರ್ಷಂ ಪರಮದ್ಯ ಪ್ರಾಯಚಸೆ ಕಿಮರ್ಥಂ ಚನರವ್ಯಾ ಗಾನವದಂ ತಸ್ಯ ಕಾಂಕ್ಷಸೆ ಕೊಲ್ಲೋರು ಕಳತನೇಪಾ ಮದ್ಯಾತಿಗೆ ಅಂತ ಕೇಳ್ತೀಯೇ ಮೇಡ ಆಚಾರ್ಯರೇ ನಿಮಗೆ ನೂ ಮೊರ ಹೋಗಲಿಲ್ಲ ಈ ದುರ್ಯೋಧನ ನಿಮಗೆ ಅರ್ಥವಾಗಲಿಲ್ಲ ಅಂತ ನೀವು ಹಿಡಿದು ಕೊಟ್ರೆ ಅವ್ನ ಜೊತೆಯಲ್ಲಿ ಪಾಂಡವರು ಉಳಿದವರಿದ್ರೆ ಕೃಷ್ಣ ಇದ್ರೆ ಸುಮ್ಮನೆ ಇರ್ತಾನೆ ಅವನು ಎದುರಿಗೆ ಬಂದ್ರೆ ಇನ್ನೊಂದು ಜೂಜ್ ಆಡೋಣವೇನೋ ಅಂತ ಕೇಳ್ತೇನೆ ಇಲ್ಲ ಅನ್ನೋದಿಲ್ಲ ಮತ್ತೆ ಹನ್ನೆರಡು ವರ್ಷ ಒಂದು ವರ್ಷ ವನವಾಸ ಅಜ್ಞಾತವಾಸ ಕಳಿಸ್ತೇನೆ ಬುದ್ಧಿ ನೋಡಿ ಅಂತ ಬುದ್ಧಿ ಹಾಕಿ ಮರಣ ಮಂತ್ರಾನುಗ್ರಹವನ್ನು ಅವಧರಿಸಬಹುದೇ ಮಗನೇ ಪಾರ್ಥ ಪರಿಯನ ಪಾರ್ಥನ ಪರಿಯನರಿಯ ಹಿಡಿಯಲಿ ಇವನೇ ಧರ್ಮನಂದನನ ಅರಿದ ಬೇಡಿದ ತನಗೆನೂಕದ ವರವ ವಚನಿಸಿ ಮಾಡದಿಹ ಬಾಹಿರರು ನಾವಲ್ಲನಲು ಮರಣ ಮರಣಮಂತ್ರಾನುಗ್ರಹವನ್ನು ಅವಧರಿಸಬಹುದೇ ಯುಧಿಷ್ಠನ ಜೀವ ಸಹಿತ ಹಿಡಿದುಕೊಡು ಅಂತ ಕೇಳ್ತೀಯೇ ಮರಣಮಂತ್ರ ಕೊಟ್ಟ ಹಾಗಾಯಿತು ನನಗೆ ಮಗನೇ ಪಾರ್ಥನ ಪರಿಯನರಿಯ ಅರ್ಜುನ ಸುಮ್ಮನೆ ಬಿಡ್ತಾನೆಯೇ ಧರ್ಮರಾಜನ್ ಸರಿ ಹಿಡಿಯೋದಿಕ್ಕೆ ಹಿಡಿಯಲಿ ಇವನೇ ಧರ್ಮಾನಂದನನ ಹಿಡಿಯೋಗಿ ಬಿಡ್ತಾನಿಯೇ ಅರಿದ ಬೇಡಿದೆ ಆಗದೆ ಆಗದೇದ್ದನ್ನು ಕೇಳಿಬಿಟ್ಟೆ ತನಗೆ ನೂಕದ ವರ ವಚನಿಸಿ ನನ್ನ ಕೈಲಿ ಆಗದೆ ವರ ಕೇಳಿದ್ದೀಯೇ ಮಾಡದಿಹ ಬಾಹಿರರು ನಾವಲ್ಲೆನಲು ನಾವು ಮಾಡೋಕ್ಕಾಗೋಲ್ಲ ಅಂತ ಹೇಳೋ ಹಾಗಿಲ್ಲ ವರ ಕೊಟ್ಟಿದ್ದೇನೆ ಈಗ ಕೇಳಿರೋ ವರ ಮಾತ್ರ ಕೇಳಾಗೋದಿಲ್ಲ ಅದಕ್ಕೆ ಉತ್ತರ ಹೇಳಿದ ಈ ದುರ್ಯೋಧನ ಕೊಡುವಡಿದು ವರ ಕೊಟ್ಟರಿದನ್ನು ಕೊಡಿ ಅಲ್ಲದಿದ್ದರೆ ನುಡಿಗೆ ಮೊಳೆ ಹೊಮ್ಮುವರೆ ಕೊಟ್ಟ ಇಟ್ಕೊಳ್ಳಿ ಕೊಡದೆ ಇದ್ರೆ ವಾಪಸ್ ತಗೊಳ್ಳಿ ನಿಮ್ಮಯ ತೊಡಕ ಅವನಲ್ಲ ಏನೋ ಕಗ್ಗಂಟು ಮಾಡ್ತಾ ಇದ್ದೀರಿ ಮಾತಿನಲ್ಲಿ ಕ್ರೈಸಿಸ್ ತರ್ತಾ ಇದ್ದೀರಿ ನೀವೇ ಬಲ್ಲಿರೇನುತ ನಗುತ ಹಿಡಿದು ಬಿಗಿವನು ಪಾರ್ಥನನು ಅರ್ಜುನ ಇಲ್ಲಿ ಬರ್ತಾನೆ ಧರ್ಮರಾಜನ ಸಹಾಯಕ್ಕೆ ಅವನು ಮೊದಲು ಅರೆಸ್ಟ್ ಮಾಡ್ತೀನಿ ನಾನು ಹಿಡಿದು ಬಿಗಿವೆನು ಪಾರ್ಥನನು ಕೆಲ ಕಡೆಗೆ ತಪ್ಪಿಸಿ ಧರ್ಮಪುತ್ರನ ಬಿಡನು ನಿನ್ನಯ ದಳತೆ ನಡೆಯಬಹುದೆಂದ ಅಲ್ಲಿಂದಲ್ಲೇ ಒಂದು ಸ್ಟ್ರಾಟಜಿ ಮಾಡಿದ ದ್ರೋಣ ತಾಳಪ ಕೆಲಸ ಮಾಡೋಣ ಈ ಅರ್ಜುನನನ್ನು ಒಂದು ಎಲ್ಲಾದರೂ ಬೇಡೆ ಕಡೆಗೆ ರವಾನಿಸಿಬಿಟ್ರೆ ಅವತ್ತು ಧರ್ಮರಾಜನ ಹತ್ರ ಸುಳಿಯದೇ ಇರುವಂತೆ ಆವಾಗ ಧರ್ಮರಾಜನ್ ಹೇಗಾದರೂ ಸರಿ ಹಿಡಿಬೋದು ಅಂತ ಕಾಣುತ್ತೆ ನನಗೆ ಭೀಮನ ಮೇಲೆ ಭಯವಿಲ್ಲ ಆನೆ ಸೇನೆಯೋ ಕುದುರೆ ಸೇನೆಯೋ ಕೊಟ್ಟರೆ ಕೊತ್ಕೋತಾ ಕೂತಿರ್ತಾನೆ ಸಾಯಂಕಾಲ ತನಕ ಸೌದೆ ಕಳೆಯೋ ಹಾಗೆ ಈ ಅರ್ಜುನ ಆಗಲ್ಲ ಚುರುಕು ಎಲ್ಲಿಂದ ಎಲ್ಲಿ ಕಡೆ ಯುದ್ಧ ಭೂಮಿಯಲ್ಲಿ ಕಣ್ಣು ಸಹಸ್ರಾಕ್ಷ ಇಂದ್ರನ ಅವನು ಅವನೊಬ್ಬರನ್ನು ಬೇರೆ ಕಡೆಗೆ ನಾವು ತಳ್ಳಬೇಕು ಅದು ಮಾಡೋ ಪಕ್ಷದಲ್ಲಿ ಆಗತ್ತೆ ನೋಡೋದಕ್ಕೇನು ಮಾಡೋಣ ಅಷ್ಟೇ ಅಂದ್ರು ರಾತ್ರಿ ಒಬ್ಬರೂ ನಿದ್ದೆ ಮಾಡಲಿಲ್ಲ ತ್ರಿಗರ್ತ ರಾಜಕುಮಾರರು ಐವರಿದ್ದರು ಅವತ್ತು ಹೇಳಿದ್ದೇನೆ ತಮಗೆ ಈ ತ್ರಿಗರ್ತರಂದ್ರೆ ಯಾರು ತ್ರಿಗರ್ತ ಮೂರು ಹಳ್ಳವಿರುವ ಒಂದು ದೇಶ ಈಗಿನ ಆಫ್ಘಾನಿಸ್ತಾನಕ್ಕೆ ಆಗಿನ ಜಾಗದಲ್ಲಿ ದೂರದಲ್ಲಿದ್ದ ಪ್ರದೇಶ ಸುಶರ್ಮ ಅಂತ ಅವರ ಮುಖಂಡ ಐವರು ಸೋದರರು ಐವರಿಗೆ ಎರಡೆರಡು ಹೆಸರುಗಳಿದ್ದವು ಸತ್ಯರಥ ಸತ್ಯವರ್ಮ ಸತ್ಯವ್ರತ ಸತ್ಯೇಶು ಸತ್ಯಕರ್ಮ ಸತ್ಯಕರ್ಮ ಸತ್ಯವರ್ಮ ಸತ್ಯಕರ್ಮ ಸತ್ಯರಥ ಸತ್ಯವ್ರತ ಸತ್ಯೇಶು ಮಠ ಸ್ವಾಮಿಗಳೆಲ್ಲ ಸತ್ಯ ಸತ್ಯ ಅಂತ ಇಟ್ಕೊಳ್ಳೋ ಹಾಗೆ ಇದು ಹೆಸರು ಅದು ಯಾರಿಗೆ ಗೊತ್ತಿತ್ತೋ ಬಿಟ್ಟಿತ್ತೋ ಸುಶರ್ಮ ಸುರಥ ಸುಧರ್ಮ ಸುಧನ್ವ ಸುಧನು ಸುಬಾಹು ಇದು ಪಾಪ್ಯುಲರ್ ನೇಮ್ಸ್ ಇದೆ ಇವರಿಗೆ ಅವರಿಗೆ ಪಾಂಡವರಿಗೆ ಹಾಗೆ ತನಿವಿತ್ತು ಅರ್ಜುನನ ಕೈಯಲ್ಲಿ ಸಾಕಷ್ಟು ಹೊಡೆತ ತಿಂದಿದ್ದು ಪಶ್ಚಿಮ ದಿಗ್ವಿಜಯ ಕಾಲದಲ್ಲಿ ಸೋತಿದ್ರು ರಾಜಸೂಯ ಕಾಲದಲ್ಲಿ ಮತ್ತು ಗೋಗ್ರಹಣ ಕಾಲದಲ್ಲಿ ಐವರನ್ನು ಸೆರೆ ಹಿಡಿದು ಹಿಗ್ಗಾಮುಗ್ಗಾ ಮಾಡಿದ್ದ ಅರ್ಜುನ ಆದ್ದರಿಂದ ನಾನು ಐವರನ್ನು ತಯಾರು ಮಾಡ್ತೇನೆ ನೀವು ಯೋಚನೆ ಬಿಡಿ ಅಂತ ಹೇಳಿ ಐವರ ಸಮೀಪಕ್ಕೆ ಬಂದಿದ್ದಾನೆ ದುರ್ಯೋಧನ ಮಹಾರಾಯರೇ ನಿಮ್ಮ ನಮ್ಮಲ್ಲಿ ಪ್ರೀತಿ ಇದೆ ತಾನೇ ಏನೇ ಹೇಗೆ ಕೇಳ್ತೀಯ ಪ್ರೀತಿಯಿಂದ ಇದಕ್ಕೆ ಬಂದಿದ್ದೇವೆ ಅಲ್ಲಲ್ಲ ನಿಮ್ಮ ಪ್ರಾಣದ ಮೇಲೆ ಪ್ರೀತಿನಾ ನನ್ನ ಮೇಲೆ ಹೆಚ್ಚು ಪ್ರೀತಿನಾ ಅಂತ ಕೇಳಿದ ದುರ್ಯೋಧನ ನಿನಗೋಸ್ಕರ ಸಾಯೋದಕ್ಕೆ ತಯಾರಿದ್ದೇವೆ ಕಾಣೆಯ ಅರ್ಜುನ ಬೇಕು ಮುಖ್ಯವಾಗಿ ಅವನ ಪ್ರಾಣ ತಗೋಬೇಕು ನಾವು ಸಾಯಬೇಕು ಅಂತ ಹೇಳಿದಾಗಿ ಹಾಗಿದ್ರೆ ಪ್ರತಿಜ್ಞೆ ಮಾಡಿ ಇವತ್ತು ಅದ್ಯಾಸ್ತು ಅನರ್ಜುನ ಭೂಮಿ ಅತ್ರಿಗರ್ತ ಅಥವಾ ಪುನಃ ಈ ಭೂಮಿಯಲ್ಲಿ ಅರ್ಜುನನಾದರೂ ಇರಬೇಕು ತ್ರಿಗರ್ತರಾದರೂ ಇರಬೇಕು ಇಬ್ಬರಿಗೂ ಅವಕಾಶವಿಲ್ಲ ಅನ್ನೋದಿಟ್ಟು ಅದಕ್ಕೇನು ಮಾಡೋದು ಅದಕ್ಕೊಂದು ವ್ರತವಿತ್ತು ಆ ವ್ರತವನ್ನು ಕೊಟ್ಟಿದ್ದಾರೆ ಅದು ಸಂಶಾಪ ಶಾಪ ಅಂದ್ರೆ ಒಬ್ರು ಇನ್ನೊಬ್ರು ಕೊಡೋ ಅಲ್ಲ ಶಾಪ ಹಿಡಿಯುವುದು ಅಂದ್ರೆ ಪ್ರತಿಜ್ಞೆ ಮಾಡುವುದು ಅನ್ನೋ ಅರ್ಥ ಸಂಶಾಪಗೊಂಡವರು ಸಂಶಪ್ತರು ಅದು ಗೊತ್ತಿಲ್ಲದೆ ಕನ್ನಡದಲ್ಲಿ ಸಂಸಪ್ತರು ಸಮಸಪ್ತರು ಏನೇನೋ ಅರ್ಥಗಳನ್ನು ಹೇಳ್ತಾರೆ ಸಂಶಾಪ ಏನು ಶಾಪ ಅವರು ಅದಕ್ಕೆಲ್ಲ ಒಂದು ರೀತಿ ಅಗ್ನಿಹೋತ್ರಾದಿಗಳನ್ನು ಮಾಡಬೇಕಾಗಿತ್ತು ತಥೋಜ್ವಲನ ಮಾನರ್ಜ ಅಗ್ನಿಯನ್ನು ತಯಾರು ಮಾಡಿದರು ಹೊತ್ವಾ ಸರ್ವೇ ಪೃಥಕ್ ಪೃಥಕ್ ಐದು ಅಗ್ನಿಕುಂಡಗಳನ್ನಿಟ್ಟುಕೊಂಡು ಏನು ಹೋಮ ಮಾಡಿದ್ರು ಆತ್ಮಶ್ರಾದ್ದ ಮಾಡಿಕೊಂಡ್ರು ಘಟಶ್ರಾದ್ದ ಸನ್ಯಾಸ ತಗೊಳ್ಳೋರು ಮಾಡ್ಕೊಳ್ತಾರಲ್ಲ ಮುಂದೆ ಮಕ್ಕಳು ಅವರೇನಾರು ಮಾಡಲಿ ಬಿಡ್ಲಿ ಅಂತ ತಮ್ಮ ಜನ್ಮಕ್ಕೆ ತಾವೇ ಶರೀರಕ್ಕೆ ಶ್ರಾದ್ದ ಮಾಡಿಕೊಂಡ ಹಾಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಕುಶಚಿ ರಾಣಿ <coughs> ದರ್ಭೆಯಿಂದ ಮಾಡಲ್ಪಟ್ಟ ಉಡುಪುಗಳನ್ನು ಧರಿಸಿಕೊಂಡು ಚಿತ್ರಾಣಿ ಕವಚಾನಿಚ ವಿಚಿತ್ರವಾದ ಕವಚಗಳನ್ನು ಹುಲ್ಲಿನಿಂದ ಮಾಡಿದ್ದ ನೆರೆಗೆ ಬಿಡಿದುಕೊಂಡು ತೇಜಬದ್ಧ ತನುತ್ರಾಣ ಆಗ್ತಾ ಮೈಗೆಲ್ಲ ತುಪ್ಪವನ್ನು ಬಳಿದುಕೊಂಡು ಹೋಮ ಮಾಡುವವರು ಕುಶಚೀರಿಣ ಮೌರ್ವಿ ಮೇಖಲಿನೋ ವೀರಾ ದರ್ಭೆ ಹುಲ್ಲಿಂದ ಮಾಡಿದಂತಹ ಈ ಮೇಖಲೆಯನ್ನು ಸೊಂಟಕ್ಕೆ ಒಂದು ಬೆಲ್ಟ್ ಅಂತೆ ಧರಿಸಿಕೊಂಡು ಯಜ್ವಾಣ ಯಾಗವನ್ನು ಮಾಡಿದ್ದಾರೆ ಪುತ್ರಿನೋ ಲೋಕ್ಯ ಕೃತಕೃತ್ಯ ತನುತ್ಯಜ ನಾವು ಪ್ರಾಣವನ್ನು ಬಿಡ್ತೇವೆ ಇಲ್ಲದೆ ಯುದ್ಧದಲ್ಲಿ ಗೆಲ್ತೇವೆ ಗೆಲ್ಲೋಕ್ಕಾಗದೆ ಸಾಯೋದು ಖಂಡಿತ ಇದಕ್ಕೆ ಸೂಯಿಸೈಡ್ ಸ್ಕ್ವಾಡ್ ಅನ್ನೋದು ಇವತ್ತು ಮಹಮುದಿಯರಲ್ಲಿ ಶುರುವಾಗಿದೆ ನೋಡಿ ಅದು ಅವರ ಗ್ರಂಥಗಳು ಜಿಹಾದ್ ಅಂತ ಹೇಳ್ತೇವೆ ಲೋಕದಲ್ಲಿ ಅವರ ದೇವರನ್ನು ನಂಬದೇ ಇದ್ದವರು ಯಾರೂ ಇರಬಾರದು ಎಲ್ಲ ಎಲ್ಲ ಕನ್ವರ್ಟ್ ಆಗಬೇಕು ಎಲ್ಲ ಸಾಯಬೇಕು ಆ ಧರ್ಮಗ್ರಂಥ ಅವರು ಹೇಳುವಂತೆ ಅದಕ್ಕಾಗಿ ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧರಾಗಿ ನೋಡಿದ್ದೀರಿ ಡಬ್ಲ್ಯೂ ಟಿ ಒ ಟವರ್ಸ್ ಅಮೆರಿಕಾದಲ್ಲಿ ಹಾರಿಸಿದ್ದು ಮಾಡಿದ್ದು ಆ ದೃಷ್ಟಿಯಿಂದ ಇವತ್ತು ಸೂಯಿಸೈಡ್ ಸ್ಕ್ವಾಡ್ ಅಂತ ನಮಗೆ ಗೊತ್ತಾಗುತ್ತೆ ಆಗಿನ ಕಾಲದಲ್ಲಿ ಇದ್ದದ್ದು ಮಾತ್ರ ಆಶ್ಚರ್ಯ ಐದೂರು ಸಾವಿರ ಹಿಂದೆ ಅದು ಮತದ ಅಥವಾ ಧರ್ಮದ ಹೆಸರಿನಲ್ಲಿ ಇದ್ದದ್ದಲ್ಲ ಆದರೆ ಒಂದು ಹಠ ವೈಯಕ್ತಿಕ ಛಲಕ್ಕೋಸ್ಕರವಾಗಿ ಇದನ್ನು ಮಾಡಿಕೊಂಡಿದ್ದಾರೆ ಪ್ರಜ್ವಾಹಲ್ಯ ಕೃಷ್ಣ ವರ್ತಮಾನಂ ಉಪಾಗಮ್ಯ ರಣವ್ರತಂ ಕೈಯಲ್ಲಿ ದರ್ಭಗಳನ್ನು ಹಿಡ್ಕೊಂಡು ಕ್ರೂರವಾದ ಮಂತ್ರಗಳನ್ನು ಪುರೋಹಿತ ಹೇಳಿಕೊಟ್ಟದ್ದನ್ನು ಹೇಳಿ ತಸ್ಮಿನ್ನಗ್ನೌ ತದಾ ಚಕ್ರು ಪ್ರತಿಜ್ಞಾಂ ದೃಢ ನಿಶ್ಚಯ ಅಗ್ನಿಯ ಎದುರುಗಡೆ ಪ್ರತಿಜ್ಞೆಯನ್ನು ಮಾಡ್ತಿದ್ದಾರೆ ಶೃಣ್ವಂತೋ ಸರ್ವಭೂತಾನಾಂ ಉಚ್ಚೈ ವಾಚೋ ಬಭಾಷ ಗಟ್ಟಿಯಾದ ಮಾತುಗಳಲ್ಲಿ ಎಲ್ಲರೂ ಕೇಳುವಂತೆ ತಮಟೆ ಗಿಮಟೆ ಹೊಡೆದು ವಾದ್ಯಗಳನ್ನೆಲ್ಲ ಬರುಸ್ತಾ ಪ್ರತಿಜ್ಞೆ ಮಾಡಿದ್ದಾರೆ ಏನು ಪ್ರತಿಜ್ಞೆ ಮಾಡಿದ್ದಾರೆ ಸರ್ವೇ ಸರ್ವೇ ಧನಂಜಯ ವಧೆ ಪ್ರತಿಜ್ಞಾಂಚ ಅಪಿಚಕ್ರಿರೆ ಏ ವೈ ಲೋಕಾ ಔರತಿನಾಂ ಏ ಚೈವ ಬ್ರಹ್ಮಘಾತಿನಾಂ ಮದ್ಯಪಸ್ಯ ಚ ಏ ಲೋಕಾ ಗುರುದಾರರತಸ್ಯ ಚ ಬ್ರಹ್ಮಸ್ವಹಾರಿಣಶ್ಚೈವ ರಾಜಪಿಂಡಾಪಹಾರಿಣ ನಾವು ಒಂದು ವೇಳೆ ಅರ್ಜುನನನ್ನು ಕೊಲ್ಲದೆ ಹೇಡಿಗಳಂತೆ ಹಿಂದಿರುಗುವ ಪಕ್ಷದಲ್ಲಿ ವ್ರತವನ್ನು ಬಿಟ್ಟವರಿಗೆ ಯಾವ ನರಕ ಪ್ರಾಪ್ತಿ ಆಗ್ತದೆಯೋ ಗುರುಪತಿಯನ್ನು ಹೊಂದಿದವನಿಗೆ ಯಾವ ದುರ್ಗತಿ ಆಗ್ತದೆಯೋ ಮದ್ಯಪಾನ ಮಾಡಿದವನಿಗೆ ಯಾವ ದುರ್ಗತಿ ಆಗ್ತದೆಯೋ ರಾಜಪಿಂಡವನ್ನು ಕದ್ದವನಿಗೆ ಸರ್ಕಾರದ ಸ್ವತ್ತನ್ನು ಕದ್ದವನಿಗೆ ಏನೇನು ದುರ್ಗತಿ ಬರ್ತದೆಯೋ ಯಾರಿಗೂ ಬಂದಿಲ್ಲ ಬಿಡಿ ಬ್ರಹ್ಮಸ್ವಹಾರಿಣಶ್ಚೈವ ಬ್ರಾಹ್ಮಣರ ಸ್ವತ್ತನ್ನು ಕದ್ದವನಿಗೆ ಏನು ನರಕ ಬರ್ತದೆಯೋ ಯಾಚಮಾನಂ ತಥಾಘ್ನತಃ ಯಾಚನೆಗೆ ಅಂತ ಬಂದ ಭಿಕ್ಷುಕನನ್ನು ಕೊಂದವನಿಗೇನು ಪಾಪ ಬರ್ತದೆಯೋ ಶರಣಾಗತಂ ಚಜತಃ ಶರಣಾಗತನನ್ನು ಬಿಟ್ಟವನಿಗೇನು ದೋಷ ಬರ್ತದೆಯೋ ಗಾಂ ನಿಘ್ನತಾಮಪಿ ಗೋವುಗಳನ್ನು ಕೊಂದವನಿಗೇನು ಪಾಪ ಬರ್ತದೆಯೋ ಸ್ವಭಾರ್ಯ ಮೃತುಕಾಲೇಶು ಮೋಹಾದ್ವೈನಾಭಿಗಚ್ಛತಾಂ ಋತುಕಾಲದಲ್ಲಿ ಪತ್ನಿ ಸಂಗಮವನ್ನು ಮಾಡದೇ ಇದ್ದವನಿಗೇನು ದೋಷ ಬರ್ತದೆಯೋ ಶ್ರಾದ್ಧ ಶ್ರಾದ್ಧ ಮೈಥುನಿಕಾನ ಪಿತೃಶ್ರಾದ್ದ ಮಾಡಿದ ದಿವಸ ಯಾವನು ಪತ್ನಿ ಸಂಗಮವನ್ನು ಮಾಡ್ತಾನೆಯೋ ಅವನಿಗೇನು ಪಾಪ ಬರ್ತದೆಯೋ ಶ್ರುತಂ ನಾಶಯಿತಾಂಚೆ ಯಾರು ಕೇಳಿದ್ದ ವೇದಾಭ್ಯಾಸವನ್ನೆಲ್ಲ ಬಿಡ್ತಾರೆಯೋ ನ್ಯಾಸಾಪಹಾರಿಣಾಮ್ ಏಚ ಒತ್ತೈಟ್ಟ ಪದಾರ್ಥವನ್ನು ನೀ ಇಟ್ಟೇ ಇಲ್ಲ ಅಂತ ಹೇಳಿ ಯಾರು ಎತ್ತಾಕೊಳ್ತಾನೆಯೋ ಕ್ಲೀಬೇನ ಯುದ್ಧಮಾನ ನಪಂಸಕರ ಜೊತೆಯಲ್ಲಿ ಯಾರು ಯುದ್ಧ ಮಾಡ್ತಾರೆಯೋ ಅವ್ರಿಗೇನು ಪಾಪ ಬರ್ತದೆಯೋ ಏಚ ನೀಚಾನುಸಾರಿಣಾಮ್ ನೀಚರ ಸಂಘವನ್ನು ಯಾರು ಮಾಡ್ತಾರೆಯೋ ಅವ್ರಿಗೇನು ಪಾಪ ಬರ್ತದೆಯೋ ನಾಸ್ತಿಕ ಅನಾಂಚಯೇ ಲೋಕ ನಾಸ್ತಿಕರು ಯಾವ ಕೆಟ್ಟ ಲೋಕಕ್ಕೆ ಹೋಗ್ತಾರೆಯೋ ಏ ಅಗ್ನಿ ಮಾತ್ರ ಪಿತೃತ್ಯಜ ಅಗ್ನಿಯನ್ನು ಬಿಟ್ಟವರು ತಾಯಿಯನ್ನು ಬಿಟ್ಟವರು ತಾಯಿಗೆ ಒಂದು ಮೊಳ ಬಟ್ಟೆ ಕೊಡದೇ ಇದ್ದವರು ಮುದುಕಿಗೆ ಅನ್ನ ಹಾಕದೇ ಇದ್ದವರು ತಂದೆಗೆ ಅನ್ಯಾಯ ಮಾಡಿದವರು ಯಾವ ನರಕಕ್ಕೆ ಹೋಗ್ತಾರೆಯೋ ಆ ನರಕಕ್ಕೆ ನಾವು ಹೋಗ್ತೇವೆ ಅರ್ಜುನನನ್ನು ಕೊಳದೆ ನಾವು ಹೇಳಿಗಳಂತೆ ವಾಪಸ್ ಹಿಂದಿರುಗಿದೆ ಎಂದರು ಎಲ್ಲರೂ ತಮಟೆ ಹೊಳಿತಿದ್ದಾರೆ ಹಾಗಿದ್ರೆ ಮುಗೀತು ಅರ್ಜುನನ ಕಥೆ ಎಂಬುದಾಗಿ ಇದು ಎಲ್ಲ ಇಷ್ಟು ನಡೆದಿದೆ ಈ ಸಮಾಚಾರ ಪಾಂಡವರ ಕಡೆ ತಿಳಿಯಿತು ತಿಳಿದ ಮೇಲೆ ಧರ್ಮರಾಜ ಅರ್ಜುನನಿಗೆ ಕೃಷ್ಣನಿಗೆ ಹೇಳ್ತಾನೆ ಏನೇ ಇದು ನಾನು ಸೆರೆ ಬೇರೆ ಹಿಡಿತಾರಂತೆ ಅರ್ಜುನ ನಿನ್ನ ದೂರಕ್ಕೆಲ್ಲೋ ಒಂದು ಕಡೆ ಹೋಯ್ತಾರಂತೆ ನನ್ನನ್ನು ಸರಿ ಹಿಡಿತಾರಂತೆ ಏನು ಮಾಡೋದು ಏನು ಮಾಡೋದು ಅಂತ ಭಯ ಶುರುವಾಯಿತು ಹೇಳಿಯಲ್ಲ ಸರಿಯಾದ ಅಂಪೈರ್ಗಳಿಲ್ಲ ನೀತಿ ಇಲ್ಲ ನಿಯಮವಿಲ್ಲ ಇವನು ಇನ್ನೂ ಕಲ್ತಿದ್ದಾನೆ ಅರಣ್ಯವಾಸದಲ್ಲಿ ನಿಜ ಆದರೆ ಶಕುನಿ ಇವನನ್ನು ಮೀರಿಸುವಂತಹ ಮಾಯ ಏನಿಟ್ಟಿದ್ದಾನೋ ಅದರಿಂದ ಏನು ಮಾಡಲಿ ಏನು ಮಾಡಲಿ ಅಂತ ಇವನು ಹೆದರ್ತಾ ಕೂತಿದ್ದಾನೆ ಆ ಕಡೆಯಲ್ಲಿ ಕೃಷ್ಣ ಹೇಳಿದ ಹೆದರಬೇಡ ನೀ ಸುಮ್ಮನೆ ಅವರು ಭೀಮನನ್ನು ಕಾವಲಿಗೆ ಹಾಕಿರ್ತಾರೆ ಬಾಡಿ ಸಂಸಪ್ತಕರನ್ನು ಅರ್ಜುನ ಮುಗಿಸಿ ನಾನು ಅವನು ಬರುವ ತನಕ ನೀನು ಯುದ್ಧ ಭೂಮಿಯಲ್ಲಿ ಯಾರೋ ಒಂದು ಕಡೆ ಇದ್ಕೊಂಡು ಸುಮ್ಮನೆ ಕೈಯಲ್ಲಿ ಕತ್ತಿ ಹೀಗೆ ಹೀಗೆ ಮಾಡ್ತಾ ಇರು ನಿನ್ನ ಬಾಡಿಗಾರ್ಡ್ ನಿಂತಿರ್ತಾನೆ ಇವನು ಭೀಮಸೇನ ಯೋಚನೆ ಮಾಡಬೇಡ ಎಂಬುದಾಗಿ ಧೈರ್ಯ ಹೇಳಿದ್ದಾರೆ ಈ ಹನ್ನೊಂದನೇ ದಿವಸ ಪ್ರಾತಃ ಕಾಲದಲ್ಲಿ ಯುದ್ಧ ಆರಂಭವಾಯಿತು ಈಗ ಯುದ್ಧದ ಕಥೆ ಯುದ್ಧದಲ್ಲಿ ಏನು ಹೈಲೈಟ್ಸ್ ಅಂತ ಹೇಳಿದ್ರೆ ಕೌರವರ ಕಡೆ ಇದು ಮೊದಲನೇ ತೆಂಗಿನಕಾಯಿ ಹೊಡೆಯುತ್ತೇವೆ ಇನ್ನೊಂದು ಹದಿನೈದು ನಿಮಿಷದಲ್ಲಿ ಸಿದ್ಧ ಮಾಡಿಕೊಳ್ಳಿ ನೀವು ಸ್ವಲ್ಪ ಮುಂದೆ ಬನ್ನಿ ಅಷ್ಟು ಜನರ ಮಧ್ಯೆ ತೆಂಗಿನಕಾಯಿ ಹೊಡೆದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಕೌರವರ ಕಡೆ ಒಂದು ಅಕ್ಷೋಹಿಣಿ ನಾಯಕನೊಬ್ಬನ ವಧೆಯಾಗ್ತದೆ ಅವನೇ ಭಗದತ್ತ ಕಥೆ ಇಷ್ಟು ಬೇಗ ಮುಗಿಯುವುದಿಲ್ಲ ಸ್ವಲ್ಪ ನಿಧಾನವಾಗಿದೆ ಈ ಭಗದತ್ತ ನರಕಾಸುರನ ಮಗ ಈ ಕಥೆ ತಮಗಾವಾಗಲೇ ಹೇಳಿದ್ದೆ ಒಂದು ಸಲ ಅಂತ ಕಾಣುತ್ತೆ ಇವನಿದ್ದದ್ದು ಪ್ರಾಗ್ ಜ್ಯೋತಿಷಪುರದಲ್ಲಿ ಅದು ಚೈನೀ ದೇಶ ಚೀನಾ ದೇಶ ಹಳದಿ ಬಣ್ಣದ ಸೈನ್ಯ ಚೀನೀಯರು ಅಂತ ಬರದೇ ಬಿಟ್ಟಿದ್ದಾರೆ ಮಹಾಭಾರತದಲ್ಲಿ ನೀವು ಡೌಟ್ ಮಾಡೋ ಹಾಗಿಲ್ಲ ಚೈನಾ ದೇಶಲ್ಲಾಗಲಿಲ್ಲ ಭಗದತ್ತ ನರಕಾಂತ್ ಹೆಸರಿಟ್ಕೊಳ್ತಿದ್ದೆ ಅಪ್ಪತ ಇಂಡಿ ಇಂಡಿಯನ್ ಹೆಸರುಗಳು ಅಂದರೆ ಆವಾಗ ಅದು ಭಾರತದ ಅವಿಭಾಜ್ಯ ಭಾಗವಾಗಿತ್ತು ಸಾಂಸ್ಕೃತಿಕವಾಗಿ ನಮ್ಮವರು ಸಾಮ್ರಾಜ್ಯವನ್ನು ಕಟ್ಟಿದ್ರು ಪೊಲಿಟಿಕಲ್ ಎಂಪೈರ್ ಅಲ್ಲ ಕಲ್ಚರಲ್ ಎಂಪೈರ್ ಭಾರತ ವರ್ಷ ಅಂದರೆ ಕಲ್ಚರಲ್ ಎಂಪೈರ್ ಭಾರತ ಖಂಡ ಅಂದರೆ political empire greater India and real India ಈ ಭಾರತ ವರ್ಷ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ನೀವು ಈ ಕಡೆ ಪಾಲಿಸ್ ಪಾಲಿಸ್ತಾನ ಪ್ಯಾಲೆಸ್ಟೈನ್ನಿಂದ ಹಿಡಿದು ಈ ಕಡೆ ಇಂಡೋ ಚೈನಾ ಹಿಂದೂ ಚೈನಾ ನಿನ್ನೆ ಮೊನ್ನೆ ತನಕ ಇತ್ತು ಹೆಸರು ಅದಕ್ಕೆ ಈಗೇನು ಒಂದು ವಿಯೆಟ್ನಾಂ ಅಂತ ಹೆಸರು ಎಲ್ಲರೂ ಒಂದು ಪ್ರತ್ಯೇಕತಾ ಹೆಸರುಗಳು ಮಾಡ್ಕೊಳ್ತಾ ಇದ್ದಾರೆ ಅದನ್ನು ನಮಗದು ಬೇರೆ ಅನಿಸ್ತಾ ಇದೆ ಇಂಡೋನೇಷ್ಯಾ ಅಂತ ಹೇಳ್ತಾರೆ ಎರಡು ದ್ವೀಪಗಳು ಜಾವಾ ಸುಮಾತ್ರ ಮೊನ್ನೆ ಮೊನ್ನೆ ತನಕ ನಮಗೆ ಆ ಹೆಸರುಗಳನ್ನು ಹೇಳ್ತಿದ್ರು ಇಡೀ ಜಗತ್ತಿಗೆ ಭಾರತೀಯರು ಧೈರ್ಯಗಳಾಗಿದ್ದ ಕಾಲ ಮಹಾಭಾರತದ ಕಾಲ there was no other concept of nation no other nation no other concept of dharma ಅಂಥದೊಂದು ಕಾಲದಲ್ಲಿ ಈ ಭಗದತ್ತನ ತಂದೆ ಭಗವಂತನ ಒಂದು ಬೆವರ ಹನಿಯಿಂದ ಹುಟ್ಟಿದವನು ವರಾಹ ಅವತಾರದಲ್ಲಿ ಒಂದು ಹನಿಯಿಂದ ಹುಟ್ಟಿದವನು ಭೂದೇವಿ ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಭಗವಂತನನ್ನು ಕೇಳಿದಾಗ ತನ್ನ ಅಸ್ತ್ರವನ್ನು ವೈಷ್ಣವಾಸ್ತ್ರವನ್ನು ಅವನಿಗೆ ಅನುಗ್ರಹ ಮಾಡಿದ್ದ ಈ ಕಥೆಯನ್ನು ಕೃಷ್ಣನೇ ಹೇಳ್ತಾನೆ ಈ ಕಥೆ ಕೃಷ್ಣ ಹೇಳುವಂಥ ಮಾತು ಅರ್ಜುನನಿಗೆ ಅಂದರೆ ಆ ನರಕಾಸುನ ಕಥೆ ನೀವು ಕೇಳಿದ್ದೀರಿ ಭಾಗವತದಲ್ಲಿ ಹೆಚ್ಚು ಹೇಳೋಕೆ ಅವಕಾಶವಿಲ್ಲ ಅಂಥವನಿಗೆ ದುಷ್ಟ ಪ್ರೇರಣೆಯುಂಟಾಗಿ ಭೂಮಂಡಲದ ಒಳ್ಳೆಯ ಸುಂದರ ಸ್ತ್ರೀಯರನ್ನೆಲ್ಲ ಕದ್ದುಕೊಂಡು ಹೋಗಿ ಕದ್ದುಕೊಂಡು ಹೋಗಿ ಕದ್ದುಕೊಂಡು ಹೋಗಿ ತನ್ನ ಊರಲ್ಲಿ ಗುಹೆಗಳಲ್ಲಿ ಇಟ್ಟಿದ್ದ ನರಕಾಸುರನ ಸರಿಯಲ್ಲಿ ಹದಿನಾರು ಸಾವಿರ ಸ್ತ್ರೀಯರು ಸಿಕ್ಕಿಬಿದ್ದಿದ್ದರು ಒಂದು ದೇಶದವರಲ್ಲ ಒಬ್ಬರು ಭಾಷೆ ಇನ್ನೊಬ್ಬರು ಗೊತ್ತಿರಲಿಲ್ಲ there was no possibility of their combining themselves and unitedly fight against him ಒಬ್ಬರು ಭಾಷೆ ಒಬ್ಬರು ಗೊತ್ತಿಲ್ಲ ಪರಸ್ಪರ ಸೇರುವ ಹಾಗಿಲ್ಲ ಇವನು ಕಾಮತೃಪ್ತಿಗೆ ಹದಿನಾರು ಸಾವಿರ ಜನ ಬೇಕಾಗಿದ್ರೆ ಗೊತ್ತಿಲ್ಲ ಅವ್ರನ್ನ ಮುಟ್ಟಿದ್ನೇ ಮುಟ್ಟಿರ್ಲಿಲ್ವೇ ಗೊತ್ತಿಲ್ಲ ಗುಹೆಗಳಲ್ಲಿ ಇಟ್ಟಿದ್ದ ಅಷ್ಟು ದೊಡ್ಡ ಗುಹೆಗಳಿದ್ರೆ ಎಲ್ಲಿ ಹೋದವು ಯಾರು ಹೋಗಿ ನೋಡಬೇಕು ಚೈನಾದಲ್ಲಿ ನಮಗೆ ಗೊತ್ತಿಲ್ಲ ಅದು ಈ ದೃಷ್ಟಿಯಿಂದ ಹೋಗಿ ಹುಡುಕಿದ್ರೆ ಗುಹೆಗಳಿದ್ದಾವು ನಮಗೆ ಗೊತ್ತೇ ಇರಲಿಲ್ಲ ಎಷ್ಟೋ ಭಾರತದಲ್ಲಿರೋ ಗುಹೆಗಳು ಮುಚಕುಂದನ ಗುಹೆ ಎಲ್ಲಿದೆ ಅನೇಕರಿಗೆ ಗೊತ್ತಿರಲಿಲ್ಲ ನಾನೇ ಒಂದು ಕಡೆ ಹೇಳಿದ್ದೇನೆ ಜುನಗಡದಲ್ಲಿದೆ ಜಾಂಬುವಂತನ ಗುಹೆ ಎಲ್ಲಿದೆ ಜಮ್ಮೂನಲ್ಲಿದೆ ಜಾಂಬವಂತನ ಹೆಸರಿನಿಂದಲೇ ಜಮ್ಮು ಅಂತ ಹೆಸರು ಬಂದದ್ದು ಅಲ್ಲಿ ಜಾಂಬವಂತ ಇದ್ದ ಜಾಗ ಇದೆ ಅವನು ಆ ಕಡೆ ಇನ್ನೂ ರಷ್ಯಾ ರಶ್ ರಷ್ಯಾ ರೂಕ್ಷ ಕರಡಿ ರೂಕ್ಷ ಅಂದ್ರೆ ಕರಡಿ ಕರಡಿ ದೇಶ ಅದು ಅಂದ್ರೆ ಹಿಮವತ್ ಪರ್ವತದ ಆಚೆ ಕಡೆ ಆ ಹಿಮದಲ್ಲಿ ಬೆಳೆಯುವಂತಹ ಪ್ರಾಣಿಗಳು ಹೆಚ್ಚು ಕಮ್ಮಿ ಕರಡಿ ಕಂಡ ಕಾಣಿಸಿದ್ರು ಏನು ಕಥೆಯೋ ಸ್ವಲ್ಪ ಗುರುತು ಚಾರೆ ಹಿಡ್ಕೋಬೇಕು ಆ ನರಕಾಸುರನನ್ನು ಭಗವಂತ ಸಂಹಾರ ಮಾಡಬೇಕಾಯಿತು ನಿನ್ನ ತಾಯಿ ಎದುರಿಗೆ ಕೊಲ್ತೇನೆ ನಿನ್ನ ನಾಂತ ವರ ಕೊಟ್ಟಿದ್ದರಿಂದ ಸತ್ಯಭಾವನೆಯನ್ನು ಕರ್ಕೊಂಡು ಹೋಗಿ ಭೂದೇವಿ ಅಂಶವಾದ್ದರಿಂದ ಗರುಡಾರೂಢನಾಗಿ ಹೋಗಿ ಅವನ ಸೇನಾಪತಿಯಾದ ಮೂರನನ್ನು ಐದು ತಲೆಯ ರಾಕ್ಷಸನನ್ನು ಸಂಹಾರ ಮಾಡಿ ಅವನು ನೀರಲ್ಲಡ್ಕೊಳ್ತಾ ಇದ್ದವನು ಈ ಯುದ್ಧದ ಯಥಾವತ್ತಾದ ಚಿತ್ರ ಕೊಡುವುದು ತುಂಬ ಕಷ್ಟ ಎಲ್ಲೆಲ್ಲಿ ಪತ್ತೆ ಮಾಡಿ ಹೋಗಿ ನರಕನನ್ನು ಕೊಂಡು ಆ ಹದಿನಾರು ಸಾವಿರ ಸ್ತ್ರೀಯರನ್ನು ಸೆರೆ ಬಿಡಿಸಿ ನಮಗೇನು ಗತಿ ಯಾವ್ಯಾವ ಊರಿಂದ ಬಂದಿದ್ರು ಅಲ್ಲಲ್ಲಿ ಹೋಗಿ ಅಂತ ಹೇಳಿದಾಗಿ ನಾವು ಎಲ್ಲಿಗೆ ಹೋಗೋದು ಅಂಬ ಅಮ್ಮ ಸೇರಿಸ್ತಾರೆ ನಮ್ಮನ್ನ ಇಲ್ಲ ಗೌರವದಿಂದ ನಿಮ್ಮ ನಿಮ್ಮ ಊರು ಕಳಿಸ್ತೇನೆ ಅಂದ ಕೃಷ್ಣ ಅಲ್ಲಿ ಹೋಗಿ ಅವಮಾನ ಪಡೋದಕ್ಕಿಂತ ನಮ್ದೆಲ್ಲರದು ಒಂದೇ ಒಂದು ಆಸೆ ಇದೆ ನಡೆಸ್ಕೊಡ್ಬೇಕು ಪ್ರಭು ಏನು ಅಂತ ನೀನೇ ಮದುವೆಯಾಗು ಅಂತ ಕೇಳಿದರು ಎಷ್ಟು ಕಷ್ಟವಾದ ಕೆಲಸ ಆದರೆ ಪ್ರಭು ಅವರೆಲ್ಲರಿಗೆ ಒಡೆಯನಾಗಿ ಅನಾಥರಿಗೆ ನಾಥನಾಗಿ ನಾನಿದ್ದೇನೆ ಅಂತ ಅವರನ್ನು ಅನುಗ್ರಹ ಮಾಡಿದ ಕಾಮಪಿಪಾಸೆ ಅಂತ ಅರ್ಥ ಮಾಡಬೇಡಿ ಕೃಷ್ಣನಂತ ಬ್ರಹ್ಮಚರ್ಯವನ್ನು ಮನುಷ್ಯರು ಯಾರೂ ಮಾಡಲಾರರು ಅವರೆಲ್ಲರಿಗೆ ತನ್ನ ಯೋಗ ಭಗವಂತನ ಯೋಗ ಶಕ್ತಿ ಕೇಳಬೇಕೆ ಎಲ್ಲರಿಗೂ ಹತ್ತು ಹತ್ತು ಮಕ್ಕಳನ್ನು ಅನುಗ್ರಹ ಮಾಡಿದ ರುಕ್ಮಿಣಿ ಅಂತ ಎಲ್ಲರಿಗೂ ಮನೆಗಳನ್ನು ಕಟ್ಟಿಕೊಟ್ಟು ದ್ವಾರಕೆಯಲ್ಲಿ ಸೌಖ್ಯದಿಂದ ಇಟ್ಟ ನರಕನ ಜಾಗದಲ್ಲಿ ಅವನ ಮಗನಿಗೆ ಪಟ್ಟವನ್ನು ಕಟ್ಟಿದ ಭಗದತ್ತನಿಗೆ ಹೇಳಿದ ನೋಡೋ ನಿಮ್ಮ ಅಪ್ಪನ ದಾರಿಗೆ ಹೋಗಬೇಡ ನೀನು ಧರ್ಮದಲ್ಲಿರು ಭಗದತ್ತ ಭಗನೆಂಬ ಸೂರ್ಯನ ಒಂದು ಅಂಶದ ದೇವತೆಯ ವರಪ್ರಸಾದಿಂದ ಹುಟ್ಟಿದವನು ಭಗದತ್ತ ನೀನು ನಿಮ್ಮ ಅಪ್ಪನ ದಾರಿಗೆ ಹೋಗಬೇಡ ನರಕಕ್ಕೆ ಹೋಗ್ತೀಯೇ ಅಂತಷ್ಟೆಲ್ಲ ಬುದ್ಧಿ ಹೇಳಿ ಆಯಿತು ಅವನು ಒಳ್ಳೆ ದಾರಿ ಇರ್ತೇನೆ ಅಂತ ಅವನ ಕೈಯಲ್ಲಿ ವಾಗ್ದಾನವನ್ನು ಮಾಡಿಕೊಂಡು ಮುಂದೆ ಮಹಾಭಾರತ ಯುದ್ಧ ಏನಾದ್ರು ಪ್ರಸಂಗ ಬಂದರೆ ಪಾಂಡವರ ಕಡೆ ಇರಬೇಕು ಅಂತ ಮಾತು ತಕೊಂಡು ಬಂದರೆ ಈ ನೀಚ ಮಹಾಭಾರತ ಯುದ್ಧದಲ್ಲಿ ಕೌರವರ ಕಡೆ ನಿಂತ ಜರಾಸಂಧನ ಮಗನ ಕೈಲಿ ಹೀಗೆ ಮಾತು ಕೊಟ್ಟಿದ್ದ ಜರಾಸಂಧ ಸತ್ತು ಮೇಲೆ ಮಗ ಈ ಕಡೆ ನಿಂತುಕೊಂಡ ಪಾಂಡವರ ಕಡೆ ಶಿಶುಪಾಲನ ಮಗ ಈ ಕಡೆ ನಿಂತುಕೊಂಡ ಇದು ಎರಡು ಗಟ್ಟಿ ಅಕ್ಷೋಹಿಣಿ ಇದು ಒಂದು ಕೈ ಕೊಟ್ಟ ಅಕ್ಷೋಹಿಣಿ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು ಇವನಲ್ಲಿ ಇದು ನಡೆದಿದ್ದು ಹೇಗೆ ತಥೋರ್ಜುನ ಕ್ಲಾಂತ ಕೇಶವಂ ಪ್ರತ್ಯಭಾಷತ ಅಯುಧ್ಯಮಾನಃ ತುರಗಾನ್ ಸಂಯಂತಾಸ್ಮೀತಿ ತಾನಘ ಇವನು ಪ್ರಶ್ನೆಯನ್ನು ಕೇಳ್ತಾನೆ ಯಾಕೋ ನೀ ಸರಿಯಾಗಿ ಕುದುರೆ ನಡೆಸ್ತಾ ಇಲ್ವಲ್ಲ ಇವತ್ತು ಅರ್ಜುನ ಅಂದ ಆ ಕೃಷ್ಣ ಹೇಳ್ತಾನೆ ಚತುರ್ಮೂರ್ತಿರಹಂ ಶಶ್ವತಿ ಲೋಕತ್ರಾಣಾರ್ಥಮುದ್ಯತಃ ಅನೇಕರು ಈ ಶ್ಲೋಕಗಳು ಕೇಳೋದೇ ಅಲ್ಲ ಮಹಾಭಾರತ ಪ್ರವಚನದಲ್ಲಿ ವಿವರಿಸಿದ ಹೊರತು ಅರ್ಜುನ ನಾನು ನಾಲ್ಕು ಮೂರ್ತಿಗಳ ರೂಪದಲ್ಲಿ ಲೋಕವನ್ನು ರಕ್ಷಣೆ ಮಾಡ್ತೇನೆ ಕಾಣೋ ಮುಖ್ಯವಾಗಿ ನಾಲ್ಕು ಸ್ವಯಂಭೂ ಮೂರ್ತಿಗಳು ಏಕಾಮೂರ್ತಿ ತಪಶ್ಚರ್ಯಾಂ ಕುರುತೆ ಮೇ ಭುವಿ ಸ್ಥಿತ ಒಂದು ಮೂರ್ತಿ ಪದ್ಮಾಸನದಲ್ಲಿ ಕೂತು ಕೈ ಮೇಲೆ ಕೈಯನ್ನು ಹೀಗಿಟ್ಕೊಂಡು ಸರ್ವದಾ ಯೋಗ ಧ್ಯಾನದಲ್ಲಿರ್ತದಪ್ಪ ಅದೇ ಬದ್ರೀನಾರಾಯಣನ ಮೂರ್ತಿ ಕೃಷ್ಣನೇ ಹೇಳ್ತಾ ಇದ್ದ ನೋಡಿ ಇಲ್ಲಿ ಕೃಷ್ಣಾವತಾರ ಮುಗಿದ ಮೇಲೆ ವಿಶೇಷ ಸಾನ್ನಿಧ್ಯ ಜಗತ್ತನ್ನು ರಕ್ಷಿಸುವುದಕ್ಕೆ ನನ್ನ ಒಂದು ರೂಪ ಈ ವಿಷ್ಣು ಸಹಸ್ರನಾಮ ಚತುರ್ಮೂರ್ತಿ ಅದಕ್ಕೆ ವ್ಯಾಖ್ಯಾನ ಏಕಾ ಹಾಗೆ ಏಕಾಮೂರ್ತಿ ತಪಶ್ಚರ್ಯಾಂ ಕುರುತೆ ಮೇ ಭುವಿಸ್ಥಿತ ಅಪರ ಪಶ್ಯತಿ ಜಗತ್ ಕುರ್ವಾಣಂ ಸಾಧು ಸಾಧುನಿ ಇನ್ನೊಂದು ಮನುಷ್ಯರು ಮಾಡುವ ಒಳ್ಳೆಯದು ಕೆಟ್ಟದ್ದನ್ನು ಅಪರಾಕುರುತೆ ಕರ್ಮ ಮಾನುಷಂ ಲೋಕಮಾಶ್ರಿತ ಈ ಲೋಕದಲ್ಲಿ ಅವತಾರ ರೂಪದಲ್ಲಿರುತ್ತದೆ ರಾಮ ಕೃಷ್ಣ ಹಯಗ್ರೀವ ಮತ್ಸ್ಯ ಇತ್ಯಾದಿ ರೂಪದಲ್ಲಿ ಅಪರಾಕುರುತೆ ಕರ್ಮ ಮಾನುಷಂ ಲೋಕಮಾಶ್ರಿತ ಈಗ ನಾ ಕೃಷ್ಣಾಗ ಬಂದಿದ್ದೇನೆ ಇದು ಒಂದು ಮೂರ್ತಿ ಇನ್ನೊಂದು ಯಾಸು ವರ್ಷ ಸಹಸ್ರಾಂತೆ ಮೂರ್ತಿ ಉತ್ತಿಷ್ಠತೆ ಮಮ ಇನ್ನೊಂದು ಮೂರ್ತಿ ಆಮೇಲೆ ಬರ್ತದೆ ಇನ್ನೊಂದು ಕ್ಷೀರ ಸಮುದ್ರದಲ್ಲಿರುತ್ತೇನೆ ಅಂತ ಹೀಗೆ ನಾಲ್ಕು ಮೂರ್ತಿಗಳನ್ನು ಹೇಳಿಕೊಟ್ಟು ಅದರಲ್ಲಿ ವರ ವರಾರ್ಹೇಭ್ಯ ವರಾನ್ ಶ್ರೇಷ್ಠ ತಸ್ಮಿನ್ನೇ ಕಾಲೇ ದದಾತಿ ಸಹ ಈ ನಾಲ್ಕು ಮೂರ್ತಿಗಳು ಸಕಾಲದಲ್ಲಿ ಸದ್ಭಕ್ತರಿಗೆ ಅವರಿಗೆ ಇಷ್ಟವಾದ ವರಗಳನ್ನು ಕೊಡುವುದಕ್ಕೇ ಇರುವುದು ಈ ಕಣ್ಣು ಕಾಣಿಸುವ ಮೂರ್ತಿ ಬದ್ರಿನಾರಾಯಣನ ಮೂರ್ತಿ ದೇವಾನಾಂ ದಾನವಾನಾಂಚ ಅವಧ್ಯ ತನಯೋಸ್ತುಮೆ ನನ್ನ ಒಂದು ರಕ್ತದ ಹನಿಯಿಂದ ಆ ಮಗು ಹುಟ್ಟುಬಿಡ್ತು ನರಕ ಅವನಿಗೆ ನರಕ ಅಂತ ಹೆಸರು ಆ ನರಕಕ್ಕೆ ಒಳ್ಳೆ ಹೆಸರಿತ್ತು ಒಬ್ರು ಕೆಟ್ಟದ್ದಾಗ ನಡ್ಕೊಂಡ್ರೆ ಅವರ ಹೆಸರಿನಿಂದ ಆ ಮುಂದೆ ಬರೋರಿಗೆಲ್ಲ ಕೆಟ್ಟ ಹೆಸರು ಬಂದು ಬಿಡುತ್ತೆ ಅದು ಆಗ ನನ್ನ ಪತ್ನಿ ಭೂದೇವಿ ಕೇಳಿದಳು ಇವನಿಗೊಂದು ವರವನ್ನು ಕೊಡಬೇಕು ತಂತು ಕಾಲಮನು ಪ್ರಾಪ್ತಂ ವಿಧಿತ್ವ ಪೃಥಿವೀತದ ಅಯಾಚತ ವರಂ ಯನ್ಮಾಂ ನರಕಾಯ ಅಥ ತಕ್ಷಣು ದೇವಾನಾಂ ದಾನವಾನಾಂಚ ಅವಧ್ಯ ದೇವದಾನವರು ಯಾರೂ ನನ್ನ ಮಗನನ್ನು ಕೊಲ್ಲಬಾರದು ಅಂತ ಹೊರ ಕೇಳಿಬಿಟ್ಟು ಭೂದೇವಿ ನರಕಾಸುರನ ವಿಷಯದಲ್ಲಿ ಅದಕ್ಕೇನು ಮಾಡಿದೆ ಅವನಿಗೆ ರಕ್ಷಣೆಗೆ ಅಂತ ಉಪೇತೋ ವೈಷ್ಣವಾಸ್ತ್ರೇಣ ತನ್ಮೇ ತುಮರ್ಹಸಿ ನಿಮ್ಮ ಹೆಸರಿನ ಒಂದು ಅಸ್ತ್ರ ಇದೆಯಲ್ಲ ವೈಷ್ಣವಾಸ್ತ್ರ ಇದು ಮನುಷ್ಯರು ಕಲಿಯುವುದಕ್ಕೆ ಆಗದೇ ಇರುವಂತಹದ್ದು ಭಗವಂತನೇ ನಿರ್ಮಾಣ ಮಾಡಿದ ಅಸ್ತ್ರ ಅದು ದ್ರೋಣನ ಬಳಿ ಇರಲಿಲ್ಲ ಕರ್ಣನ ಬಳಿ ಇರಲಿಲ್ಲ ಉಳಿದವ್ರಿಗೆ ಹೇಳ್ಕೊಳ್ಳೋದೇನು ಬಂತು ಅದನ್ನು ನೀವು ಕೊಡಿ ರೆಕಮೆಂಡ್ ಮಾಡಿಬಿಟ್ರು ಭೂದೇವಿ ಏವಂ ವರಮಹಂ ಜಗತ್ಯಾಹ ತನಯೇತದ ಅಮೋಘಮಸ್ತ್ರಂ ಪ್ರಾಯಚ್ಛಂ ವೈಷ್ಣವಂ ಪರಮಂಪುರ ನರಕಾಸುರನನ್ನು ಕೊಲ್ಲುವಾಗ ಆ ಅಸ್ತ್ರ ಎಲ್ಲಿತ್ತು ಅವನ ದೇವರ ಮನೆಯಲ್ಲಿತ್ತು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ದ ಪುಣ್ಯ ಹೊರಗೆ ತೆಗೆದಿರಲಿಲ್ಲ ಅಶುಚಿಯಾಗಿದ್ದಾಗ ಅದನ್ನು ಪ್ರಯೋಗ ಮಾಡಬಾರದು ಧಾರ್ಮಿಕರ ಮೇಲೆ ಪ್ರಯೋಗ ಮಾಡಬಾರದು ಕೆಲವೆಲ್ಲ ನಿಯಮಗಳಿದ್ದವು ನರಕಾಸುರ ಸತ್ತ ಮೇಲೆ ಈ ಪಾಪಿ ಭಗದತ್ತ ಅದನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಹೋಗ್ಬಂದಿದ್ದ ಬಂದಿದ್ದ ಯುದ್ಧ ಭೂಮಿಗೆ ಆದ್ರೆ ನರಕಸ್ಯ ಅಭಿರಕ್ಷಾರ್ಥಂ ನೈನಂ ಕಶ್ಚಿತ್ ವಧಿಷ್ಯತಿ ಅದು ಇದ್ದದ್ದಿಂದ ನರಕಾಸುರನ ಊರಿಗೆ ಯಾರೂ ಮುತ್ತಿಗೆ ಹಾಕಲಿಲ್ಲ ಅವನಲ್ಲಿ ವೈಶ್ವಾಸ ಇದೆಯಪ್ಪ ಅವನ ತಂಟೆಗೆ ಹೋಗೋದು ಬೇಡ ಅವನ ತಂಟೆಗೆ ಹೋಗೋದು ಬೇಡ ಸರಿ ಅವನನ್ನು ಹುಟ್ಟಿಸಿದವನು ನಾನೇ ಅವನನ್ನು ಸಂಹಾರ ಮಾಡಬೇಕಾಯಿತು ಹಡದವನಿಂದಲೇ ಮರಣ ಹೊರತು ಬೇರೆ ಯಾರಿಂದ ಬೇಡ ಹೌದು ನಾನೇ ಮಾಡಬೇಕಾಯಿತು ಈಗ ಅನೇನಾಸ್ತ್ರೇಣತೆ ಗುಪ್ತಃ ಸ್ವತಃ ಪರಬಲಾರ್ಧನಃ ಅದಿರೋದ್ರಿಂದ ದುರ್ಯೋಧನ ತಿಳ್ಕೊಂಡಿದ್ದಾನೆ ನಾರಾಯಣಾಸ್ತ್ರ ಇರುವವನು ಒಂದು ಅಕ್ಷೋಹಿಣಿ ಸೇನೆ ಸ್ವಲ್ಪ ದೇಶದ ಆಚೆಗಿರುವ ಸೈನ್ಯ ಇದಿರೋ ತನಕ ನಮ್ಮನ್ನು ಯಾರೂ ಗೆಲ್ಲೋದಿಲ್ಲ ಅಂತ ಆದ್ರಿಂದ ಅವನನ್ನು ನಾವು ಉಪಾಯದಲ್ಲಿ ಮುಗಿಸಬೇಕಾಗಿದೆ ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಈ ಭಗದತ್ತನ ಹತ್ರ ಈ ವೈಷ್ಣವಾಸ್ತ್ರದ ಜೊತೆಗೆ ಇನ್ನೊಂದು ಅವಾಂತರವಿತ್ತು ಒಂದು ವಿಚಿತ್ರವಾದ ಆನೆ ಇತ್ತು ನಾಲ್ಕು ದಂತಗಳು ಐರಾವತ ಇದ್ದ ಹಾಗೆ ಅದಕ್ಕೆ ಸುಪ್ರತೀಕ ಅಂತ ಹೆಸರಿಟ್ಟಿದ್ರು ಮನೆಯಲ್ಲಿ ಮಕ್ಕಳು ತುಂಬಾ ಚೇಷ್ಟೆ ಮಾಡಿ ಯಾರ ಅತಿಥಿಗಳು ಬಂದಾಗ ಹೆಚ್ಚು ಚೇಷ್ಟೆ ಮಾಡ್ತಾರೆ ಮಕ್ಕಳು ನೋಡಿದ್ದೀರೋ ಇಲ್ಲೋ ಟೇಬಲ್ ಅಡಿಯಲ್ಲಿ ನುಗ್ಗೋದು ಟೈಲರಿಂಗ್ ಮೆಷಿನ್ ಒಳಗೆ ಹೋಗುವುದು ರೇಡಿಯೋ ಹಿಂದೆ ಬಳಸುವುದು ಕಂಬ ಹತ್ತುವುದು ಅಟ್ಟದಿಂದ ಜಿಗಿಯುವುದು ವಿಶೇಷವಾಗಿ ಎರಡು ಏಟುಗಳನ್ನು ಪ್ರಯೋಗ ಮಾಡಿ ಯಾವತ್ತೋ ಯಾವತ್ತೂ ಇಲ್ಲದೆ ಯಾವತ್ತೋ ಅತಿಥಿಗಳು ಬಂದಾಗ ಯಾಕೋ ಮನ ತೆಗೆ ಒಳ್ಳೆ ಸುಪ್ರಜೆಕ ಆಡದಾಗ ಆಗ್ತಾನೆ ಅಂತ ಬೈತಾರೆ ಈ ತೊಣಚಿ ಎನ್ನುವ ಒಂದು ಸಣ್ಣ ಒಂದು ಪ್ರಾಣಿ ದನ ಗೊತ್ತಿಲ್ಲದೆ ಹುಲ್ಲು ಕಡ್ಡಿ ಮಧ್ಯದಲ್ಲಿ ತಿಂದು ಬಿಟ್ರೆ ಅದು ಇದ್ದ ಕಡೆ ಇರೋದು ಹಮ್ಮನತ್ತೆ ಹೀಗಾಡುತ್ತೆ ಹಾಗಾಡುತ್ತೆ ಒಳಗೆ ಅದು ಆ ಕರುಳಿನಲ್ಲಿ ಈ ತೊಣಚಿ ಹೊಕ್ಕು ಎತ್ತು ಆಕಳ ನೋಡಿರ್ಬೇಕಲ್ಲ ನೀವು ಹಳ್ಳಿಯಲ್ಲಿದ್ದವ್ರಿಗೆ ಗೊತ್ತು ಬಾಕಿ ಪಟ್ಟಣದಲ್ಲಿ ಗೊತ್ತಾಗೋದಿಲ್ಲ ತೊಣಚಿನ ಹಸಿರು ಬಣ್ಣದ ಒಂದು ಸಣ್ಣ ಹುಳ ಚಿಟ್ಟೆ ಅದು ಕ್ಯಾಟ್ರಪಿಲ್ಲರ್ ಅದು ಅದು ಹುಲ್ಲು ಹುಲ್ಲಟ್ಟೆ ಅಂತಾರೆ ಅದು ದನ ಗೊತ್ತಿಲ್ಲದೆ ತಿಂದ್ಬಿಟ್ಟು ಅದು ಬದುಕಿದ್ರೆ ಅದು ಹೊಟ್ಟೆಯಿಂದ ಈಚೆ ಬರೋಕೆ ಗೊತ್ತಿಲ್ಲದೆ ಕಚಕುಳಿ ಇಟ್ಟಾಗ ಹೊಟ್ಟೆ ಒಳಗಡೆ ಆಡುತ್ತೆ ದನ ವಿಚಿತ್ರವಾಗಿ ಆಡುತ್ತೆ ಅದು ಒದಿಯುತ್ತೆ ತಿವಿಯುತ್ತೆ ಏನೇನು ಮಾಡುತ್ತೆ ಆ ಸುಪ್ರತೀಕ ಎಂಬ ಆನೆ ಅದು ವಿಚಿತ್ರ ಅದು ಏನು ಹಾವಳಿ ಮಾಡಿತು ಅದರ ವರ್ಣನೆಯನ್ನ ನಮ್ಮ ಕುಮಾರ ವ್ಯಾಸ ತನ್ನ ಭಾರತದಲ್ಲಿ ಬಹಳ ಸುಂದರವಾಗಿ ಬರೆದಿದ್ದಾನೆ ಮೂಲದಲ್ಲಿ ತುಂಬಾ ಸಂಕ್ಷೇಪ ಇದು ಅದು ಪೂರ್ತಿ ಓದೋಕ್ಕಾಗೋದಿಲ್ಲ ನಾವು ಎಸ್ ಎಸ್ ಎಲ್ ಸಿ ಓದೋ ಕಾಲದಲ್ಲಿ ನಮ್ಮ ಸಂಸ್ಕೃತ ತಗೊಂಡಿದ್ದು ನಮ್ಮ ಜೊತೆ ಹುಡುಗರಿಗೆ ಇದನ್ನ ಟೆಕ್ಸ್ಟ್ ಇಟ್ಟಿದ್ರು ಭಗದತ್ತ ಮೇಳೈಸಿದನು ನಿಜ ಗಜವ ಅದು ಒಂದು ವಾಕ್ಯ ತೆಗೆದು ಆ ಪ್ರಾಣಿ ಹೇಗೆ ಮಾಡ್ತಾ ಇತ್ತು ಅನ್ನೋದನ್ನ ವರ್ಣನೆ ಮಾಡಿಕೊಡ್ತಾರೆ ಒಂದೆರಡು ಪದ್ಯ ಓದೋಣ ಅಂತ ಚಪಲ ಓದಿದ್ರೆ ಮುಂದೆ ಕೇಳಿ ಕಥೆ ಹೋಗೋದಿಲ್ಲ ಒಂದು ಭಯ ಅದು ಬಿಟ್ಬಿಡ್ತೇನೆ ಅದು ಅದರ ಎದುರಿಗೆ ಯಾರೂ ನಿಲ್ಲೋ ಕಾಡ್ತಿರಲಿಲ್ಲ ಅದು ಈ ಭಗದತ್ತನ ಆನೆಯ ಎದುರಿಗೆ ಯಾರೂ ನಿಲ್ಲುವುದಕ್ಕಾಗ್ತಿರಲಿಲ್ಲ ಭೀಮ ಒಬ್ಬ ಅದ್ಯಾವುದೋ ಒಂದು ಮುದ್ರೆ ಒಂದು ವಿಶೇಷವಾದ ಆನೆಯನ್ನು ಪಳಗಿಸುವ ವಿದ್ಯೆ ಗೊತ್ತಿತ್ತು ಅದರಿಂದ ಯೋಗವನ್ನು ಮಾಡಿ ಕೃಷ್ಣ ಮಾಡಿದ ಹಾಗೆ ಅಂಜಲಿಕಾವೇದ ಅಂತ ಶರೀರ ತೀರ ಹಗರ ಮಾಡಿಕೊಂಡು ಭೀಮನಂಥವನು ಆನೆಯ ಹೊಟ್ಟೆಗೆ ಕಚ್ಚಿಕೊಂಡು ಪ್ರಾಣಾಯಾಮ ಮಾಡಿ ಆನೆ ಸೊಂಡ್ಲಿಗೆ ಕಾಲಿಗೆ ಯಾವುದಕ್ಕೂ ಸಿಕ್ಕದೆ ಅದು ಒಳಗಿದ್ದು ತೊಣಚಿ ಮಾಡುವ ಕೆಲಸವನ್ನು ಹೊರಗಿದ್ದು ಮಾಡಿ ಕಚಕುಡಿ ಇಟ್ಟು ಹಿಂಸೆ ಮಾಡಿ ತನ್ನ ಸುತ್ತ ತಾನೇ ತಿರುಗಿ ಮತ್ತವಾಗುವಂತೆ ಮಾಡ್ತಾ ಇದ್ದದ್ದು ಇಂಥದೊಂದು ವಿಚಿತ್ರ ಚೇಷ್ಟೆಯನ್ನು ಮಾಡಿ ಅದನ್ನು ಪಳಗಿಸ್ತಾನೆ ಅದರ ಕಥೆಯನ್ನ ಇಲ್ಲಿ ಕೊಡ್ತಾರೆ ಕೃಷ್ಣ ಈ ಆನೆ ಒಂದು ಹೀಗೆ ಲೂಟಿ ಮಾಡಿ ಅದು ಆನೆಯನ್ನು ಕೊಲ್ಲುತ್ತೆ ಕುದುರೆಯನ್ನು ಕೊಲ್ಲುತ್ತೆ ಸವಾರನ್ನು ಕೊಲ್ಲುತ್ತೆ ಯಾವ ಅಸ್ತ್ರಕ್ಕೂ ಶಸ್ತ್ರಕ್ಕೂ ಬಗ್ಗದೇ ಇರುವಂತಾನೆ ಇದನ್ನೇನು ಮಾಡು ಇದನ್ನೇನು ಮಾಡೋದು ಆ ಪದ್ಯ ಓದೋದಿಲ್ಲ ಬಿಡಿ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ ಎಚ್ಕೊಂಡು ಕೂತ್ರೆ ಕುಮಾರವ್ಯಾಸನ ರುಚಿಯಲ್ಲಿ ಹೋಗಿಬಿಡುತ್ತೆ ಅದು ಮೂಲ ಭಾರತ ಬಿದ್ದು ಹೋಗುತ್ತೆ ಆದ್ದರಿಂದ ಇದು ಒಂದು ಈ ಆನೆ ಅದು ಬಿಟ್ಟರೆ ಅವನ ಕೈಲಿರುವ ವೈಷ್ಣವಾಸ್ತ್ರ ವೈಷ್ಣವಾಸ್ತ್ರವನ್ನೇನು ಮಾಡಿದ್ದ ಅವನು ಆನೆ ಮೇಲೆ ಕೂತಿದ್ದ ವೈಷ್ಣವಾಸ್ತ್ರವನ್ನು ಆನೆಯನ್ನು ಪಳಗಿಸುವ ಅಂಕುಶದಲ್ಲಿ ಅಡಗಿಸಿಟ್ಟಿದ್ದ ಆನೆ ಪಳಗಿಸುವ ಅಂಕುಶ ಇಷ್ಟೇ ಇರುತ್ತೆ ಆನೆ ದೊಡ್ಡದಿರೋದಿಲ್ಲ ಆ ಅಂಕುಶದಿಂದ ಅದರ ಕುಂಭಸ್ಥಳ ಆನೆ ತಲೆ ಮೇಲೆ ಬಗದರೆ ಅದಕ್ಕೆ ಬಹಳ ಮರ್ಮಸ್ಥಾನ ಅದು ಮದಜಲ ಬರುವ ಜಾಗ ಅದಕ್ಕೆ ತುಂಬ ನೋವಾಗುವಂತಹ ಜಾಗ ಅಂದರೆ ಆ ತಲೆ ಮಧ್ಯದಲ್ಲಿ ಆ ಕುಂಭಸ್ಥಳದಲ್ಲಿ ಒಂದರಲ್ಲಿಯೇ ಆನೆಗೆ ತುಂಬ ನೋವು ಉಂಟಾಗುವುದು ಅದನ್ನು ಚುಚ್ಚಿದ್ರೆ ಎಲ್ಲ ಕಡೆ ಅಂದರೆ ಅಲ್ಲಿ ತಿರುಗಿ ಅದು ದಿಕ್ಕಿಲ್ಲದೆ ದೇವಾಣವಿಲ್ಲದೆ ಆದ್ದರಿಂದ ಇದನ್ನು ಉಪಾಯದಲ್ಲಿ ನಿಗ್ರಹಿಸಬೇಕು ಅಂತ ಹೇಳ್ತಿದ್ದಾನೆ ಯುದ್ಧ ಪ್ರಾರಂಭವಾಯಿತು ದ್ವಿಧಾತ ಅರ್ಜುನೋ ಅಚ್ಚಿನತಿ ಒಂದು ಶಕ್ತಿಯನ್ನು ತೆಗೆದು ಕೃಷ್ಣನ ಮೇಲೆ ಬಿಟ್ಟ ಅವನು ಭಗವದ್ವೇಷಿ ಈ ಕೃಷ್ಣ ಇದ್ದ ತಾನೇ ಪಾಂಡವರು ಎಂಬುದಾಗಿ ಅದನ್ನ ಅರ್ಜುನ ಎರಡು ತುಂಡಾಗಿ ಮಾಡಿದ ದಸಜತ್ವಾಸುದೇವಾಯ ದ್ವಿಧಾತಾಮರ್ಜುನೋಚ್ಛನತೆ ಇವನ್ ತಲೆ ಮೇಲೆ ಒಂದು ಛತ್ರ ಇತ್ತು ಆನೆ ಮೇಲೆ ಕಟ್ಟಿದ್ರು ಇವನು ಕುದುರೆಗಿದ್ರೆ ಮೇಲೆ ಬರೋವನಲ್ಲ ಆನೆ ಮೇಲೆ ಬರೋವನು ಅಂಬಾರಿ ಮೇಲೆ ಕೂತಿರೋವನು ಇವನು ಯಾರಂತ ಎಷ್ಟು ದೂರಕ್ಕೂ ಕಾಣಿಸ್ತಾ ಇತ್ತು ಆ ಛತ್ರಿ ಬಂದಿತ್ತು ಅದಕ್ಕೇನು ಮಾಡಬೇಕು ಮೊದಲ ಛತ್ರಿಯನ್ನು ಕತ್ತರಿಸು ಛತ್ರಿಯನ್ನು ಕತ್ತರಿಸಿದರು ಆಮೇಲೆ ಅದು ಒಂದು ಅಪಶಕನವಾಯಿತು ಅಂತ ಭಾವನೆ ಮಾಡಿಕೊಂಡ ಈ ಆನೆಯನ್ನು ಭೀಮ ಪಳಗಿಸಿ ಪಳಗಿಸಿ ತಿರುಗುವಷ್ಟರಲ್ಲಿ ಮೇಲೆ ಅವನಿಗೂ ತಲೆ ತಿರುಗಿತು ನೀವು ಕೂತಿರುವಂತಹ ಒಂದು ಬಸ್ಸು ಸುತ್ತಮುತ್ತ ದಿಕ್ಕಿಳದೆ ತಿರುಗಿದರೆ ನಿಮಗೂ ತಲೆ ತಿರುಗುವಂತೆ ಇವನಿಗೂ ಸ್ವಲ್ಪ ಸುಸ್ತಾಯಿತು ಆಮೇಲೆ ಕೃಷ್ಣ ಹೇಳಿದ ಅರ್ಜುನ ಒಂದು ತಮಾಷೆ ಇದೆ ಕಾಣು ನೋಡ ರಾಕ್ಷಸನ ಮುಖವನ್ನು ಅಂತ ಒಂದು ಪುರಿಯಲಿ ಅನ್ನೋ ಆಶ್ಚರ್ಯ ಸರಿಯಾಗಿ ನೋಡು ಅವನ ಮುಖವನ್ನ ಅಂತ ಅವನು ಹೇಗಿದ್ದ ಒಳ್ಳೆ ಪಂಪ್ಕಿನ್ ಕಾಯಿ ಹಾಗೆ ಈ ಬ್ರೆಡ್ ಅಂಗಡಿ ಇಲ್ಲಿ ಬಂದ್ ಅಂತ ಒಂದು ಮಾಡ್ತಾರೆ ನೋಡಿ ಅವನ ಮುಖ ಬಂದಿದ್ದಾಗಿತ್ತು ಈ ಚೀಣಿಯರ ಮುಖ ಹೇಗಿರ್ತದೆ ಅಂದರೆ ಅವರು ಜೋರಾಗಿ ನಕ್ಕರೆ ಕಣ್ಣು ಸಣ್ಣದಾಗಿ ಬಿಡುತ್ತೆ ಮುಚ್ಕೊಂಡೇ ಬಿಡುತ್ತೆ ನನಗೊಬ್ಬ ಶಿಷ್ಯ ಇದ್ಲು ಟಿಬೆಟ್ನವಳು ಆ ಹುಡುಗಿ ಏನಾದ್ರು ಪಾಠ ಗೊತ್ತಿಲ್ಲದೆ ಇದ್ದದ್ದು ಮನೆಯಲ್ಲಿ ಹೇಳಿಸ್ಕೋಬೇಕು ಅಂತ ಬಂದರೆ ನನ್ನ ಮಗಳು ಕೊನೆಯವಳು ಹೇಳ್ತಿದ್ಲು ಆ ನಕ್ಕರ ಕಣ್ಣು ಮುಚ್ಚುತ್ತಲ್ಲ ಆ ಹುಡುಗಿ ಬಂದಿದ್ದಾಳೆ ನೋಡು ಅಂತ ಹೇಳೋದು ಇವತ್ತು ಬಂದಿಲ್ಲ ಅವಳು ಅಲ್ಲೆಲ್ಲೋ ಕೂತಿದ್ಲು ಒಳ್ಳೆ ಬುದ್ಧಿವಂತ ಹುಡುಗಿ ಪಾಪ ಅದು ಚೈನಾದವ್ರ ಮುಖ ಎಲ್ಲ ಹಾಗೆ ಇರುತ್ತೆ ಅಪರೂಪಕ್ಕೊಬ್ಬರು ಕೋಲ ಮುಖ ಇದ್ರು ಕಣ್ಣಿಷ್ಟೇ ಇರುತ್ತೆ ಆನೆ ಹಾಗೆ ನಮಗೆ ಹಾಗಾಗುತ್ತೆ ನಕರೆ ಈ ಕಡೆ ಮೇಲೆ ಇದು ಮೇಲೆ ಹೋಗುತ್ತೆ ಅದು ಹೀಗೆ ಬರುತ್ತೆ ಜೋಲಾಡುವ ಆ ಕಣ್ಣು ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಏನು ಚಿತ್ರ ಕೊಟ್ಟಿದ್ದಾರೆ ವ್ಯಾಸರು ಅವನೇನ್ ಮಾಡಿದ್ದ ತಲೆ ಜುಟ್ಟನ್ನೆಲ್ಲ ಹಿಂದಕ್ಕೆ ತಳ್ಳಿಕೊಂಡು ಈ ಎರಡು ಮುಚ್ಚಳ ಕಣ್ಣು ಮುಚ್ಚದೇ ಇರಲಿ ಅಂತ ಎರಡನ್ನೂ ಮೇಲಕ್ಕೆ ಹೀಗೆ ಎತ್ತಿ ಅದಕ್ಕೊಂದು ಪಟ್ಟಿ ಬಿಗಿದುಕೊಂಡಿದ್ದ ಮಾಡಿ ತೋರಿಸ್ಬಿಟ್ರಿ ನೀವು ಹೌದಾ ಆಪರೇಷನ್ ಮಾಡುವ ಕಣ್ಣಿಗೆ ಕ್ಲಿಪ್ ಹಾಕ್ತಾರಲ್ಲ ಕಣ್ಣಿಗೆ ಎರಡೂ ಕಣ್ಣು ಅಂದ್ರೆ ಕಣ್ಣು ಮಿಟುಕದೇ ಮಹಾನುಭಾವ ದೇವತೆಗಳಂತೆ ಯುದ್ಧಭೂಮಿ ದೆವ್ವ ದೇವತೆ ಅಂತ ಕಾಣಬೇಕಾದ ಒಂದು ದೆವ್ವದಂತ ಕೂತಿದ್ದಾನೆ ಆ ಪಟ್ಟಿಯಲ್ಲಿ ಶಕ್ತಿ ಇರೋದನ್ನು ಕಂಡ ಸಾರಥಿ ಕೃಷ್ಣ ಅರ್ಜುನನಿಗೆ ಹೇಳ್ದ ಆ ಪಟ್ಟಿ ಕತ್ತರಿಸು ಮೊದಲು ಪಟ್ಟಿ ಕತ್ತರಿಸದ ಕಣ್ಣು ಮುಚ್ಚಿದಾನೆ ಕಣ್ಣು ಮುಚ್ಚಿದ್ರೆ ಏನು ಕಾಣಿಸೋದಿಲ್ಲ ಧೃತರಾಷ್ಟ್ರನು ಒಂದೇ ಇವನು ಒಂದೇ ಆಗ್ತಾನೆ ಎಂಬುದಾಗಿ ಹೇಳಿದಾಗಿ ಅರ್ಜುನ ಆ ಕೆಲಸವನ್ನು ಮಾಡ್ತಾನೆ ಪಟ್ಟಿ ಕತ್ತರಿಸಿ ಅವನಿಗೆ ಎಲ್ಲಿ ಹೋಗಬೇಕಂತ ತಿಳಿಯಲಿಲ್ಲ ಅಂಕುಶ ತಗೊಂಡು ಆನೆಯನ್ನು ತಿವಿದ ಅದು ಸಿಕ್ಕಾಪಟ್ಟೆ ದಿಕ್ಕಿಲ್ಲದೆ ಓಡೋಕೆ ಶುರುವಾಯಿತು ಅದನ್ನ ಅಟ್ಟಿಸಿಕೊಂಡು ಹೋಗಿ ಭೀಮಸೇನ ಅದನ್ನು ಸಂಹಾರ ಮಾಡ್ತಾರೆ ಆಣೆ ಪಣಗಿಸೋದ್ರಲ್ಲಿ ಭೀಮನಿಗಿದ್ದ ಪರಿಣತಿ ಯಾರಿಗೂ ಇರಲಿಲ್ಲ ಸುಪ್ರತೀಕವನ್ನು ಗದೆಯಿಂದ ಹೊಡೆದುಕೊಂಡು ಹಾಕಿದ ಕೆಳಗೆ ಧುಮುಕಬೇಕಾಯಿತು ಭಗದತ್ತ ಕಣ್ಣು ಕಾಣಿಸ್ತಾ ಇಲ್ಲ ಸೊಂಟದಲ್ಲಿದ್ದದ್ದ ಅಂಕುಶವನ್ನು ತೆಗೆದ ಅದಕ್ಕೆ ಹೇಳಬೇಕಾದ ನಾರಾಯಣಾಸ್ತ್ರ ಮಂತ್ರವನ್ನು ಹೇಳಿ ಅದನ್ನು ಪಾಂಡವ ಸೇನದ ಮೇಲೆ ಬಿಟ್ಟುಬಿಟ್ಟ ಪಾಂಡವ ಸೇನದ ಮೇಲೆ ಬಿಟ್ಟರೆ ಅದಕ್ಕೆ ಉಪಸಂಹಾರ ಮಂತ್ರ ಇರಲಿಲ್ಲ ಅದಕ್ಕೆ ಪ್ರತಿ ಇಲ್ಲ ಇದು ಮೂರು ಕಡೆ ಒಂದು ವೈಷ್ಣವಾಸ್ತ್ರ ಒಂದು ನಾರಾಯಣಾಸ್ತ್ರ ಹೀಗೆ ಅಶ್ವತ್ಥಾಮ ಬಿಡುವಂತಹದ್ದು ಕೊನೆಯಲ್ಲಿ ಅಪಾಂಡವಾಸ್ತ್ರ ಮಹಾಭಾರತ ಯುದ್ಧವೆಲ್ಲ ಮುಗಿದ ಮೇಲೆ ಉತ್ತರೆ ಗರ್ಭದ ಮೇಲೆ ಬಿಟ್ಟಿದ್ದು ಅದೆರಡು ಅಶ್ವತ್ಥಾಮನ ಅಕೌಂಟು ಇದು ಇವನು ವೈಷ್ಣವಾಸ್ತ್ರ ಪ್ರಯೋಗ ಮಾಡಲಾಗಿ ಯುದ್ಧ ಭೂಮಿಯಲ್ಲಿ ಜ್ವಲಿಸ್ತಾ ಇದೆ ಅದು ಎಲ್ಲಿ ತಾಗಿದ್ರೆ ಉರಿ ಉರಿ ಉರಿ ಆನೆ ಕುದುರೆ ರಥ ಎಲ್ಲ ಹತ್ತುಕೊಂಡು ಧಗ ಧಗ ಧಗ ಹತ್ತುತ್ತಾ ಇರುವಾಗ ಕೃಷ್ಣ ಶಂಖವನ್ನು ಊದಿ ತನ್ನ ಕಡೆಯವರಿಗೆ ಹೇಳಿದೆ ಎಲ್ಲಿದ್ರಲ್ಲೇ ಅಸ್ತ್ರಶಸ್ತ್ರಗಳನ್ನು ಕೆಳಗೆ ಹಾಕಿ ಇದಕ್ಕೆ ಒಂದೇ ಒಂದು ಪ್ರತ್ಯಸ್ತ್ರ ಅಂದರೆ ಶರಣಾಗತಿ ಅನ್ನೋ ಅಸ್ತ್ರ ಕೈ ಮುಗಿಬೇಕೆಲ್ಲರೂ ತೆಳಗಾಗಿ ಅರ್ಜುನ ಮೊದಲುಕೊಂಡು ಎಲ್ಲರೂ ಕೆಳಗೆ ಹಾಕಿದ್ದಾರೆ ಭೀಮ ಒಬ್ಬ ಇದೇನು ಮಾಡುತ್ತೆ ಒಂದು ಅಂಕುಶ ಏನು ಮಾಡುತ್ತೆ ನನಗೇನು ಗದೆಯಿಂದ ಹೊಡಿತಾ ಇದ್ದಾನೆ ಅದರಿಂದ ವಿದ್ಯುತ್ ಶಕ್ತಿ ಬಂದಂತೆ ಕಿಡಿಗಳು ತಾಗ್ತಾ ಇವೆ ಆಗ ಭಗವಂತನೇ ಹೋಗಿ ಅವನ ಕೈಯಿಂದ ಗದೆಯನ್ನು ಕೆಳಗೆ ಹಾಕಿಸಿ ಎರಡು ಕೈಗಳನ್ನು ಮುಗಿಸಲಾಗಿ ಅದು ಶಾಂತವಾಗಿ ಕೃಷ್ಣನ ಕೊರಳಿಗೆ ಬಂದು ವೈಜಂತಿ ಮಾಲೆಯಾಗಿ ಬಿತ್ತು ವೈಷ್ಣವಾಸ್ತ್ರ ಕೊರಳಿಗೆ ಮಾಲಿಕೆ ಆದ್ಮೇಲೆ ಇದೇನು ಅಂತ ಕೇಳಲಾಗಿ ಕೃಷ್ಣ ಕಥೆಯ ಕಥೆಯನ್ನೆಲ್ಲ ಹೇಳ್ತಾನೆ ಇದು ನಾನು ನಾನೊಬ್ಬನೇ ಉಪಸಂಹಾರ ಮಾಡೋದಿತ್ತು ನಿಮ್ಮನ್ನೆಲ್ಲ ಸುಡುತ್ತೇವೆ ಅಂತ ದಯವಿಟ್ಟು ನೀವೆಲ್ಲ ಶರಣಾಗತಿ ಮಾಡಿ ಅಂತ ಹೇಳಿದೆ ಜನ್ಮ ಜನ್ಮಾಂತರದ ಪಾಪಕ್ಕೆ ಶರಣಾಗತಿ ಹೇಗೆ ಮಹಾಪ್ರಾಯಿಸುತ್ತಿದ್ದವೋ ಈ ವೈಷ್ಣವಾಸ್ತ್ರವು ಭಗದತ್ತನ ಮತ್ತು ರಾಕ್ಷಸಿ ಶಕ್ತಿಗಳಿಗೆ ಉಸುಮನವಾಸ್ತ್ರವಾಯಿತು ಅದಾದ ಮೇಲೆ ಅರ್ಜುನ ಭಗದತ್ತನನ್ನ ಒಂದೇ ಒಂದು ಅಂಬಿನಿಂದ ಎದೆಗೆ ಬಾಣವನ್ನು ಬಿಟ್ಟು ಸಂಹಾರ ಮಾಡ್ತಾನೆ ಹ್ಞೂ ಹಬ್ಬ ಭಗವಂತನ ಅಂಶ ಸಂಭೂತ ನರಕಾಸುರ ಅವನ ಪುತ್ರನಾದ್ದರಿಂದ ಆ ಜ್ಯೋತಿ ಹೋಗಿ ಕೃಷ್ಣನಲ್ಲಿ ಸೇರಿತು ಆರ್ತಿ ಮಾಡ್ತಾ ಇದ್ದೇವೆ ತದ್ವಿಷ್ಣು ಪದಂ ಸದಾ ಪಶ್ಯಂತಿ ಸೂರ್ಯ ದಿವೀವ ತದ್ವಿಪ್ರಾ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂಸ ಸಮಿಂಧತೆ ವಿಷ್ಣು ಅವರು ಯತ್ಪರಮಂ ಪದಂ ತಮಗೆಲ್ಲರಿಗೆ ಶರಣಾಗತಿ ಸಿದ್ಧಿಯಾಯಿತೀಗ ಈಗ ಕೈ ಮುಗಿಯುವುದನ್ನು ಕಲ್ತ್ಕೊಳ್ಳಿ ನಮಗೆ ಮೀರಿದ ಭಗವಂತನ ಶಕ್ತಿ ಒಂದು ಎದುರಿಗೆ ಬಂದರೆ ಅವನಿಗೆ ತಲೆಬಾಗುವುದೇ ಪ್ರತ್ಯಸ್ತ್ರ ನಮ್ಮ ಕರ್ಮಗಳನ್ನು ನಾವೇ ತೊಳ್ಕೊಳ್ಳಾರವು ಶರಣಾಗತಿಯೇ ಪ್ರತ್ಯಸ್ತ್ರಮಂಜಲಿ ರಸವು ತವ ನಿಗ್ರಹಾಸ್ತ್ರೇ ವೇದಾಂತೇಶ್ವರು ಹೇಳಿದರು ಭಗದತ್ತನವಧಿಯಾಯಿತು ಅಂದ್ರೆ ಒಂದು ಅಕ್ಷೋಹಿಣಿ ಸೈನ್ಯದ ನಾಯಕ ಹೋಗಿಬಿಟ್ಟ ಕುಮಾರವ್ಯಾಸನ್ ತಗೊಂಡಿದ್ದು ಎಷ್ಟು ಬೇಗ ಆಗ್ತಿರಲಿಲ್ಲ ಆ ಹನ್ನೆರಡನೇ ದಿವಸದಲ್ಲಿ ಇನ್ನು ಏನೇನು ನಡೆಯಿತು ಇದು ಒಂದು ಕಡೆ ನಡೆಯಿತು ಸಂಶಪ್ತಕರು ಆ ಕಡೆಯಲ್ಲೋ ಕರ್ಕೊಂಡು ಹೋಗಿದ್ದಾರೆ ಮುಂದೆ ಆಮೇಲೆ ಅರ್ಜುನನನ್ನ ಈ ಕಡೆಯಲ್ಲಿ ದ್ರೋಣ ಗಾರುಡ ವ್ಯೂಹವನ್ನು ಮಾಡಿದ ಧರ್ಮರಾಜ ಭಯಪಟ್ಟದ್ದು ಹೇಳಿದ್ದೇನೆ ಧೃಷ್ಟದ್ಯುಮ್ನ ಧೈರ್ಯ ಹೇಳಿದ್ದಾನೆ ದ್ರೋಣ ಹಿಮ್ಮೆಟ್ಟಿದ ಧೃಷ್ಟದ್ಯುಮ್ನಿಗೆ ಪಾಂಚಾಲ ರಾಜಕುಮಾರರು ಐವರು ದ್ರೋಣನ ಬಾಣಗಳಿಗೆ ತುತ್ತಾಗಿ ಸತ್ತರು ಸತ್ಯಜಿತಿ ಶತಾನೀಕ ದೃಢಸೇನ ಕ್ಷೇಮ ಮತ್ತು ವಸುದಾನ ದೃಪದರಾಜನಿಗೆ ದಾಯಾದಿಗಳು ಅವನ ಅಣ್ಣ ತಮ್ಮಂದ್ರ ಮಕ್ಕಳು ಯಾರೋ ಇರಬೇಕು ಪಾಂಚಾಲ ರಾಜರು ತನ್ನ ಮಕ್ಕಳಲ್ಲ ಇದನ್ನು ನೋಡಿ ಪಾಂಡವ ಸೇನೆ ಪಲಾಯ ಮಾಡಿತು ಒಂದು ಮೂಲೆಯಲ್ಲಿ ಭಗದತ್ತ ಮತ್ತು ಅವನ ಆನೆಯನ್ನ ಬಿಲಿ ಸಂಹಾರ ಮಾಡ್ತಿದ್ದಾರೆ ಭಗದತ್ತ ವಧೆಯಾಯಿತು ಈ ಹನ್ನೆರಡನೇ ದಿವಸದ ಯುದ್ಧ ಪಾಂಡವರ ಜಯದಲ್ಲಿ ಮುಕ್ತಾಯವಾಯಿತು ಒಂದು ಅಕ್ಷೋಹಿಣಿ ಲೀಡರ್ ಹೋದ್ರಿಂದ ಪಾಂಡವರು ತುಂಬಾ ಸಂತೋಷಪಟ್ಟಿದ್ದಾರೆ ಅವತ್ತು ರಾತ್ರಿ ಮತ್ತೆ ದ್ರೋಣದನ್ನ ಹಿಡ್ಕೊಂಡಿದ್ದಾನೆ ದುರ್ಯೋಧನ ಏನು ಹೇಳಿದ್ರಿ ನೀವು ಬೆಳಿಗ್ಗೆ ಧರ್ಮರಾಜನ ಜೀವ ಸಮೇತ ಹಿಡ್ಕೊಡ್ತೀವಿ ಆ ಸಂಕ್ಷಪ್ತಗಳನ್ನು ತಯಾರು ಮಾಡಿ ಅಂತ ಹೇಳಿದ್ರಲ್ಲ ಆಗಲೇ ಇಲ್ವಲ್ಲ ಇವರು ಹೇಳಿದ್ರು ಸಂಕ್ಷಪ್ತಕರು ಯಾರು ಬರ್ತೀರಿ ಬನ್ನಿ ಅರ್ಜುನನ್ನ ಬಿಡಿಸೋರು ಅಂತ ಅವರು ಪ್ರತಿಜ್ಞೆ ಮಾಡಿದ್ರು ಆದ್ರೆ ಅರ್ಜುನ ಆ ಕಡೆ ಹೋಗಲೇ ಇಲ್ವಲ್ಲ ನಾನೇನ್ ಮಾಡಲಿ ಅಂತ ಹೇಳಿ ನುಡಿಸಿಕೊಂಡ್ರು ಬ್ರಾಹ್ಮಣ ಬುದ್ಧಿ ನಾಳೆ ಯಾರು ಮಾಡ್ತೀರಲ್ವ ಮಹಾರಾಯರೇ ನಾ ಖಂಡಿತ ಮಾಡ್ತೇನೆ ಮೊದಲು ಅರ್ಜುನ ಆ ಕಡೆ ಓಡಿಸಬೇಕು ಏನ್ ಮಾಡಬೇಕು ಬಹಳ ಹೊತ್ತು ಯೋಚನೆ ಮಾಡಿದ ದ್ರೋಣ ಇಲ್ಲಿಂದ ಅವನಿಗೆ ಆ ತ್ರಿಗರ್ತರು ಎಲ್ಲಿದ್ರೋ ಅಲ್ಲೂ ಅವರು ಅರ್ಜುನನ ಹತ್ತಿರ ಬಂದು ತಮಟೆಗೆ ಮಿಟೆ ಬೆಳೆದು ತಮ್ಮ ಸ್ವರೂಪ ಹೇ ಅರ್ಜುನ ನೀ ಗಂಡಸಾಗಿದ್ರೆ ನನ್ನ ಜೊತೆಯಲ್ಲಿ ಯುದ್ಧ ಮಾಡು ಇಲ್ದಿದ್ರೆ ಇವತ್ತು ಸೂರ್ಯಾಸ್ತದೊಳಗೆ ನೀವು ಬರಲಿಲ್ಲ ನೀ ಸೋತೆ ಅಂತ ಆಗುತ್ತೆ ಲೋಕದಲ್ಲಿ ಹೀಗೇನಾದ್ರು ಹೀಯಾಳಿಸಿ ಮಾಡಿ ಚುಚ್ಚಿ ಕೆದರಿಸಿ ಅವನನ್ನ ಆ ಕಡೆ ಸೆಳ್ಕೊಂಡು ಹೋಗಬೇಕು ಅದು ನಿನ್ನ ಜವಾಬ್ದಾರಿ ದುರ್ಯೋಧನ ಅದನ್ನ ನೀ ಮಾಡಬೇಕು ಸರಿ ನನ್ನ ಜವಾಬ್ದಾರಿ ನಾನು ಮಾಡ್ತೇನೆ ನೀವೇನು ಮಾಡ್ತೀರಿ ನಾ ಚಕ್ರವ್ಯೂಹವನ್ನು ನಿರ್ಮಾಣ ಮಾಡ್ತೇನೆ ಆ ಚಕ್ರವ್ಯೂಹವನ್ನು ಎದುರಿಸುವ ಶಕ್ತಿ ಲೋಕದಲ್ಲಿ ಕೃಷ್ಣನಿಗೆ ಉಂಟು ಅವನಿಗೆ ಯುದ್ಧಕ್ಕೆ ಬರೋದಿಲ್ಲ ಸಾರಥ್ಯ ಅವನನ್ನು ಬಿಟ್ಟರೆ ಪ್ರದ್ಯುಮ್ನನಿಗೆ ಈ ಶಕ್ತಿ ಉಂಟು ಪ್ರದ್ಯುಮ್ನ ದ್ವಾರಕೆಯಲ್ಲೇ ಉಳಿದಿದ್ದಾನೆ ಯುದ್ಧದಲ್ಲಿ ಅವನು ಇಲ್ಲಿ ಸೇರಿಕೊಂಡಿಲ್ಲ ಮೂರನೇದು ಅರ್ಜುನನಿಗೆ ಗೊತ್ತು ಅದಕ್ಕೆ ಅವನ ಆ ಕಡೆ ಎಂಗೇಜ್ ಮಾಡು ಅಂತ ಹೇಳಿದ್ದು ಇವರು ಯಾರೂ ಬರಲಿಲ್ಲ ಅಂದರೆ ಚಕ್ರವ್ಯೂಹ ಭೇದನ ಆಗಲಿಲ್ಲ ಅಂದರೆ ಅವತ್ತು ಪಾಂಡವರು ಪೂರಾ ಸೋತರು ಅಂತ ಸೋಲನ್ನು ಒಪ್ಕೋಬೇಕು ಮತ್ತೆ ಕಾಡಿಗೆ ಹೋಗಬೇಕಾಗ್ತದೆ ನಾವು ಕೊಟ್ಟು ಸವಾಲನ್ನು ಒಪ್ಪಲಿಲ್ಲ ಈ ವ್ಯೂಹವನ್ನು ಕೆದರಿಸಲಿಲ್ಲ ಅವರು ಸೋತರು ಸೋತವರು ಕಾಡಿಗೆ ಹೋಗಬೇಕು ಯುದ್ಧ ನಿಯಮ ಆದ್ದರಿಂದ ಇದು ಅವನಿಗೆ ಅಭಿಮನ್ಯುವಿನ ಜ್ಞಾಪಕ ಬರಲಿಲ್ಲ ದ್ರೋಣನಿಗೆ ಅಭಿಮನ್ಯು ಸ್ವಲ್ಪ ಗೊತ್ತಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಲೋಕದಲ್ಲಿ ಪಾಂಡವರಿಗೆ ಗೊತ್ತಿರಲಿಲ್ಲ ಕೃಷ್ಣನೊಬ್ಬನಿಗೆ ಗೊತ್ತಿತ್ತು ಅರ್ಧಂಬರ್ಧ ಗೊತ್ತಿದೆ ಅಂತ ಆದ್ದರಿಂದ ಅವನನ್ನು ದೂರ ಮಾಡಬೇಕು ಅಂತ ಹೇಳಲಾಗಿ ಇದು ಹದಿಮೂರನೇ ದಿವಸದ ಯುದ್ಧ ಆರಂಭವಾಗ್ತದೆ ಪ್ರಾರಂಭದಲ್ಲಿ ಶಕುನಿಯ ಐವರು ಸೋದರರನ್ನ ಅರ್ಜುನ ಕೊಂದು ಹಾಕ್ತಾನೆ ಇದೆಲ್ಲ ಏನು ಹೆಚ್ಚು ವರ್ಣನೆ ಮಾಡೋಕೆ ಬೇಕಾಗಿಲ್ಲ ಶಕುನಿ ಸೋದರರು ಹೋದರು ಮೂರು ಜನ ಕರ್ಣನ ಸೋದರರನ್ನ ಭೀಮನೇ ಕೊಂದು ಹಾಕಿದ ಆವತ್ತಿನ ಹಗಲು ಯುದ್ಧದಲ್ಲಿ ಸ್ವಲ್ಪ ಪಾಂಡವರ ಕಡೆ ವಿಜಯಲಕ್ಷ್ಮಿ ವಾಲ್ತಾ ಇದ್ದಾಳೆ ಸಂಶಪ್ತಕರು ಸವಾಲು ಹಾಕಿದರು ಲೇ ಅರ್ಜುನ ಬರ್ತೀಯೋ ಬರೋದಿಲ್ವೋ ನಿನ್ನೆ ಎಲ್ಲ ತಪ್ಪಿಸ್ಕೊಂಡಿದ್ದೀರಿ ಆಗ ಕೃಷ್ಣ ಬೆಂತಟ್ಟಿ ಹೇಳಿದ ನಡಿ ಅವ್ರನ್ನ ನಟಿಸ್ಕೊಂಡು ಹೋಗೋಣ ಮಾರೀಶನನ್ನು ರಾಮ ಅಟ್ಟಿಸಿಕೊಂಡು ಹೋದಂತೆ ಎಲ್ಲಿಯೋ ದೂರಕ್ಕೆ ಕರ್ಕೊಂಡು ಹೋಗಿಬಿಟ್ರು ಕುರುಕ್ಷೇತ್ರಕ್ಕೆ ಎಷ್ಟೋ ಮೈಲಿ ದೂರದಲ್ಲಿ ಅದು ಆ ಕಡೆ ವಾಯುವ್ಯದ ಗಡಿಯಲ್ಲಿ ಕರ್ಕೊಂಡು ಹೋಗಿಬಿಟ್ರು ಯುದ್ಧ ಭೂಮಿ ಅಂದ್ರೆ ಒಂದೇ ಪ್ರದೇಶ ಒಂದೇ ಸ್ಪೇಸ್ ಅಂತ ತಿಳ್ಕೋಬೇಡಿ ಆ ಕನ್ಸೆಪ್ಷನ್ ಚೆನ್ನಾಗಿ ಬರಬೇಕು ನೂರಾರು ಮೈಲಿ ಉದ್ದ ನೂರಾರು ಮೈಲಿ ಅಗಲದಲ್ಲಿರುವ ಒಂದು ಪ್ರಾಂತದಲ್ಲಿ ಎಷ್ಟು ಕಡೆ ಸೈನ್ಯ ಇತ್ತು ಎಷ್ಟು ಕಡೆ ಯುದ್ಧ ಆಗ್ತಿತ್ತು ಎಷ್ಟು ಕಡೆ ಯಾರ್ಯಾರು ತುಕಡಿಗಳನ್ನು ನಿಲ್ಲಿಸಿದ್ರು ಇದು ಒಂದು ಟಿವಿ ಕ್ಯಾಮರಾದಲ್ಲಿ ತೆಗೆಯುವಂತಹ ವಿಷಯವಲ್ಲ ಇವತ್ತು ನೀವು ಕುರುಕ್ಷೇತ್ರ ಅಂತ ಕಾಳುವ ಒಂದು ಸಣ್ಣ ಊರು ಇಲ್ಲಿ ಊರಲ್ಲಿ ಇಷ್ಟೆಲ್ಲ ಸೈನ್ಯ ನಿಂತಿತ್ತೆ ಅಂತೇಳಿ ತಪ್ಪು ಕಲ್ಪನೆ ಅದರ ಸುತ್ತಮುತ್ತ ಇದ್ದ ಹಳ್ಳಿಗಳು ಕಾಡು ಮೇಡು ಗುಡ್ಡ ಬೆಟ್ಟ ನದಿ ಸರೋವರ ಪ್ರಾಂತ ಎಲ್ಲವನ್ನ ಆಕ್ರಮಿಸಿದ್ದು ಸೈನ್ಯಗಳು ಮತ್ತು ಯಾರು ಎದುರಿಸಿದರೆ ಅಲ್ಲಿ ಅವರವ್ರ ಗುರುತು ಚಿಹ್ನೆಗಳು ರಥ ಧ್ವಜ ಅವರ ವೇಷ ಅದರಿಂದ ಕೌರವರು ಪಾಂಡವರು ಅಂತ ಗೊತ್ತಿರುತ್ತಿತ್ತು ಇದಿಷ್ಟಕ್ಕೂ ಯಾವ ರೀತಿ ದಿಗ್ದರ್ಶನ ಮಾಡಿಸಿದ್ರು ಕಮಾಂಡರ್ಸ್ ನಮಗೆ ಗೊತ್ತಿಲ್ಲ ಸಮಾಚಾರ ಕೊಡೋರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಶಂಖ ಓದುವುದು ಮಾಡೋ ರೀತಿಯಲ್ಲಿ ಆ ಸಮಗ್ರ ಯುದ್ಧದ ಚಿತ್ರ ನಿಮಗೆ ಬರುವುದಿಲ್ಲ ಆದ್ರಿಂದಲೇ ಹನ್ನೆರಡನೇ ದಿವಸದ ಇಲ್ಲಷ್ಟು ಅಲ್ಲಷ್ಟು ಇಲ್ಲಷ್ಟು ಬೇರೆ ಬೇರೆ ಅಧ್ಯಾಯಗಳಲ್ಲಿ ಹೇಳಿದರೆ ಅದು ಸಮಗ್ರವಾಗಿ ಚಿತ್ರ ಹಿಡಿಯುವುದು ಕಷ್ಟವಾಗುತ್ತೆ ಪ್ರಾತಃ ಕಾಲದಲ್ಲಿ ಈ ಚಕ್ರವ್ಯೂಹವನ್ನು ನಿರ್ಮಾಣ ಮಾಡಿದ ಈ ಚಕ್ರವ್ಯೂಹ ಅಂದ್ರೆ ಹೇಗಿತ್ತು ನಾ ಕಣ್ಣಿಂದ ನೋಡಿಲ್ಲ ಆದರೆ ಬಿಜಾಪುರದಲ್ಲಿ ಇದನ್ನು ನಾನು ಪ್ರವಚನ ಮಾಡುತ್ತಿದ್ದಾಗ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಯಾರೋ ಒಬ್ಬರು ಕುಲಕರ್ಣಿ ಅಂತ ಒಬ್ಬ ಚುರುಕು ವಿದ್ಯಾರ್ಥಿ ಸರ್ ಇದೊಂದು ಚಿತ್ರ ಸಿಕ್ಕಿದೆ ಇದು ಚಕ್ರವ್ಯೂಹದ್ದು ಅಂತ ತಂದುಕೊಟ್ರು ಅದನ್ನ ಮಹಾಭಾರತ ಹದಿನೆಂಟು ದಿನಗಳ ಯುದ್ಧದ ಕಥೆಯಲ್ಲಿ ಇಪ್ಪತ್ತ ಆರನೇ ಅಧ್ಯಾಯದ ಪ್ರಾರಂಭದಲ್ಲಿ ಮುದ್ರಿಸಿದ್ದೇನೆ ಓದಿ ನೋಡಿಕೊಳ್ಳಿ ಆ ಚಿತ್ರ ಇದೆ ಅಲ್ಲಿ ಅದಕ್ಕೆ ಮೂಲ ಯಾವುದಿರಬಹುದು ಅಂದರೆ ಅನೇಕ ವರ್ಷಗಳ ಹಿಂದೆ ಶ್ರೀರಂಗ ಯಾತ್ರೆ ಹೋಗಿದ್ದಾಗ ಶ್ರೀರಂಗದ ದಿವ್ಯ ವಿಮಾನ ಕೋಟೆಗೆ ನಾಲ್ಕು ಕಡೆ ಬಾಗಿಲುಗಳಿದೆ ಏಳು ಸಪ್ತಪ್ರಾಕಾರಗಳು ಅದರಲ್ಲಿ ಯಾವುದೋ ಒಂದು ಬಾಗಿಲಿನ ಸಮೀಪದಲ್ಲಿ ಕಲ್ಲಿನಲ್ಲಿ ಕೆಳಗಡೆಯಲ್ಲಿ ಚಕ್ರವ್ಯೂಹದ ಚಿತ್ರವನ್ನು ಕೆತ್ತಿದ್ದಾರೆ ಮತ್ತೊಂದು ಸಲ ನಾವು ಶ್ರೀರಂಗಕ್ಕೆ ಹೋದಾಗ ದಯವಿಟ್ಟು ಅದನ್ನು ನೋಡಿ ಆಮೇಲೆ ಹಂಪೆಯ ವಿರೂಪಾಕ್ಷ ಮಂದಿರದಲ್ಲಿ ಒಂದು ಕಡೆ ನೋಡಿದ ನೆನಪು ನನಗೆ ಅದೆಲ್ಲೋ ಕಲ್ಲಲ್ಲಿ ಕೆತ್ತಿಟ್ಟಿದ್ದಾರೆ ಅದನ್ನು ಅದು ಯಾವುದನ್ನು ಹೋಲುವಂತಹ ಚಿತ್ರ ಸುಮಾರು ಅಂದರೆ ಈ ಹುಡುಗರಿಗೆ ತಾಳ್ಮೆ ಕಲಿಸುವುದಕ್ಕೆ ಒಂದು ಸಣ್ಣ ಗಡಿಯಾರದಂತಹ ಯಂತ್ರ ಅದರಲ್ಲಿ ಕಾಣಿಗಳು ಕಂಪಾರ್ಟ್ಮೆಂಟ್ಸ್ ಮಾಡಿ ಎರಡು ಮೂರೋ ನಾಲ್ಕೋ ಸಣ್ಣ ಸಣ್ಣ ಗೋಲಿಗಳನ್ನು ಹಾಕಿ ಆ ಗೋಲಿ ಎಲ್ಲವನ್ನು ಮಧ್ಯಕ್ಕೆ ತಿರುಗಿಸಬೇಕು ಅಂತ ಕೊಟ್ಟು ಅವರು ಹೀಗೆ ಹಾಗೆ ಮಾಡುವಾಗ ಒಂದು ಬಂದರೆ ಎರಡು ಈಚೆಗೆ ಬಂದಿರುತ್ತೆ ಎರಡು ಬಂದರೆ ಮೂರನೇದು ಹೊರಗಿರುತ್ತೆ ಇದು ತಾಳ್ಮೆ ಕಲಿಸುವುದಕ್ಕೊಂದೇನು ಮಾಡ್ತಾರೆ ಹೆಚ್ಚು ಕಮ್ಮಿ ಆ ರೀತಿಯ ಗುಳಿಗಳಿದ್ದಂತಹ ಒಂದು ರಚನೆ ಆ ರಚನೆ ನೀವು ತಿಳ್ಕೊಂಡಾಗ ಯಂತ್ರದಲ್ಲಿ ಸ್ಟ್ಯಾಟಿಕ್ ಗೆರೆಗಳು ಹಾಕಿದಾಗ ಇರೋದಿಲ್ಲ ಆನೆಗಳೆಲ್ಲ ಒಂದು ವರ್ಷೆ ಸುಮ್ಮನೆ ಇರೋದಿಲ್ಲ ಆನೆ ಮೇಲೆ ಸವಾರರು ಕುದುರೆಗಳು ಒಂದು ವರ್ಷೆ ಅದಲ್ಲದೆ ಈಟಿ ಹಿಡ್ಕೊಂಡಿರೋರು ಬಿಲ್ ಹಿಡ್ಕೊಂಡಿರೋರು ಭರ್ಜಿ ಹಿಡ್ಕೊಂಡಿರೋರು ತೋಮರ ಕೋಸಲ ಅನೇಕ ಆಯುಧಗಳನ್ನು ಹಿಡ್ಕೊಂಡವರು ಆ ವೀಧಿಗಳಲ್ಲಿ ಈ ಕಡೆಯೂ ಆ ಕಡೆ ಊಟ ಕೂತ್ಕೊಳ್ಳುವಾಗ ಬೆನ್ನ ಕಡೆಯೂ ಕೂಡ್ತಾರೆ ಮುಂದೆನೂ ಕೂಡ್ತಾರೆ ನೋಡಿ ಆ ರೀತಿ ಸೈನಿಕರು ಇದ್ದು ಕೆಲವು ಜಾಗಗಳು ಹೇಗೆ ಅಂದ್ರೆ ಒಳಕ್ಕೆ ನುಗ್ಗಿದರೆ ಡೆಡ್ ಎಂಡ್ ಬರ್ತದೆ ಅಲ್ಲಿ ಸಿಕ್ಕರೆ ಸತ್ತ ಒಬ್ಬ ವಾಪಸ್ ಬರೋ ಹಾಗಿಲ್ಲ ಅದು ಒಳಗೆ ಹೋಗೋದಕ್ಕೆ ಒಂದು ವಿಚಿತ್ರವಾದ ದಾರಿ ಇದೆ ಹೊರಗೆ ಬರೋದಕ್ಕೆ ಅದು ದಾರಿಯಲ್ಲ ಮತ್ತೊಂದು ದಾರಿಯಲ್ಲಿ ಬರಬೇಕು ಅದರ ಮಧ್ಯಸ್ಥಾನದಲ್ಲಿ ಮಹಾವೀರ ಕೂತಿರ್ತಾನೆ ವ್ಯೂಹದ ಬಾಗಿಲಲ್ಲಿ ಮಹಾ ಗಟ್ಟಿಮುಟ್ಟಾದ ವೀರ ಇರ್ತಾನೆ ಈ ರೀತಿ ಆ ಸೈನಿಕರನ್ನು ನಿಯಮಿಸಬೇಕು ಇದು ನಿಮಗೆ ಚಿತ್ರ ಬಂತೋ ಬರಲಿಲ್ಲವೋ ನಾನು ಹೇಳಿದ್ದು ಸುಮಾರಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ ವ್ಯೂಹದ ಮಧ್ಯದಲ್ಲಿ ದುರ್ಯೋಧನ ಮತ್ತು ದ್ರೋಣ ಅವನ ರಕ್ಷಣೆಗೆ ವ್ಯೂಹದ ಮಹಾದ್ವಾರದಲ್ಲಿ ಅವತ್ತು ಸೈಂಧವನನ್ನು ನಿಲ್ಲಿಸಿದ್ದಾನೆ ಯಾತಕೆಂದ್ರೆ ಅವನಿಗೆ ಪರಮಶಿವನ ವರ ಇತ್ತು ಘೋಷಯಾತ್ರ ದ್ರೌಪದಿ ಅಪಹರಣ ಕಾಲದಲ್ಲಿ <coughs> ಒಂದು ದಿವಸ ನೀನು ಪಾಂಡವರನ್ನ ಗೆಲ್ತಿ ಅಂತ ವರ ಏನು ಕೊಟ್ಟಿದ್ರು ಅವತ್ತು ಆ ವ್ಯೂಹದ್ವಾರದಲ್ಲಿ ಎಂಟ್ರೆನ್ಸ್ ಸೈನ್ಯ ಹೋಗೋ ಜಾಗದಲ್ಲಿ ಭೇದಿಸುವುದಕ್ಕೆ ಶತ್ರುಗಳಿಗೆ ಬಾ ಅಂತ ಕರೆಯೋದಕ್ಕೆ ಆಹ್ವಾನ ಮಾಡೋ ಜಾಗದಲ್ಲಿ ಸೈನ್ಧವನ ಜೊತೆಯಲ್ಲಿ ನಲವತ್ತು ಕೌರವ ವೀರರು ದುರ್ಯೋಧನ ತಮ್ಮಂದರು ಅಪಾರವಾದ ಸೈನ್ಯ ನಿಲ್ಲಿಸಿದ್ದಾರೆ ವ್ಯೂಹ ಗರಗರ ಗರ ತಿರುಗುತ್ತಾ ಇದೆ look at the discipline of the army ಕುದುರೆಗಳು ಆನೆಗಳು ಸೈನಿಕರು ರಥಗಳು ತಿರುಗುತ್ತಾ ಇವೆ ಚಕ್ರ ತಿರುಗುತ್ತಾ ಇದೆ ಅದರ ಎಲ್ಲಿದೆ ಅಂತ ನೋಡಿಕೊಂಡು ಎದುರಾಳಿಯಾದವನು ಪ್ರವೇಶ ಮಾಡಬೇಕು ಒಂದು ವೇಳೆ ದಾರ ಮುಚ್ಚಿಕೊಂಡಿತು ಹಿಂದೆ ಇದ್ದವರು ಒಳಗೆ ಬರೋ ಹಾಗಿಲ್ಲ ಒಳಗಿದ್ದವನು ಹೊರಗೆ ಬರೋ ಹಾಗಿಲ್ಲ ಮೃತ್ಯುಕೂಪ ಇದು ಭಯಂಕರವಾದ ಚಿತ್ರ ಇದು ಇಂಥದೊಂದು ಚಕ್ರವ್ಯೂಹ ತಯಾರಾಗಿದೆ ಅದನ್ನು ಒಳಗೆ ಪ್ರವೇಶ ಮಾಡುವುದು ಹೇಗೆ ಇದನ್ನ ಧರ್ಮರಾಜ ಕೇಳಿದ ಅಯ್ಯೋ ಚಕ್ರವ್ಯೂಹ ಮಾಡಿದ್ದಾರಲ್ಲ ಏನು ಮಾಡೋದು ಏನು ಮಾಡೋದು ಕೃಷ್ಣ ತುಂಬ ಚಿಂತೆಯಾಯಿತು ಮುಂದೆ ಕಥೆಯನ್ನು ಹೇಳಬೇಕು ಅಭಿಮನ್ಯು ಹದಿನಾಲ್ಕು ವರ್ಷದ ಬಾಲಕ ಸುಭದ್ರೆಯ ಏಕಮೇವ ಪುತ್ರ ಹದಿನಾಲ್ಕು ವರ್ಷದ ಬಾಲಕ ಅವನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಉತ್ತರೆ ಜ್ಞಾಪಕ ಇಟ್ಕೊಳ್ಳಿ ಚಿತ್ರವನ್ನ ಆ ಮಗು ಬಂದ ದೊಡ್ಡಪ್ಪನಿಗೆ ಮಾತನಾಡ್ತಾನೆ ಇಲ್ಲಿ ಮೂಲ ಭಾರತದಲ್ಲಿ ಬಹಳ ಸಂಕ್ಷೇಪವಾಗಿ ಆ ಮಾತುಕತೆಯನ್ನು ಬರೆದಿದ್ದಾರೆ ನಾನು ಬರೆದಿರೋ ಕಾದಂಬರಿಯಲ್ಲಿ ಸ್ವಲ್ಪ ದೊಡ್ಡದಾಗಿ ಚಿತ್ರ ಕೊಟ್ಟಿದ್ದೇನೆ ದೊಡ್ಡಪ್ಪ ಯಾತಕ್ಕೆ ಚಿಂತೆ ಮಾಡ್ತೀರಿ ಮಗು ಕೇಳ್ತದೆ ಅವನು ದೊಡ್ಡಪ್ಪ ಹೇಳ್ದ ಹೋಗೋ ನನ್ನ ಚಿಂತೆ ನನಗೆ ನೀನು ಬಂದು ಬೇರೆ ಪೀಡೆ ಕೊಳ್ತಾ ಇದ್ದಿ ಏನಂತ ಏನು ಹೇಳಿ ಚಕ್ರವ್ಯೂಹ ಅಂದ್ರೆ ತಲೆ ಅರ್ಥ ಆಗುತ್ತೆ ನಿನಗೆ ಇದು ಅರ್ಜುನ ಒಬ್ಬ ಇಲ್ಲಿದ್ದು ಚೆನ್ನಾಗಿತ್ತು ಅರ್ಜುನ ಇಲ್ಲಿರೋ ಅವಕಾಶ ಆಗಲಿಲ್ಲ ಅವರು ಹಾಳು ಸಂಶಪ್ತಕರಲ್ಲಿ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇದನ್ನು ಬೇರ್ಸೋರು ಯಾರೂ ಇಲ್ಲ ಭೀಮನ ಕೈಲಾಗುವುದಿಲ್ಲ ಇದು ಒಂದು ನೋಡಿ ಭೀಮನಿಗಾಗದೇ ಇದ್ದಿದ್ದು ಅಷ್ಟು ಮಹಾಪರಾಕ್ರಮಶಾಲಿ he had might he had skill ಗದಾ ಯುದ್ಧದಲ್ಲಿ ಧನುರ್ವಿದ್ಯೆಯಲ್ಲಿ ಕುಸ್ತಿಯಲ್ಲಿ ಆನೆ ಕುದುರೆ ಪಳಗಿಸೋದರಲ್ಲಿ ದ್ರೋಣರ ರಥವನ್ನು ನಲವತ್ತು ಸಲ ಅನಾಮತ್ತಾಗಿ ಕುದುರೆ ಸಾರಥಿ ಸಮೇತ ಎತ್ತಿ ಹಾಕ್ತಾನೆ ಆಚೆಗೆ ದ್ರೋಣಪುರದಲ್ಲಿ ಭೀಮನ ಸಾಹಸ ಅತ್ಯಾಶ್ಚರ್ಯ ಇಡೀ ರಥವನ್ನು ಎತ್ತಿ ಹಾಕ್ತಾನೆ ಆ ಕಡೆಗೆ ಅಂಥವನಿಗೆ ಈ ಚಕ್ರವ್ಯೂಹವನ್ನು ಬಿಡಿಸುವ ವಿದ್ಯೆ ಗೊತ್ತಿರಲಿಲ್ಲ ಅದು ಗುರುಮುಖವಾಗಿ ಮಾತ್ರ ಉಪದೇಶ ಆಗಬೇಕಾಗಿತ್ತು ಏನಪ್ಪ ಮಾಡೋದು ನಮ್ಮ ಸೈನ್ಯದಲ್ಲಿ ಯಾರು ಇಲ್ವಲ್ಲ ಏನು ಮಾಡಲಿ ಏನು ಮಾಡಲಿ ಚಿಂತೆ ಮಾಡ್ತಿದ್ದಾನೆ ಅಭಿಮನ್ಯು ಹೇಳಿದ ದೊಡ್ಡಪ್ಪ ನನಗೊಂದು ಅವಕಾಶ ಕೊಡು ನಿನಗೇನು ಅವಕಾಶ ಕೊಡೋದು ಕಡಲೆಪುರಿ ಇಟ್ಟಿದ್ದಾರೇನೋ ಅಲ್ಲಿಯಿಂದ ಕಡಲೆಪುರಿ ಎಲ್ಲ ನನಗೆ ಗೊತ್ತು ವ್ಯೂಹ ವೇದನ ನಾ ವ್ಯೂಹವನ್ನು ಬಿಡಿಸ್ತೇನೆ ದ್ವಾರವನ್ನು ದೊಡ್ಡದು ಮಾಡ್ತೇನೆ ನಾ ಒಳಗೆ ಹೋಗ್ತೇನೆ ಜಾರಿ ಮಾಡಿಕೊಡ್ತೇನೆ ನೀವೆಲ್ಲ ಬನ್ನಿ ಒಳಗಡೆಯಲ್ಲಿ ದಾರಿ ಮಾಡಿಕೊಟ್ರೆ ನೀವು ಬರ್ಬೋದಲ್ಲ ಅದಕ್ಕೆ ಭೀಮ ಹೇಳಿದ ಧರ್ಮರಾಜ ಈ ಹುಡುಗನ ಮಾತು ಪಥ್ಯವಾಗಿದೆ ನಾವು ಅದರಂತೆ ಕೇಳಬಹುದಲ್ಲ ಧರ್ಮರಾಜ ಹೇಳಿದ ನೀನೊಂದು ಪೆದ್ದು ನಿನ್ನ ಮಾತನ್ನು ನಂಬಿಕೊಂಡು ಈ ಹುಡುಗನ ಏನೋ ಹೆಚ್ಚು ಕಮ್ಮಿ ಆದರೆ ಅರ್ಜುನನಿಗೆ ಏನು ಉತ್ತರವನ್ನು ಕೊಡುವುದು ನಾವು ಏನೂ ಗೊತ್ತಿಲ್ಲ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಅವನನ್ನು ಕಳಿಸೋದು ಬೇಡ ಮತ್ತು ಮತ್ತೆ ಹಾಗೆ ಆಲ್ಟರ್ನೇಟಿವ್ ಏನಿದೆ ಆಲ್ಟರ್ನೇಟಿವ್ ಏನೂ ಇಲ್ಲ ಮತ್ತೇನು ಮಾಡುವುದು ಸುಮ್ಮನೆ ಯೋಚನೆ ಮಾಡ್ತಾ ಕೂತಿದ್ದಾರೆ ಮಗು ಹೇಳಿತು ದೊಡ್ಡಪ್ಪ ನಿಮಗೆ ದಾರಿ ಇಲ್ಲ ನನಗೆ ಗೊತ್ತಿದೆ ಇದು ನನ್ನನ್ನು ನಂಬು ಆಗ ಅವನ ತಲೆ ಮೇಲೆ ಕೈ ಇಟ್ಟು ಕೇಳಿದ ವಿಸಿಟರ ನಿನಗೆ ಹೇಗೋ ಗೊತ್ತು ನನಗೆ ಹೇಗೋ ಗೊತ್ತು ನಾನು ತಾಯಿ ಗರ್ಭದಲ್ಲಿದ್ದಾಗ ಒಂದು ದಿವಸ ನಮ್ಮಪ್ಪ ಕಥೆ ಹೇಳ್ತಿದ್ದ ಶ್ರೀಕೃಷ್ಣ ಕತೆ ಹೇಳ್ತಿದ್ದ ನಮ್ಮ ತಾಯಿಗೆ ಅದು ಅವತ್ತು ಹೇಳಿದ್ದೇನೆ ಹಿಂದೆ ಅಂತ ಕಾಣುತ್ತೆ ಸುಭದ್ರೆ ತುಂಬು ಗರ್ಭಿಣಿಯಾಗಿದ್ದಾಳೆ ಕೃಷ್ಣ ನಿತ್ಯ ಕಥೆ ಹೇಳಬೇಕು ತಂಗಿಗೆ ಏನು ಕಥೆ ಹೇಳಮ್ಮ ರಾಮಾಯಣ ಹೇಳಲೆ ಬೇಡ ಅಣ್ಣ ಇದು ಹನುಮಂತ ಲಂಕೆ ಸುಟ್ಟು ಕತೆ ಹೇಳಲೆ ಅಯ್ಯೋ ಅದು ಬೇಡ ಭಯವಾಗುತ್ತೆ ಮತ್ತೇನು ಹೇಳಿ ರುಕ್ಮಿಣಿನ ಅಪಹಾರ ಮಾಡ್ಕೊಂಡು ಹೋದ ಕತೆ ಹೇಳಲೆ ಅದು ಬೇಡ ನನಗೆ ಯುದ್ಧದ ಕತೆ ಹೇಳು ಏನು ಹುಡುಗಿಯಮ್ಮ ನೀನು ಹೊಟ್ಟೆಯಲ್ಲಿ ಮಗು ಇಟ್ಕೊಂಡಿದ್ದೀಯ ಭ್ರೂಣವನ್ನು ಯುದ್ಧದ ಕತೆ ಕೇಳ್ತಿಯಲ್ಲ ಬುದ್ಧಿ ಇದೆ ನಿನಗೆ ಇಲ್ಲ ಆ ಹುಡುಗನಿಗೂ ಒಳ್ಳೇದಾಗತ್ತೆ ಒಳ್ಳೆ ವೀರ ಹುಟ್ಟು ತಾನೇ ಕತೆ ಹೇಳು ಯುದ್ಧದಲ್ಲಿ ಯಾವ ಕತೆ ಹೇಳಮ್ಮ ನನಗೆ ಚಕ್ರವ್ಯೂಹದ ಭೇದನದ ಕಥೆಯನ್ನು ಹೇಳು ನಾ ಹೇಳ್ತೇನೆ ನಿನ್ನ ತಲೆ ಹತ್ತುತ್ತೀಯಲ್ಲೋ ನಿದ್ದೆ ಬರೋ ತನಕ ಚಕ್ರವ್ಯೂಹ ನಿದ್ದೆ ಗಣ್ಣಲ್ಲಿ ಕೇಳೋ ಕಥೆಯಲ್ಲ ಅಂತ ಹೇಳಿ ನಾ ಹೇಳ್ತೇನೆ ನೀವು ಹೂ ಅಂತ ಹೇಳು ನೀನು ಎಲ್ಲಿ ನಿದ್ದೆ ಬರ್ತೇ ಅದು ನಿಲ್ಲಿಸಿಬಿಡ್ತೇನೆ ನೋಡೋಣ ಅಂತ ಏನೋ ಒಂದು ಅಡ್ಡ ದಿಡ್ಡಿ ಹೇಳಿದ ಹಾಗೆ ಕುದುರೆಗಳು ಹೀಗೆ ನಿಲ್ಲಿಸಿರ್ತಾರೆ ಆನೆ ನಿಲ್ಲಿಸಿರ್ತಾರೆ ಮೊದಲನೇ ರಥ ಹೀಗಿರ್ತದೆ ಎರಡನೇ ವೀಧಿ ಹೀಗಿರ್ತದೆ ಮೂರನೇದು ಹೀಗಿರ್ತದೆ ಡೆಡ್ ಇಲ್ಲಿ ಬರ್ತದೆ ವೀರನಾದವನು ಈ ಕಡೆಯಿಂದ ಹೋಗಬೇಕು ಇಲ್ಲಿ ತಪ್ಪಿಸಬೇಕು ಎಡಗಡೆ ಹಾಗಿರಿಬೇಕು ಬಲಗಡೆ ಹಾಗಿರಿಬೇಕು ಬಿಲ್ಲು ಬಾಣಗಳನ್ನೇನು ಮಾಡಬೇಕು ಆಯುಧಗಳೇ ಹಾಕಿಸ್ಕೊಂಡು ಹೋಗಬೇಕು ಇದನ್ನು ಹೇಳ್ತಾ ಹೇಳ್ತಾ ಅವಳು ಹ್ಞೂ ಹ್ಞೂ ಹ್ಞೂ ಅಂತ ಹೇಳಿ ಒಂದು ಕಡೆ ನಿದ್ದೆ ಹೋದಳು ಸುಭದ್ರೆ ನಿದ್ದೆ ಹೋದ ಮೇಲೆ ಮತ್ತೆ ಹೇಳ್ತಿದ್ದಾನೆ ಕೃಷ್ಣ ಈಗ ವೀರ ಆ ಕಡೆಯಿಂದ ಹೊರಗೆ ಬರುವುದು ಹೇಗೆ ಹೇಳ್ತೇನೆ ಎಂದಾಗ ಇವಳು ನಿದ್ದೆ ಮಾಡ್ತಿದ್ದಾಳೆ ಹೂ ಅಂತ ಒಂದು ಧ್ವನಿ ಕೇಳಿಸ್ತು ಎಲ್ಲಿಂದ ಬಂತು ಅಂತ ನೋಡಿದ ಮಾಮ ನಾನಿದ್ದೇನೆ ತಾಯಿ ಹೊಟ್ಟೆಯಲ್ಲಿ ಹೇಳು ನನಗೇನು ಮಗು ಕೃಷ್ಣ ಏನೋ ತೇಲಿಸಿ ನನಗೂ ನಿದ್ದೆ ಬರ್ತಾ ಇದೆ ಕಾರಣ ಸಲ ಹೇಳ್ತೀನಿ ಅಂತ ಕಥೆ ಹೇಳಲಿಲ್ಲ ಮಗು ವಾಪಸ್ ಬರೋ ವಿದ್ಯೆ ಗೊತ್ತಾಗಲಿಲ್ಲ ಸೋದರ ಮಾವನೇ ಉಪದೇಶ ಮಾಡಿದ್ದು ಅರ್ಥ ಮಾಡಿಕೊಳ್ಳಿ ಗುರುಮುಖಿಯನ್ನು ಬಂದಿದೆ ಮಗುವಿಗೆ ಗರ್ಭದಲ್ಲಿ ಕೇಳಿದ್ದನ್ನು ನೆನಪಿಟ್ಕೊಂಡಿದ್ದಾನೆ ಅಂದ್ರೆ ಎಂಥ ಬುದ್ಧಿ ಎಂಥ ಬುದ್ಧಿಮತ್ತತೆ ಮಗುವಿಗೆ ಅಪ್ಪ ಓದಿದ ವೇದದಲ್ಲಿ ಅಷ್ಟಾವಕ್ರ ದೋಷವನ್ನು ತೋರಿಸಿದ ಸ್ವರದ ಕಥೆಯನ್ನು ಹೇಳಿದ್ದೇನೆ ಅದೃಶ್ಯಂತಿ ವಸಿಷ್ಠರ ಸೊಸೆಯ ಹೊಟ್ಟೆಯಲ್ಲಿದ್ದ ಮಗು ಪರಾಶರರು ವೇದವನ್ನು ಹೇಳುತ್ತಿದ್ದದನ್ನು ಕೇಳಿ ಸರ್ವನಾಶವಾಗಿದ್ದರೂ ವಸಿಷ್ಠರು ಮೊಮ್ಮಗನಿಗೋಸ್ಕರ ಬದುಕುತ್ತೇನೆ ಅಂತ ಹೇಳಿದ ಹಾಗೆ ಈ ಗರ್ಭಸ್ಥ ಮಗುವಿಗೆ ಆ ಏಳನೇ ತಿಂಗಳು ಕಳೆದ ಮೇಲೆ ದಿವ್ಯಜ್ಞಾನ ಉಂಟಾಗುತ್ತೆ ಏಳನೇ ತಿಂಗಳಿಂದ ಆಚೆಗೆ ಮಗು ಹಡೆಯೋ ತನಕ ತಾಯಿಯಾದವಳು ಸದ್ವಿಷಯಗಳನ್ನು ಕೇಳ್ತಾ ಇರಬೇಕು ಮನೆಯಲ್ಲಿ ಭಾಗವತ ಕೇಳಬೇಕು ರಾಮಾಯಣವನ್ನು ಕೇಳಬೇಕು ಇನ್ನು ಒಂದು ಉದಾಹರಣೆ ಅಂದರೆ ಅಷ್ಟಾಕ್ಷರ ಮಂತ್ರ ಪ್ರಹ್ಲಾದ ತಾಯಿ ಹೊಟ್ಟೆಯಲ್ಲಿದ್ದು ಕೇಳಿದ ಹಾಗೆ ಗರ್ಭಿಣಿಯರು ಸಿನಿಮಾ ಹಾಡನ್ನು ಕೇಳಬಾರದು ಹುಟ್ಟು ಮಕ್ಕಳು ಸಿನಿಮಾ ಆಕ್ಟ್ರೆಸ್ ಆಗಿಬಿಡ್ತಾರೆ ಅಸಂಬದ್ಧವಾದದ್ದು ಏನೇನೋ ಕೇಳ್ತಾ ಇದ್ವು ದಿವಸ ಒಂದು ಕೊಲೆ ಬರುತ್ತೆ ನೋಡಿ ಕ್ರೈಮ್ ಸ್ಟೋರಿ ನೋಡ್ತಾ ಇದ್ರೆ ಹುಡುಗರು ಕೊಲೆಗಳಿಗಳಾಗ್ತಾರೆ ನಿಮ್ಮ ಮನೆಯಲ್ಲಿ ಹೇಳಿ ಬುದ್ಧಿ ಹೇಳಿ ಹುಡುಗಿಯರಿಗೆ ಗರ್ಭಿಣಿಯರಿಗೆ ಅವರು ಒಳ್ಳೆಯ ಚಿತ್ರಗಳನ್ನು ನೋಡಬೇಕು ಮನೆ ತುಂಬ ದೇವರ ಫೋಟೋಗಳಿರಬೇಕು ಒಳ್ಳೆಯದನ್ನೇ ಕೇಳಬೇಕು ದೇವರ ತೀರ್ಥ ಸ್ವೀಕಾರ ಮಾಡಬೇಕು ಒಳ್ಳೆ ಕ್ಷೇತ್ರಗಳಿಗೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ಒಳ್ಳೆ ಸಂಸ್ಕಾರವಾಗಬೇಕು ಇದು ಬಯೋಲಾಜಿಕಲ್ ಟ್ರೂತ್ ಮನುಷ್ಯನ ವ್ಯಕ್ತಿತ್ವ ಎಲ್ಲಿಂದ ಕಟ್ತಾನೆ ದೇವರು ಮನಸ್ಸಿನಿಂದ ಶುರು ಮಾಡಿ ಸುಳಿಯಿಂದ ಕಟ್ತಾ ಬರ್ತಾನೆ ರೋಗಗಳು ಬರುವುದು ಅಲ್ಲಿಯೇ ಸುಜ್ಞಾನ ಬರುವುದು ಅಲ್ಲಿಯೇ ಮೋಕ್ಷದ್ವಾರ ಇರುವುದು ಅಲ್ಲಿಯೇ ಬಂಧದ್ವಾರ ಇರುವುದು ಅಲ್ಲಿಯೇ ಇವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಹೆಲ್ತ್ ಸಪ್ಲಿಮೆಂಟ್ ಹಾಕಿದ್ದಾರೆ ಆರ್ಥಿಟಿಸ್ ಮೂಳೆ ರೋಗ ಆಸ್ಥಮಾ ರೋಗ ನಾನಾ ರೋಗಗಳು ಹೇಗೆ ಮನಸ್ಸಿನಿಂದ ಉಂಟಾಗ್ತವೆ ಯಾವ್ಯಾವ ಪರಿಹಾರದಿಂದ ನಿಗ್ರಹಿಸಬಹುದು ಲೇಖನಗಳನ್ನು ಕೊಟ್ಟಿದ್ದಾರೆ ಮೆಡಿಕಲ್ ಸೈನ್ಸ್ನವರು ಕೊಟ್ಟಿದ್ದಾರೆ ಇವತ್ತು ಪತ್ರಿಕೆ ಓದಿ ಅದನ್ನು ಹೆಚ್ಚು ಕಮ್ಮಿ ನಿಧಾನವಾಗಿ ಭಾರತ ದೇಶ ದೃಷ್ಟಿಗೆ ಬರ್ತಾ ಇದ್ದಾರೆ ವ್ಯಕ್ತಿತ್ವವನ್ನು ಕಟ್ಟುವುದು ಮನಸ್ಸಿನ ಒಳಗಡೆಯಿಂದ ಈ ಮಗು ಹೇಳ್ತು ನನಗೆ ಗೊತ್ತು ಹೇಳಿ ನೋಡೋಣ ಅಂತ ಧರ್ಮರಾಜ ಅವನ ಚಿತ್ರ ಬರೋ ಹೀಗೆ ನೋಡಿ ದಾರಿ ಹೀಗಿರುತ್ತೆ ಆನೆ ಎಲ್ಲಿರುತ್ತೆ ಕುದುರೆ ಇಲ್ಲಿರುತ್ತೆ ನಾನು ಹೀಗೆ ಹೋಗ್ತಾನೆ ಅವನು ಕೇಳಿದ್ನೇ ಬಿಟ್ಟನೆ ಹೇಳ್ತಾ ಇಲ್ಲಿ ನೋಡಿದಿಲ್ಲ ಇದು ಹೀಗೆ ಹೋಗ್ತಾನೆ ಹೀಗೆ ಹೋಗ್ತಾನೆ ಹೀಗೆ ಹೋಗ್ತೇನೆ ವಾಪಸ್ ಹಾಕಿ ಬರ್ತೀವಿ ಅಂದ ಧರ್ಮರಾಜ ನೀವೆಲ್ಲ ಇರ್ತಿರಲ್ಲ ಜೊತೆಗೆ ವ್ಯೂಹ ಚದರಿ ಬಿಟ್ಟ ಮೇಲೆ ದೊಡ್ಡಪ್ಪ ನಾನೇನು ಸುಮ್ಮನೆ ಹೋಗ್ತೇನೆ ಭಿಕ್ಷಕ ಹೋದಾಗೆ ನಾನು ಆ ವ್ಯೂಹವನ್ನು ವ್ಯೂಹ ರೀತಿಯಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ ಚದರಿಸಿ ಬಿಡ್ತೀರಿ ಅದನ್ನು ಪಿಲ್ಲಿ ಮಾಡಿ ನೀವು ಒಳಗೆ ಬರ್ತೀರಿ ರಕ್ಷೆಗಿರ್ತೀರಿ ಏನು ಯೋಚನೆ ಭೀಮ ಹೇಳಿದ ವೇಷಂದ ಮಗು ನಾನು ನಿನ್ನ ಬೆನಿಗೆ ಇರ್ತೇನೆ ಕಾಣು ಆ ಹಾಳು ಸೈಂಧವನನ್ನು ನೀನು ಏನಾದರೂ ಒಂದು ಮಾಡಿ ಒಳಗೆ ನುಗ್ಗಿಬಿಡು ನಾನು ಬಂದ್ಬಿಡ್ತೇನೆ ಅಂತ ಇವರೆಲ್ಲ ಹುರಿದುಂಬಿಸಿದ್ದಾರೆ ಚಕ್ರವ್ಯೂಹಸ್ಯ ನವಯಂ ವಿದ್ಮೋ ಭೇದಂ ಕಥಂಚನ ತ್ವಂ ವಾ ಅರ್ಜುನೋ ವಾ ಕೃಷ್ಣೋ ವಾ ಭಿಂಜಾತಿ ಪ್ರದ್ಯುಮ್ನಯೇ ವವ ಧರ್ಮರಾಜ ಹೇಳಿದ ಮಾತು ಚಕ್ರವ್ಯೋ ಮಹಾಬಾಹೋ ಪಂಚಮೋನೋಪಗದ್ಯತೆ ಐದನೇವರು ಗೊತ್ತಿಲ್ಲ ಅಂದ ಅದಕ್ಕೆ ಅಭಿಮನ್ಯು ಉತ್ತರವನ್ನು ಕೊಟ್ಟಿದ್ದು ಎಲ್ಲ ಹೇಳಿದ್ದೇನೆ ಅದಕ್ಕೆ ಭೀಮ ಕೊನೆಯಲ್ಲಿ ಹೇಳಿದ ಅಹಂತ್ವಾನುಗಮಿಷ್ಯಾಮಿ ಧೃಷ್ಟದ್ಯುಮ್ನೋಥ ಸಾತಕಿ ಸಾತ್ಯಕಿ ಮಗು ನೀ ಮುಂದೆ ನುಗ್ಗು ಬಾಗಲು ತೆಗೆದುಬಿಡು ಹಿಂದೆ ನಾನಿರ್ತೇನೆ ನನ್ನ ಜೊತೆಗೆ ಧೃಷ್ಟದ್ಯುಮ್ನ ಇರ್ತಾನೆ ಅವನು ಸಾತ್ವಿಕಿ ಇರ್ತಾನೆ ಪಂಚಾಲಾಹ ಕೇಕಯಾಹ ಮತ್ಸ್ಯಾಹ ತಥಾ ಸರ್ವೇ ಪ್ರಭದ್ರಕಾಹ ಸಕೃತ್ ಭಿನ್ನಂತ ಯಾ ವ್ಯೂಹಂ ನೀವು ಒಂದು ಸಲ ವ್ಯೂಹವನ್ನು ಒಡೆದು ಬಾಗಲು ಮಾಡಿಬಿಟ್ರೆ ತತ್ರ ತತ್ರ ಪುನಃ ಪುನಃ ವಯಂ ಪ್ರಧ್ವಂಸಯಿಷ್ಯಾಮ ನಿಗ್ರಮಾನ ವರಾನ್ ವರಾನ್ ಶ್ರೇಷ್ಠ ಅದನ್ನು ಕೊಂದು ಬಿಡ್ತೇವೆ ಒಳಗೆ ನುಗ್ಗಿಬಿಡ್ತೇವೆ ಅಭಿಮನ್ಯು ಹೇಳಿದ ಒಳಕ್ಕೆ ನುಗ್ಗೋದು ಮಾತ್ರ ಅಲ್ಲ ನೀವು ಬರೋದ್ರೊಳಗೆ ಆ ಸೈನ್ಯವನ್ನು ನಾನೇ ಮುಗಿಸುತ್ತೇನೆ ಎಂದ ಅವನು ಅಹಮೇತ ಪ್ರವೇಶ್ಯಾಮಿ ದ್ರೋಣಾನೇಕಂ ದುರಾಸದಂ ಪತಂಗ ಇವ ಸಂಕೃದ್ಧ ಜ್ವಲಿತಂ ಜಾತವೇದ ಸಂಕ್ಷೆ ಮಗುವಿನ ಬಾಯಲ್ಲಿ ದೇವರೇನಾಡಿಸಿದ ಉರಿಯುವ ದೀಪದಲ್ಲಿ ಪತಂಗ ಹೋಗಿ ಬೀಳುವಂತೆ ಬೀಳುತ್ತೇನೆ ಎನ್ನುವ ಮಾತನ್ನು ಆಡಿಸಿಬಿಟ್ಟ ಅಭಿಮನ್ಯುವಿನ ಕೈಯಲ್ಲಿ ಡ್ರಾಮೆಟಿಕ್ ಐರಣಿ ಮಗು ಗೊತ್ತಿಲ್ಲ ಗೊತ್ತಿಲ್ಲದೆ ಆಡ್ತಿದ್ದಾನೆ ದೇವರು ಹೇಗೆ ಆಡಿಸ್ತಾನೆ ನೋಡಿ ಬದುಕಿದ್ರೆ ಬರ್ತೇವೆ ಅಂತೇವೆ ಬದುಕೋದೇ ಇಲ್ಲ ಎಷ್ಟೋ ಸಲ ಹೀಗಾಗಿಬಿಡುತ್ತೆ ಇದು ಅವನಿಗೆಲ್ಲ ಅಲಂಕಾರ ಮಾಡಿದ್ರು ಮಗುವನ್ನು ಮುದಿಸಿದ್ರು ಎತ್ತಿ ತೋಳ್ ಮೇಲೆ ಕುಣಿದಾಡಿಸಿದ್ರು ತಿಲಕ ಇಟ್ಟರು ಸುಭದ್ರೆ ಪಾಪ ಜೀವ ಹಿಡ್ಕೊಂಡು ಆ ಸುಭದ್ರೆ ಗೋಳನ್ನು ಬರೆದಿದ್ದಾನೆ ವ್ಯಾಸ ಓದೋದಕ್ಕಾಗೋದಿಲ್ಲ ಮೂಲದಲ್ಲಿ ವ್ಯಾಸರು ಬರೆದಿದ್ದಾರೆ ಸಂಕ್ಷೇಪವಾಗಿ ಇವತ್ತು ಈ ಪ್ರವಚನದಲ್ಲಿ ಗಟ್ಟಿಯಾಗಿ ನಿಮ್ಮ ತಲೆ ನಿಲ್ಲುವ ಚಿತ್ರ ಅಭಿಮನ್ಯುವಿನ ಘೋರ ಮರಣ ದ್ರೋಣನ ಮರಣಕ್ಕಿಂತ ಘೋರಣವಾದದ್ದು ಎಲ್ಲ ಮುದ್ದಿಸಿದ್ರು ಆಶೀರ್ವಾದ ಮಾಡಿದರು ಎಲ್ಲ ದೊಡ್ಡಪ್ಪರು ನಮಸ್ಕಾರ ಮಾಡಿದ ಜೇಕಬ್ ನಮಸ್ಕಾರ ಮಾಡಿದ ನೀನು ನಡೆಯೋ ಮಗು ಅಂದ ಸಾರಥಿ ರಥ ಸಿದ್ಧ ಮಾಡಿದ್ದ ಹತ್ತಿ ಕೂತ್ಕೊಂಡ ಕಿರೀಟ ಕೆಳಗೆ ಬಿತ್ತು ಶುತ್ವ ಧರ್ಮರಾಜಸ್ವ ಧೀಮತಃ ಎಲ್ಲ ನಿಂತಿದ್ದಾರೆ ಮೆಟ್ಲ ಮೇಲೆ ಕಿರೀಟ ಎತ್ತ ಮತ್ತೆ ಇಟ್ಕೊಂಡು ಏನೋ ಅಕಸ್ಮಾತ್ ಆಗಿದೆ ಅಂದ್ಕೊಂಡ ಆದರೆ ಸಾರಥಿ ಹೇಳಿದ ಅತಿಭಾರೋಯಂ ಆಯುಷ್ಮನ್ ಆಹಿತಸ್ತಯು ಪಾಂಡವೈಹಿ ಅವನು ಅಪಶಕನ ನೋಡಿದ ಮಗು ನೀನು ಹೊರುವುದಕ್ಕಾಗದೇ ಇರೋಷ್ಟು ಭಾರವನ್ನು ನಿನ್ನ ಮೇಲೆ ದೊಡ್ಡವರು ಹೆರಿಬಿಟ್ಟಿದಾರಪ್ಪ ಸಂಪ್ರದಾರ್ಯ ಕ್ಷಣಂ ಬುದ್ಧಿಯ ತತತ್ವಂ ದುಡುಕು ಬೇಡ ನೀ ಹೇಳಿದ ಕಡೆ ನಾ ಕರ್ಕೊಂಡು ಹೋಗ್ತೇನೆ ನನಗೇನು ಜೀವದ ಮೇಲೆ ಆಸೆ ಇಲ್ಲ ಆದರೆ ಹೇಗೆ ಪ್ರವೇಶ ಮಾಡಬೇಕು ಯಾವ ರೀತಿ ನಿನ್ನ ರಕ್ಷಣೆ ಮಾಡ್ಕೋಬೇಕು ಯಾರ ನಿನ್ನ ಜೊತೆಗಿರಬೇಕು ಎಲ್ಲೆಲ್ಲಿರಬೇಕು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಮುಂದಕ್ಕೆ ಹೋಗೋಣ ಅತ್ಯಂತ ಸುಖ ಸಮೃದ್ಧ ತ್ವಂಶ ಅಯುದ್ಧ ವಿಶಾರದ ನಿನ್ನ ಬಾಳೆಹಣ್ಣಿನ ಗುಡಾಣದಲ್ಲಿ ಬೆಳೆಸಿದ್ದಾರೋ ಮಗು ಅವನು ತಲೆ ನೇವರಿಸ ಅಭಿಮನ್ಯುವಿಗೆ ನೀನು ಅಯುದ್ಧ ವಿಶಾರದ ಯುದ್ಧದಲ್ಲಿ ನಿನಗಿದು ಮೊದಲನೇ ಎಕ್ಸ್ಪರಿಮೆಂಟ್ ಯುದ್ಧಕ್ಕೆ ಹೋಗಿದ್ದೇ ಇಲ್ಲ ಉತ್ತರ ಕುಮಾರ ಅಲ್ಲ ಅವನು ಯುದ್ಧವನ್ನು ನೋಡಿಯೇ ಇಲ್ಲ ಮಗುವನ್ನು ಕಳಿಸಿಲ್ಲ ಅದಕ್ಕೆ ಅವನು ಹೇಳಿದ ಸಾರಥೇ ಕೋನ್ವಯಂ ದ್ರೋಣ ಸಮಗ್ರಂ ಕ್ಷತ್ರಮೇವ ಐರಾವತ ಕಥಂ ಶಕ್ರಮ್ಮ ಸಹಾಮರ ಕಣೈರಹಂ ಅದಕ್ಕೆ ಮೊದಲೊಂದು ಮಾತನ್ನು ಹೇಳ್ತಾನೆ ಏ ಸಾರಥಿ ಈ ಅನುಭವ ಅನುಭವ ಅನುಭವ ಅಂತ ಹೇಳ್ತೀಯಲ್ಲ ಎಕ್ಸ್ಪೀರಿಯನ್ಸ್ ಅಂತ ಅದಕ್ಕೊಂದು ಮೊದಲು ಯಾವಾಗಲಾದರೂ ಬರಬೇಕಲ್ಲ ಎಕ್ಸ್ಪೀರಿಯನ್ಸ್ ಅನ್ನೋ ದಿಢೀರಂದ ಮೇಲಿಂದ ಇಳಿದು ಬರ್ತದೆ ಒಂದು ಪ್ರವೇಶ ಆದರೂ ತಾನೇ ಆಗೋದು ನನ್ನ ಹಣೆಯಲ್ಲಿ ದೇವರು ಚಕ್ರವ್ಯೂಹವೇ ಮೊದಲನೇ ಅನುಭವ ಆಗಬೇಕು ಅದರಲ್ಲಿ ವಿಜಯ ಆಗಬೇಕು ಅಂತ ಬರೆದಿದ್ದರೆ ಆತಕ್ಕೆ ಬೇಡ ಚಕ್ರವ್ಯೂಹದಲ್ಲೇ ಗೆದ್ದ ಅನ್ನೋ ರೆಕಾರ್ಡ್ ಬಂದು ನನಗೆ ಆತಕ್ಕೆ ಬೇಡ ಇಂದ್ರನೇ ಬರಲಿ ದ್ರೋಣನೇ ಬರಲಿ ಅಥವಾ ರುದ್ರಮೀಶಾನಂ ಸರ್ವಭೂತಗಣಾರ್ಚಿತಂ ಯೋಧಯಂ ರಣಮುಖೆ ನಮೇ ಕ್ಷತ್ರೇ ವಿಸ್ಮಯ ನನಗೆ ವಿದ್ಯೆಯೆಲ್ಲ ಗೊತ್ತಿದೆ ಅಪ್ಪನ ಕೃಪೆಯಿಂದ ಮಾಮನ ಕೃಪೆಯಿಂದ ಅಸಾಧ್ಯವಾದ ಪೌರುಷ ಇದೆ ಉತ್ಸಾಹವಿದೆ ಈ ಎರಡು ಸಾಕು ಕ್ಷತ್ರಿಯರಿಗೆ ಅಪಿ ವಿಶ್ವಜಿತಂ ವಿಷ್ಣಂ ಮಾತರಂ ಪ್ರಾಪ್ಯಸೋ ತಜ ಇವ ಕೃಷ್ಣನ ಎದುರಿಗೆ ಬಂದರೂ ನಾನು ಯುದ್ಧದಲ್ಲಿ ಬಿಡುವುದಿಲ್ಲ ಪಿತರಂಚ ಅರ್ಜುನಂ ಯುದ್ಧೇನ ಭೀಮಾಂ ಉಪಯಾಸ್ಯತಿ ಭೀಮ ಬರಲಿ ಅರ್ಜುನ ಬರಲಿ ಯಾರೇ ಬರಲಿ ಎದರಿಗೆ ಬಂದರೂ ಇವತ್ತು ನಾನು ಬಿಡುವುದಿಲ್ಲ ಅಷ್ಟು ಉತ್ಸಾಹದಲ್ಲಿದ್ದೇನೆ ಉತ್ಸಾಹವೇ ಒಳ್ಳೆ ಶಕನ ಅಲ್ವೇನೋ ಅಂದ ಅವನು ಮನುಷ್ಯನಿಗೆ ಉತ್ಸಾಹವೇ ಇಲ್ಲದೆ ಇದ್ರೆ ತಲೆಯಲ್ಲಿ ಎಷ್ಟು ಕಿರೀಟ ಇದ್ರೇನು ಕೈಯಲ್ಲಿ ಇದ್ರೆ ಏನು ಹುಡುಗನಿಗೆ ಕೈಯಲ್ಲಿ ಪೆನ್ ಕಡ್ಡಿ ಕೆಳಗೆ ಬಿದ್ದು ಹೋಯಿತು ದಯವಿಟ್ಟು ಪರೀಕ್ಷೆಗೆ ಹೋಗ್ತೀವಿ ಪೆನ್ ಬಿತ್ತಲ್ಲ ಅಂದ್ರೆ ಪೆನ್ ಇಲ್ಲದೆ ಇದ್ರೂ ಪರವಾಗಿಲ್ಲ ಇದು ಗಟ್ಟಿಯಾಗಿದ್ದರೆ ಸಾಕು ಒಂದು ಪೆನ್ ಕೊಡಿ ಪಕ್ಕದವರು ಎರಡು ಮೂರು ತಂದಿರ್ತಾರೆ ಒಂದು ಪೆನ್ ತಗೊಂಡು ಬರೀತಾನೆ ಸಿ ವಿ ರಾಮನ್ ಕೇಳಿದ್ರಂತೆ ಒಬ್ಬರು ನೀವು ಪರದೇಶಕ್ಕೆ ಹೋಗಲೇ ಅವರಿಗೆ ವೀಸಾ ಸಿಕ್ಕಲೇ ಇಲ್ಲ ಆಗಿನ ಕಾಲದಲ್ಲಿ ಆರೋಗ್ಯದ ನಿಮಿತ್ತ ನೀವು ರಿಸರ್ಚ್ ಮಾಡಿದ್ರಿ ರಾಮನ್ ಎಫೆಕ್ಟ್ ಮಾಡಿದ್ರಲ್ಲ ನಿಮ್ಮ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿದ್ದು ರಾಮನ್ ಇನ್ಸ್ಟಿಟ್ಯೂಟ್ ಅವಾಗಿನ್ನೂ ಜೋರಾಗಿರಲಿಲ್ಲ ಟೇಬಲ್ ಡ್ರಾಯರ್ ತೆಗೆದ್ರು ಒಂದು ಯಾವುದೋ ಯಂತ್ರವನ್ನು ತೋರಿಸಿದ್ರು ನನ್ನ ಲ್ಯಾಬೊರೇಟರಿ ಇದು ಒಂದು ಯಂತ್ರ ಇದು ಒಂದು ಇದ್ರೆ ನಾನು ಆ ಸಂಶೋಧನೆ ಮಾಡ್ತೇನೆ ಅಂತ ಹೇಳು ರಾಮನ್ ಬಗ್ಗೆ ನಮ್ಗೆ ತುಂಬ ಕುತೂಹಲ ನಾನು ಫಿಸಿಕ್ಸ್ ಸ್ಟೂಡೆಂಟು ಅವರ ಸಂಶೋಧನೆಗಳೆಲ್ಲ ಓದಿದ್ದು ಒಂದು ಕಾಲದಲ್ಲಿ ಹುಚ್ಚಾಗಿದ್ದು ಅವ್ರ ಬಗ್ಗೆ ನಮಗೆ ಅವರು ನಮ್ಮ ಮೊದಲನೇ ಕಾನ್ವೆಂಟೇಷನ್ ಅಡ್ರೆಸ್ ಮಾಡಿದವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ I had the privilege of hearing sir C V Raman ಎಂಥ ಭಾಷಣ ಮಾಡಿದ್ರು ಆಗಿನ ಕಾಲದಲ್ಲಿ ಈ ಕಚಲಾ ವ್ಯಕ್ತಿಗಳ ರಾಜಕಾರಣಿಗಳನ್ನು ಕರೆಸಿ ಕಾನ್ವೆಕೇಷನ್ಗೆ ಅವಮಾನ ಮಾಡ್ತಿರಲಿಲ್ಲ ಆಗಿನ ಕಾಲದಲ್ಲಿ ಇದು ನೆಟ್ಟಿಗಿದ್ದರೆ ಕ್ಷತ್ರಿ ಬ್ರಾಹ್ಮಣನಿಗಿದು ಕ್ಷತ್ರಿಯನಿಗೆ ಹುರುಪು ಎದೆ ಆತ್ಮವಿಶ್ವಾಸ ಈ ಕೆಚ್ಚಿದ್ರೆ ಬೇಕಾದ್ದಾಗುತ್ತೆ ಎಂಬುದಾಗಿ ಆ ರಥದಲ್ಲಿ ಹೊರಟಿದ್ದಾನೆ ಅಭಿಮನ್ಯು ಇನ್ನು ಮುಂದೆ ವರ್ಣನೆ ಮಾಡ್ತೇನೆ ಮನದೊಳಗೆ ನಿಶ್ಚಯಿಸಿದನು ಈ ಯುದ್ಧ ಹೇಗೆ ನಡೀಬೇಕು ಇಪ್ಪತ್ತು ಹೆಜ್ಜೆ ರಥ ಮುಂದಕ್ಕೆ ಹೋಯ್ತು ಹೋಗಲಿಲ್ವೋ ತಂ ವಿಂಶತಿ ಪದೇ ಸಂಪ್ರಹಾರಂ ಪ್ರಜಕ್ರಿರೇ ಇಪ್ಪತ್ತು ಹೆಜ್ಜೆ ದೂರಕ್ಕಿದ್ದಾಳೆ ಎದುರುಗಡೆ ಚಕ್ರವ್ಯೂಹ ಕರ ತಿರುಗ್ತಾ ಇದೆ ಸೈನ್ಯ ಅವರು ಸುಮ್ಮನೆ ನಿಂತಿದ್ರೆ ಇಪ್ಪತ್ತು ಹೆಜ್ಜೆ ಸಮೀಪಕ್ಕೆ ಅವನು ಬರೋ ಅಷ್ಟರಲ್ಲಿ ಅವನ ಮೇಲೆ ಬಾಣಗಳ ಸುರುಮಳೆಯನ್ನು ಸುರಿದರು ಬಲ್ಲೆಯನ್ನು ಎಸೆದರು ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಆಯುಧಗಳನ್ನು ಗದೆಯನ್ನು ಎಸೆತಾ ಇದ್ದಾರೆ ಹೆದರಲಿಲ್ಲ ಈ ಮಗು ಹೀಗೆ ಹಾಗೆ ಮಾಡಿಕೊಂಡು ಆ ರಥವನ್ನು ಓಡಿಸೋ ಮುಂದೆ ನೀನು ಕಣ್ಣು ಮುಚ್ಕೋ ನಡಿ ಇದು ಈ ಕಡೆ ದಿಕ್ಕಿದೆ ಬಾಗಿಲು ಹೊಡಿ ಅಂತ ಹೇಳಿದವನೇ ಬಿಟ್ಟು ಹಾಗೆ ನುಗ್ಗಿದ ವೇದವ್ಯಾಸರು ಉದಾಹರಣೆ ಕೊಡ್ತಾರೆ ಅವತ್ತು ದ್ರೌಪದಿ ಭೀಮನನ್ನು ಆಲಿಂಗನ ಮಾಡಿಕೊಂಡಿದ್ದು ಆ ಸಂಗೀತ ರೂಪದಲ್ಲಿ ಕೊಟ್ಟ ವ್ಯಾಸರು ಆಸೀತ್ ಗಾಂಗಯವ ವರ್ತಃ ಹೋಗಿ ನೋಡಬೇಕು ಗಂಗೆ ಕಾಶಿಯಲ್ಲಿ ಹರಿದ್ವಾರದಲ್ಲಿ ಒಂದು ರೀತಿ ಪ್ರವಾಹ ಮಾಡುತ್ತೆ ಸಮುದ್ರಕ್ಕೆ ಸೇರುವ ಜಾಗದಲ್ಲಿ ಒಂದು ರಭಸ ರಭಸದಲ್ಲಿ ಬರುವ ಗಂಗೆ ಸಮುದ್ರವನ್ನು ಅಷ್ಟು ದೂರ ಕೊಚ್ಚಿಕೊಂಡು ಹೋಗುವಂತೆ ಅಭಿಮನ್ಯು ಚಕ್ರವ್ಯೂಹದ ಬಾಗಿಲೊಳಕ್ಕೆ ಚಕ್ರವ್ಯೂಹವನ್ನೇ ಕೊಚ್ಚಿಕೊಂಡು ಒಳಗೆ ನುಗ್ಗಿದ ವರ್ಣನೆ ಮಾಡಿದ್ದಾರೆ ವ್ಯದಿವ್ಯಾಸರು ಆಸೀದ್ಗಾಂಗೈವಾವರ್ತ ಮುಹೂರ್ತಂ ಉದಧಾವಿವ ಸಮುದ್ರದಂತೆ ಪ್ರಾರಂಭವಾಯಿತು ಅವರು ಕೌರ ಸೈನಿಕರು ಬೆದರಿದರು ಏನು ಓದಬೇಕು ಏನು ಬಿಡಬೇಕು ದ್ರೋಣ ದ್ರೋಣಿ ಕೃಪಃ ಕರ್ಣ ಕೃತವರ್ಮ ಚ ಸೌಬಲ ಬೃಹದ್ಬಲ ಮದ್ರಾಜ ಭೂರಿ ಭೂರಿಶ್ರವಾಹ ಶಲಹ ಪೌರವ ವೃಷಸೇನ ಇವರೆಲ್ಲರೂ ನಿಂತಿದ್ದಾರೆ ದ್ರೋಣ ಅಶ್ವತ್ಥಾಮ ಕೃಪಾ ಕರ್ಣ ಕೃತವರ್ಮ ಶಕುನಿ ಶಲ್ಯ ಭೂರಿಶ್ರವಾಹ ಎಂಟು ಜನ ಅವರೇ ಬಂದರು ಈ ಒಬ್ಬ ಮಗುವನ್ನು ಎದುರಿಸೋದಕ್ಕೆ ಅದಕ್ಕೆ ಬಂಗಾರದ ನಕ್ಕಿ ಕೆಲಸ ಕುಸರಿ ಕೆಲಸ ಮಾಡಿದ್ದಾರೆ ಆ ಕವಚವನ್ನು ಎದೆಗೆ ಅವನ ಅಳತೆಗೆ ಸರಿಯಾಗಿ ಮಾಡಿ ಅದನ್ನು ಬಿಗಿಬೇಕು ಹಿಂದ್ಗಡೆ ಆ ನಾವಾರುಗಳು ಥ್ರೆಡ್ಸ್ ಇದೆಯಲ್ಲ ಆನೆ ಚರ್ಮದ ನಾವಾರುಗಳು ಅದನ್ನು ಕಟ್ಟಿರುವ ರೀತಿ ಹೇಗಿದೆ ಅಂದರೆ ಒಂದು ತುದಿಯು ಹೊರಗೆ ಕಾಣಿಸ್ತಾ ಇಲ್ಲ ಯು ಕಾಂಟ್ ಕಟ್ ಇಟ್ ಈ ಕವಚವನ್ನು ಬಿಗಿದುಕೊಳ್ಳುವ ರೀತಿ ನನಗೊಬ್ಬನಿಗೆ ಗೊತ್ತು ಅರ್ಜುನನಿಗೆ ಗೊತ್ತು ಅರ್ಜುನನಿಂದ ಈ ಮಗುವಿಗೆ ಗೊತ್ತು ಆ ಅವನ ಎದೆಯಲ್ಲಿ ಕವಚ ಇರುವ ತನಕ ನಾವು ಏನು ಮಾಡೋಕ್ಕಾಗೋದಿಲ್ಲ ಅವನನ್ನು ಕರ್ಣ ನೀ ಗಂಡಸಾಗಿದ್ರೆ ಹಿಂದಿನಿಂದ ಬಂದು ಕವಚ ಕತ್ತರಿಸು ಈ ಮಾತನ್ನು ಹೇಳ್ಬೋದು ದ್ರೋಣ ಇದನ್ನ ಜಾರಿಕೊಳ್ಳೋದಕ್ಕೆ ದ್ರೋಣ ಹೇಳಿದ್ರೆ ಹಿಂದಿನಿಂದ ಬಂದು ಕತ್ತರಿಸು ಅಂತ ಹೇಳಿದ್ದಾನೆ ವೇದವಾಕ್ಯ ಅಂತ ಮಾಡಿಕೊಂಡು ಕರ್ಣ ಹಾಗೆ ಮಾಡ್ತಾನೆ ಅಭೀಶೂಂಶ ಹಯಾಂಶೈವ ತಥೋಭೌ ಪಾರ್ಶ್ವ ಸಾರಥಿ ಏತತ್ ಕುರು ರಾಧೇಯ ಯದಿ ಶಕ್ಯತೆ ನಿನಗೆ ಶಕ್ಯವಿದ್ದ ಪಕ್ಷದಲ್ಲಿ ಅವನ ಕುದುರೆಗಳನ್ನು ಮುಟ್ಟು ನೋಡ್ತೇನೆ ಆ ಕುದುರೆಗಳ ಲಗಾಮನ್ನು ಮುಟ್ಟು ನೋಡ್ತೇನೆ ಅವನು ರಥ ನಡೆಸಿರುವ ರೀತಿಯಲ್ಲಿ ಅಭಿಮನ್ಯು ಓಡಿಸಿರುವ ರೀತಿಯಲ್ಲಿ ಅವನು ಸಾರಥಿಯ ಕೂರನ್ನು ನೀವು ಕೊಂಕಸೋಕ್ಕಾಗಲ್ಲ is protecting his own charioteer ರಥ ಒಳಗೆ ನುಗ್ಗಿದೆ ದಂಡವನ್ನ ಧ್ವಜವನ್ನೇ ಮಾಡೋಕ್ಕಾಗಿಲ್ಲ ನಿಮಗೆ ಕುದುರೆಯನ್ನು ಮಾಡೋಕ್ಕಾಗಿಲ್ಲ ಪ್ರಾಣಿ ಇನ್ನು ಅವನನ್ನೇನು ಮುಡ್ತೀರಿ ನೀವು ಎದ್ದಲ್ಲಿ ಕವಚ ಇರೋ ತನಕ ಏನೂ ಮಾಡೋಕ್ಕಾಗಿಲ್ಲ ಅಥ ಏನಂ ವಿಮುಖೀಕೃತ್ಯ ಪಶ್ಚಾತ್ ಕುರು ಮೋಸ್ಟ್ ಶೇಮ್ಫುಲ್ ವರ್ಡ್ಸ್ ದ್ರೋಣನ ಬಾಯಿಲಿ ಮಾತು ಬಂತು ವಿಮುಖಿ ಕೃತ್ಯ ಬೆನ್ನ ಕಡೆಯಿಂದ ಬಂದು ಪಶ್ಚಾತ್ ಪ್ರಹರಣಂಕುರು ಹಿಂದಿನಿಂದ ಹೊಡೆಯವನಿಗೆ ಸತನುಷ್ಕೋ ನಶಕ್ಯೋಯಂ ಅಪಿಜೇತುಂ ಸುರಾಸುರೈ ಅವನ ಕೈಯಲ್ಲಿ ಬಿಲ್ಲು ಬಾಣ ಇರೋ ತನಕ ದೇವತೆಗಳೇ ಬಂದರೂ ಏನು ಮಾಡೋಕ್ಕಾಗೋದಿಲ್ಲ ಸಾಧ್ಯ ಆದರೆ ಹಿಂದಿನಿಂದ ಬಂದು ಕವಚ ತೆಗಿ ಹಿಂದಿನಿಂದ ಬಂದು ಬಿಲ್ಲುಗಳ ಬಿಲ್ಲು ಬಾಣವನ್ನು ತೆಗಿ ಹಿಂದಿನಿಂದ ಬಂದು ಏನೆಲ್ಲ ಮಾಡಿ ನೀವು ಅಂತ ಹೇಳಿದಾಗಿ ಬಹಳ ದುಃಖವಾಗುತ್ತೆ ನಾಚಿಕೆ ಆಗುತ್ತೆ ಮುಂದಿನ ಭಾಗ ಓದು ಆ ಮಗುವಿನ ಬಿಲ್ ಕತ್ತರಿಸಿದ ಮಹಾ ದಾನ ಶೂರ ಕರ್ಣ ವೇದವ್ಯಾಸರನ್ನು ಮುಟ್ಟಿ ಓದು ನಾನು ಹೇಗೆ ಕರ್ಣನನ್ನು ಮೆಚ್ಚರಿ ದಾನಶೂರ ಕರ್ಣ ಕೊಟ್ಟೂರಪ್ಪನವ್ರ ಕಂಪನಿ ಚಾಮುಂಡೇಶ್ವರಿ ಕಂಪನಿ ನಾಟಕ ಆಡ್ತಿದ್ರು ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ಆವಾಗ ಇದೆಲ್ಲ ಗೊತ್ತಿರಲಿಲ್ಲ ನನಗೆ ದಾನಶೂರ ಕರ್ಣ ಹೇಳಿ ಹೇಳಿ ಹೇಳಿ ಹೊಗಳಿ ಹೊಗಳಿ ಹೊಗಳಿ ಜನರ ಬಾಯಲ್ಲಿ ಕರ್ಣ ಅಂದ್ರೆ ಕೃಷ್ಣನಿಗಿಂತ ಶ್ರೇಷ್ಠ ಅನ್ನುವ ಒಂದು ಭ್ರಾಂತ ಕಲ್ಪನೆಯನ್ನು ಉಂಟು ಮಾಡಿದ್ದಾರೆ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ತಮಿಳುನಾಡಲ್ಲಿ ದಕ್ಷಿಣ ಭಾರತದಲ್ಲಿ Karna is a hero model role model ಹೊಗಳಿಬಿಟ್ಟಿದ್ದಾರೆ ಕರ್ಣನ್ ಚೇಷ್ಟೆ ಕರ್ಣನೆಲ್ಲ ಒಂದೊಂದರಲ್ಲಿ ತೋರಿಸಿದ್ದೇನೆ ಪ್ರತಿಯೊಂದರಲ್ಲಿ ಲೋಕ ನಿಂದನೆ ಮಾಡುವಂತಹ ಕೆಲಸವನ್ನೇ ಮಾಡಿದ್ದಾನೆ ದ್ರೌಪದಿ ಅಪಮಾನ ಕಾರಣ ಘೋಷಾತ್ರೆ ಕವನೇ ಕಾರಣ ವಿರಾಟ್ ನಗರಕ್ಕೆ ಮುತ್ತಿಗೆ ಹಾಕೋದಕ್ಕೆ ಅವನೇ ಕಾರಣ ಕೌರವನ ಸರ್ವನಾಶಕ್ಕೆ ಅವನೇ ಕಾರಣ ಈಗ ಅಭಿಮನ್ಯುವಿನ ಹಿಂದಿನಿಂದ ಬಂದು ಬಿಲ್ ಅನ್ನು ಕತ್ತರಿಸಿದ ಭೋಜ ದೊರೆ ಕುದುರೆಗಳನ್ನು ಕೊಂದ ಹಿಂದಿನಿಂದ ಬಂದು ಹಾಡು ಕೃಪಾಚಾರ್ಯ ನನ್ನ ಯಾರೋ ಕೇಳಿದ್ರು ಚಿರಂಜೀವಿಗಳ ಬಗೆಗೆ ಇವನೊಬ್ಬ ಚಿರಂಜೀವಿ ಚಿರಂಜೀವಿ ಅಂದರೆ ಸಾಯ್ದೇ ಅಂತ ಯಾರು ಕೊಂದರೂ ಸಾಯ್ದೇ ಇರುವವನು ಹೇಳಿ ಅಂತ ಅರ್ಥ ಇಂಥ ಚಿರಂಜೀವಿತ್ವ ಯಾತಕ್ಕೆ ಬೇಕು ನಿಮಗೆ ಅಶ್ವತ್ಥಾಮನ ಹೇಳ್ತಾರೆ ಅವರು ಯಾರೋ ಕೇಳಿದ್ರು ಅವರಿಗೆ ರಾಮಕೃಷ್ಣ ಅವರು ನಮ್ಮ ಸ್ನೇಹಿತರು ಅವ್ರಿಗೆ ಹೇಳಿದೆ ಬಲಿ ಎಣ್ಣೆ ಚಿಪ್ ಮಾಡ್ತಾರೆ ಮೈಯಲ್ಲಿ ಕಜ್ಜಿ ತುರಿ ರೋಗ ತಲೆ ಕೆರಿಬೇಕು ಹೇನು ಗೀನು ತಿಗಣೆ ಮೈಯಲ್ಲಿ ತುಂಬಿಕೊಂಡು ದುರ್ಗಂಧಮಯವಾದ ವಾಸನೆ ನಿನ್ನ ಶರೀರದಲ್ಲಿ ಬರ್ತಾ ಮೂರೂವರೆ ಸಾವಿರ ವರ್ಷ ಹೊಚ್ಚರಂತೆ ಎಂಜಲು ತಿನ್ಕೊಂಡು ಭೂಮಿಯನ್ನು ಅಲಿತಾ ಇದೆ ಅಂತ ಕೃಷ್ಣ ಶಾಪ ಕೊಟ್ಟ ಪರಿಣಾಮವಾಗಿ ಚಿರಂಜೀವಿಯಾದ ಪಾಪಿಯರು ನಿಮ್ಮ ಮಕ್ಕಳಿಗೆ ಹೆಸರಿಡ್ತೀರಾ ಅಶ್ವತ್ಥಾಮನ ಹೆಸರನ್ನು ರುದ್ರಾಂಶ ಇತ್ತು ಏನೋ ಜಸ್ಟಿಫೈ ಮಾಡ್ತೀರಿ ಬೇರೆ ರೀತಿ ಹೇಳ್ತೀರಿ ಮನುಷ್ಯ ದೃಷ್ಟಿಯಲ್ಲಿ ಕಥೆಯನ್ನು ನೋಡಿದ್ರೆ ಅಶ್ವತ್ಥಾಮನಷ್ಟು ಘೋರ ಅಪರಾಧವನ್ನು ಮಾಡಿದ್ರು ಮಲಗಿದ್ದು ಮಕ್ಕಳನ್ನು ಕೊಂದ ಮಲಗಿದ್ದ ವೀರನಲ್ವೇ ಅಂತ ಹೇಳಿ ಇವನು ಕೃಪಾ ಸಾರಥಿಯನ್ನು ಕೊಂದ ಅಲ್ಲ ನಾಚಿಕೆ ದ್ರೋಣನೇ ಬಂದ ಈಗ ಈ ಮಗುವಿಗೆ ಸಾರಥಿ ಹೋಗಿದ್ದಾನೆ ಕುದುರೆ ಹೋಗಿದೆ ಕೈಯಲ್ಲಿ ಬಿಲ್ಲಿಲ್ಲ ಮಹಾವೀರ ದ್ರೋಣಾಚಾರ್ಯ ಬಂದು ತನ್ನ ಕೈ ಕತ್ತಿಯಿಂದ ಈ ಮಗುವಿನ ಮುಷ್ಟಿಯನ್ನು ಕಡಿದು ಹಾಕಿದ್ದಾನೆ ದ್ರೋಣಾಚಾರ್ಯ ಬ್ರಾಹ್ಮಣ ಮಾಡೋ ಕೆಲಸ ಯೋಚನೆ ಮಾಡಿ ನನ್ನ ಶಿಷ್ಯ ಶಿಷ್ಯನ ಮಗ ಅಂತ ಜಂಬ ಕೊಚ್ಕೋತಾ ಇದ್ದವನು ಯಾವಾಗ ಎಡಗೈಯಿಂದ ಕದೆ ತಗೊಂಡ ಹುಡುಗ ನೋವು ನೋಡಲಿಲ್ಲ ದ್ರೋಣರ ಮುಂದೆ ಇಟ್ಟು ಹಾಕಿದ ಎಡಗೈಯಿಂದ ಅರ್ಜುನ ಹಾಗೆ ಸಾಚಿತ್ತು ಎಡಗೈ ಎರಡೂ ಕೈಯಲ್ಲೂ ಬಾಣ ಬಿಡುವ ಇತ್ತು ಮಗುವಿಗೆ ಅವನು ಸೈನ್ಯದೊಳಕ್ಕೆ ನುಗ್ಗಿದ ಮಾಡಿದ ಏನು ಕೈಯಲ್ಲಿ ಕತ್ತಿ ಸಿಕ್ತು ಕತ್ತಿಯಿಂದ ಆಮೇಲೆ ಆ ಕೈಯನ್ನು ಕಡಿದು ಹಾಕಿದರು ಆ ಮೊಂಡಾದ ಕೈಯಿಂದ ಅಲ್ಲಿ ಬಿದ್ದಿದ್ದ ಒಂದು ರಥ ಚಕ್ರ ಇತ್ತು ಆ ಕೈಗೆ ತಗೊಂಡ ಆ ಮೊಂಡು ಕೈಯಿಂದ ನಾನೀಗ ಕೃಷ್ಣನ ಅಪರಾವತಾರ ಅಂತ ಹೇಳಿ ಅದನ್ನು ಪ್ರಯೋಗ ಮಾಡಿದ ಯುದ್ಧ ಭೂಮಿಯಲ್ಲಿ ಈ ಚಿತ್ರ ನೀವು ನೋಡಿರಬೇಕು ಅದರಿಂದ ಎಷ್ಟೋ ಸಾವಿರ ಜನ ಸತ್ತರು ಆಗ ದುಶಾಸನ ತನ್ನ ಗದೆಯಿಂದ ಈ ಮಗುವಿನ ತಲೆಯನ್ನು ಚಚ್ಚಿ ಒಂದೇ ಏಟಿಗೆ ಉರುಳಿಸಿದ ಏನು ಸೆಲೆಬ್ರೇಟ್ ಮಾಡೋ ವಿಷಯವಲ್ಲ ಬೇಷ್ ಎರಡೂ ಒಂದೊಂದೇ ಸಲ ಕೊಡ್ತಿದ್ದಾರೆ ನಿಮಗೆ ರೂಢಿ ಇದೆ ಒಳ್ಳೆ ಅರ್ಚಕರಾಗ್ತೀರಿ ಪರವಾಗಿಲ್ಲ ಬೇಗ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂ ಸಸಮಿಂಧತೆ ಪರಮಂ ಪದಂ ಕೆಲವರು ಇಲ್ಲಿ ಪ್ರಶ್ನೆ ಕೇಳ್ತಾರೆ ಪಾಂಡವರನ್ನು ಕಣ್ಮಣಿಯಂತೆ ಕಾಪಾಡಿದ ಕೃಷ್ಣನಿಗೆ ಅಭಿಮನ್ಯುವನ್ನು ಕಾಪಾಡುವುದು ಕಷ್ಟವಾಗಿತ್ತೆ one question all of you will ask me unfortunately I can't answer you ಭಗವಂತನ ಲೀಲೆಗಳಿಗೆ ನಾವು ಅರ್ಥ ಹೇಳೋಕ್ಕಾಗೋದಿಲ್ಲ ನಾವು ತುಂಬ ಸಣ್ಣವರು ಇಲ್ಲಿ ಫಿಲಾಸಫಿ ಎಥಿಕ್ಸ್ ರ್ಯಾಷನೈಸೇಷನ್ ಎಲ್ಲ ಆಫ್ ದರ್ ಫೈಟ್ಸ್ ಮನುಷ್ಯನ ಮನಸ್ಸಿನ ದುರ್ಬಲತೆ ಗೊತ್ತಾಗುತ್ತೆ ಆದರೆ ಹಿರಿಯರು ಹೇಳುವ ಮಾತು ಯಾವನಿಗೆ ಎಷ್ಟು ಆಯುಷ್ಯ ಅಂತ ದೇವರು ಬರೆದಿರ್ತಾನೆಯೋ ಅಷ್ಟೇ ಆಯುಷ್ಯ ಭೂಮಿಯಲ್ಲಿರಬೇಕು ಅಷ್ಟು ದೊಡ್ಡ ಮೇಧಾವಿಗಳು ಶಂಕರಾಚಾರ್ಯರು ಮೂವತ್ತೆರಡೇ ವರ್ಷ ಜಾತಕ ಹೋದ್ರು ಅಂದ್ರೆ ಏನು ಇನ್ನೊಂದು ಮೂವತ್ತು ವರ್ಷ ಜಾತಕ ಆಯುಷ್ಯ ಕೊಡಲಿಲ್ಲ ಅವರಿಗೆ ವಿವೇಕಾನಂದರು ಭಾರತೀಯ ಸ್ವಾಭಿಮಾನವನ್ನು ಹೊಡೆದಬ್ಬಿಸಿದರು ವಿವೇಕಾನಂದನ ಅರ್ಥ ಮಾಡಿಕೊಂಡಿಲ್ಲ ನಾವು ಆ ವಿವೇಕಾನಂದರು ಮೂವತ್ತೆರಡೇ ವರ್ಷಕ್ಕೆ ಹೋದರು ಪರಾರು ಭಟ್ರು ಮೂವತ್ತೆರಡೇ ವರ್ಷಕ್ಕೆ ಹೋದರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಮಹಾಮೇಧಾವಿಗಳು ಹೆಣದು ಬತ್ತಿ ಎಷ್ಟು ಕಡೆ ಉರಿಸ್ತೀರಿ ಒಂದು ಕಡೆ ಉರಿಸಿದರೆ ಸ್ವಲ್ಪ ಹೊತ್ತು ಉರಿಯೋದಿಲ್ಲ ಸುತ್ತಮುತ್ತ ಮಧ್ಯದಲ್ಲಿ ಎಲ್ಲ ಉರಿ ಹಾಕಿದರೆ ಎರಡು ನಿಮಿಷದಲ್ಲಿ ಕರಿಗೆ ನೀರಾಗುತ್ತೆ ಅದು ದೇಶ ದೇಶ ದೇಶ ಮನುಷ್ಯ ಮನುಷ್ಯ ಇವನು ಒಳ್ಳೇದಾಗಲಿ ಒಳ್ಳೇದಾಗಲಿ ಇಂಥ ಮಹಾನುಭಾವರು ಹಗಲು ರಾತ್ರಿ ಚಿಂತನೆ ಮಾಡಿ ಮಾಡಿ ಮಾಡಿ ತಮ್ಮನ್ನು ತಾವೇ ಸುಟ್ಟುಕೊಂಡು ಲೋಕಕ್ಕೆ ಏನು ಬೆಳಕಾದರೂ ಅವ್ರಿಗೆ ಆಯುಷ್ಯ ಬಹಳ ಕಾಲ ಕೊಡೋದಿಲ್ಲ ಭಗವಂತ ಕೊಟ್ಟ ಆಯುಷ್ಯದಲ್ಲಿ ಎಷ್ಟು ಚೆನ್ನಾಗಿ ಅದು living like a blaze Bendre ಅವರಿಗೆ ಪೂತಿ ನರಸಿಂಹಾಚಾರ್ಯ ಹೇಳ್ತಿದ್ರು ನಾವೆಲ್ಲ ಮೇಣದ ಬತ್ತಿ ಇದ್ದ ಹಾಗೆ ಬೇಂದ್ರೆ ಅವರು ದೊಂದಿ ಇದ್ದ ಹಾಗೆ ಅದು ಆ ಬೆಳಕು ಅದು ಬೇಂದ್ರೆ ನನಗೂ ಅರ್ಥ ಆಗೋದಿಲ್ಲ ಅಂದ್ಬಿಟ್ಟು ಒಂದ್ಸಲ ಪೂತಿ ನರಸಿಂಹಾಚಾರ್ಯರು ಬೇಂದ್ರೆಯವರ ಪ್ರತಿಭೆ ಇದೆಯಲ್ಲ ಅದು ಅತ್ಯಸಾಂ ಆದ ನಂತರ ಬೇಂದ್ರೆ ಅಂತ ಕವಿ ಕರ್ನಾಟಕದಲ್ಲಿ ಹುಟ್ಟು ಬರಲಿಲ್ಲ ಆ ಬರೆದಿದ್ದಾರೆ ಪುಸ್ತಕದಲ್ಲಿ ಇನ್ನು ಒಂದು ಮುನ್ನೂರು ವರ್ಷ ಅವರ ಕವನ ಅರ್ಥ ಮಾಡಿಕೊಳ್ಳೋದ್ರಲ್ಲೇ ನಮ್ಮ ನಿಮ್ಮ ಆಯುಷ್ಯ ಆಗತ್ತೆ ವಿಮರ್ಶೆ ಮುಂದಿನ ಮಾತು ಇದನ್ನು ಬರೆದಿದ್ದೇನೆ ನಾನು ಗ್ರಂಥಗಳಲ್ಲಿ ಆ ಶಬ್ದಗಳು ಅವ್ರ ಜೊತೆಯಲ್ಲಿ ಹಾಗೆ ಹಾಗೆ ಶ್ರೀನಿವಾಸ ರಾಮಾನುಜಮ್ ಜೊತೆಯಲ್ಲಿ ಮ್ಯಾಥಮ್ಯಾಟಿಕಲ್ ನಂಬರ್ಸ್ ಹಾಗೆ ಮಾತನಾಡ್ತಾ ಇದ್ದವು ಅಂಥದ್ದೊಂದು ಪ್ರತಿಭೆ ಈ ಪ್ರತಿಭೆ ಅನ್ನೋದು ದೈವದತ್ತವಾದದ್ದು talents are given by God they are not man made ಏಳು ವರ್ಷದ ಹುಡುಗ ಸಂಗೀತ ಕಚೇರಿ ಮಾಡ್ತಾನೆ ಹೇಗೆ ಹೇಳ್ತೀರಿ ಇವತ್ತು ಗೋಟವಾದ್ಯ ನುಡಿಸ್ತಾನೆ ಆ ರವಿಕಿರಣ್ ಮೂರು ವರ್ಷಕ್ಕೆ ನುಡಿಸ್ತಾ ಇದ್ದ ಯಾರೂ ಹೇಳ್ಕೊಡದೆ ಅವರಪ್ಪ ನರಸಿಂಹನ್ ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ರು ಅವರ ತಾತ ಕೋಟವಾದ್ಯಂ ನಾರಾಯಣಗಾರರು ಆಕಾಶವಾಣಿಯಲ್ಲಿ ಪ್ರೋಗ್ರಾಮ್ ಕೊಡ್ತಾ ಪ್ರಾಣ ಬಿಟ್ಬಿಟ್ರು ಅವರು ತಮಿಳುನಾಡಿನವರು ಕರ್ನಾಟಕ ಸಂಬಂಧ ಇದ್ದವರು ರವಿಕಿರಣ್ ಅವರ ಗೋಟವಾದ್ಯ ಅಂದ್ರೆ ಹುಚ್ಚು ನನಗೆ ಆ ಕೃತಿಗಳನ್ನು ಆಯ್ದುಕೊಳ್ಳೋದರಲ್ಲಿ ಮನೋಧರ್ಮ ನೆರವಲ್ ಮಾಡೋದರಲ್ಲಿ ಸ್ವರಪ್ರಸಾರದಲ್ಲಿ ಅತ್ಯಂತ ಕಠಿಣವಾದ ವಾದ್ಯ ಅದು ಇನ್ ಅದು ಅನ್ ಜೀನಿಯಸ್ ಅದು ಅದು ಪ್ರಕೋಶಸ್ ಅದು ಕಲಿಸುವ ವಿಷಯವಲ್ಲ ಅಭಿಮನ್ಯುವು ಚಂದ್ರನಂಶದಿಂದ ಬಂದಿದ್ದ ಚಂದ್ರನಿಗಿರುವುದೇ ಹದಿನಾಲ್ಕು ಕಲೆ ಹದಿನೈದರಲ್ಲಿ ಅವನು ಇಲ್ಲ ಇಲ್ಲ ಅಮಾವಾಸ್ಯೆ ಆಗಬೇಕು ಇಲ್ಲ ಪೌರ್ಣಿಮೆ ಆಗಬೇಕು ಆದ್ದರಿಂದ ಅವರವರಿಗೆ ದೇವಶಾಂಶಗಳಿಂದ ಬಂದವರಿಗೆ ಅಂತಂಥ ಆಯುಷ್ಯ ಅಂತ ಭಗವಂತ ಕೊಟ್ಟದ್ರಿಂದ ಅವನು ವಾಪಸ್ ಹೋಗಬೇಕಾಯಿತು ಹೀಗೆ ಅಭಿಮನ್ಯುವಿನ ಮರಣವಾಗಿ ಹೋಯಿತು ಹದಿಮೂರನೇ ದಿವಸ ಪಾಂಡವರಿಗೆ ತುಂಬ ಅಪಾಯದ ಕಾಲ ಬಹಳ ದುಃಖ ಪಡ್ತಾರೆ ಈ ಸಮಾಚಾರ ಗೊತ್ತಾಯಿತು ಧರ್ಮರಾಜನಿಗೆ ಅಯ್ಯೋ ನಾನು ಮುಖ ಹೇಗೆ ತೋರಿಸಿ ಅರ್ಜುನನಿಗೆ ಬೇಡ ಬೇಡ ಅಂದರೂ ಮಗು ಹೋಯ್ತಲ್ಲ ಭೀಮಾ ದುಃಖ ಸಂತಪ್ತನಾದ ನಾ ಕೊಟ್ಟ ಮಾತನ್ನು ನಡೆಸ್ಕೊಳ್ಳಿಲ್ವಲ್ಲ ಮಗುವಿನ ಹಿಂದೆ ಹೋಗ್ತೇನೆ ಅಂತ ನಾ ಹೇಳಿದ್ದೆ ಅದನ್ನ ಮಾಡೋಕ್ಕಾಗಲಿಲ್ವಲ್ಲ ನಾನೇನು ಮಾಡುವುದು ನಾನೇನು ಮಾಡುವುದು ಎಲ್ಲರೂ ಬೆಪ್ಪಾಗಿ ಸಪ್ಪೆ ಹಾಕಿ ಕೂತು ಬಿಟ್ಟಿದ್ದಾರೆ ತಮ್ಮ ಶಿಬಿರದಲ್ಲಿ ಆ ಹದಿಮೂರನೇ ದಿವಸದ ಹಗಲು ಯುದ್ಧದಲ್ಲಿ ಕೌರವರಿಗೆ ಜಯವಾಯಿತು ಭೂದೇವಿ ಕೂಡ ಕಣ್ಣೀರನ್ನು ಹಾಕಿದಳು ಗೌರಿ ಕಣ್ಣೀರು ಹಾಕಿದಳು ಅಂತ ಬರೆದಿದ್ದಾರೆ ಮಹಾಭಾರತ ಕನ್ನಡದಲ್ಲಿ ಗೌರಿ ಯಾತಕ್ಕೆ ಬಂದಳು ಇಲ್ಲಿ ಅಂತ ಕೇಳಿದ್ರೆ ಒಂದು ಐತಿಹ್ಯ ಅರ್ಜುನನಲ್ಲಿ ಶಿವಾಂಶವಿತ್ತು ಅವನು ನರನಾಗಿ ಭಗವಂತನಂಶವಾಗಿದ್ದರು ಅರ್ಜುನನಲ್ಲಿ ಶಿವಾಂಶವಿತ್ತು ವೀರಶೈವರಲ್ಲಿ ಮಲ್ಲಿಕಾ ಮತ್ತು ಅರ್ಜುನ ಸೇರಿಸಿಟ್ಕೊಳ್ಳೋ ಪದ್ಧತಿ ಇದು ಜ್ಞಾಪಕ ಇಟ್ಕೊಳ್ಳಿ ಮಲ್ಲಿಕಾರ್ಜುನೇಶ್ವರ ಅಂತ ಹೇಳ್ತಾರೆ ಅಂದ ಮೇಲೆ ಸುಭದ್ರೆಯಲ್ಲಿ ಕೃಷ್ಣನ ತಂಗಿ ಅಂಶ ದುರ್ಗಾಂಶವಿತ್ತು ಆ ದುರ್ಗೆ ಹತ್ತಳು ಅಂತ ತಿಳ್ಕೊಳ್ಬೇಕು ಈ ಐತಿಹ್ಯ ಗೊತ್ತಿಲ್ಲದೆ ಕುಮಾರ ಕುಮಾರವ್ಯಾಸ ಭಾರತದ ಕೆಲವು ಕಠಿಣ ಪದ್ಯಗಳಿಗೆ ಅರ್ಥ ಹೇಳೋದಕ್ಕಾಗೋದಿಲ್ಲ ಭೂಮಿ ತಾನು ಹಡೆದ ಮಗು ಅಯ್ಯೋ ಹೋಯ್ತಲ್ಲ ಸುಭದ್ರ ಹೇಳ್ತಾಳೆ ಧರ್ಮರಾಜನ ಬಂದು ಹೇಳ್ತಾಳೆ ಹೊಟ್ಟೆ ಬಡ್ಕೊಳ್ತಾಳೆ ತನ್ನ ಮಗುವನ್ನು ಬೈತಾಳೆ ಮಗು ನೀ ತಪ್ಪು ಮಾಡಿದೆ ಕಾಣು ಪಾಪಿಯಾದ ಅರ್ಜುನನ ಹೊಟ್ಟೆಯಲ್ಲಿ ಹುಟ್ಟಿದೆ ಅಂತ ನೀ ಸತ್ಯ ಹೊರತು ಧರ್ಮರಾಜನ ಮನಾಗಿದ್ದರೆ ಸಾಯೋಗಿ ಬಿಡ್ತಾ ಇರಲಿಲ್ಲ ಭೀಮನ ಮಗನಾಗಿದ್ದ ಸಾಯೋಗ ಬಿಡುತ್ತಿರಲಿಲ್ಲ ನಕುಲ್ ಸಹದೇವರ ಮಗನಾಗಿದ್ದ ಸಾಯೋಗ ಬಿಡುತ್ತಿರಲಿಲ್ಲ ಪಾಪಿ ಅರ್ಜುನನ ಮತ್ತು ಈ ಸುಭದ್ರೆ ಹೊಟ್ಟೆಯಲ್ಲಿ ಹುಟ್ಟಿದೆ ಅಂತ ನಿನ್ನನ್ನು ಬಿಟ್ಬಿಟ್ರಪ್ಪ ಕುರಿ ಕೋಚಿದ ಕೋಚಿಬಿಟ್ರು ಕಾಣೋ ನಿನ್ನನ್ನು ಅಂತ ಕೊಡೋ ಅಂತ ಹೇಳ್ತಾಳೆ ಸುಭದ್ರೆ ಯಾರು ಸಮಾಧಾನ ಮಾಡ್ತಾರೆ ಕೆಲವೊಂದು ವಿಷಯಗಳಿಗೆ ಸಮಾಧಾನವಿರೋದಿಲ್ಲ ಜೀವನದಲ್ಲಿ ಅಭಿಮನ್ಯು ಮರಣುವಿಕೆ there is no reconciliation in the whole of the Mahabharata till today possibly till the end of the world ಜಗತ್ತು ಮುಗಿಯೋ ತನಕ ಜನ ಅಳುವುದೇ ಹೊರತು ಗಾಂಧಾರಿ ಹೇಳ್ತಾಳೆ ಕೊನೆಗೆ ಅಭಿಮನ್ಯು ಮರಣಕ್ಕೆ ಆ ಹೆಣ ಬಿದ್ದಿದ್ದ ಜಾಗದಲ್ಲಿ ಹೋಗಿ ಗಾಂಧಾರಿ ನೋಡಿ ಅಳ್ತಾಳೆ ಮಗು ಏನ್ ಅಳ್ತಾಳೆ ನೀ ನಮ್ಮ ಕಡೆ ಇರಬಾರದಾಗಿತ್ತಾ ಎಂಬುದಾಗಿ ಹೇಳ್ತಾಳೆ ಏನ್ ಹೇಳ್ತಿ ಮಾತಿಗೆ ಅಂದ್ರೆ ಇಡೀ ಲೋಕವೆಲ್ಲ ಅಳ್ತಾ ಕೂತಿದೆ ಅವತ್ತು ಆ ಕಡೆ ಏನಾಯಿತು ಅದೊಂದು ಸ್ವಲ್ಪ ನೋಡೋಣ ಅರ್ಜುನನಿಗೆ ಕರುಳು ಇದೆ ಚುರುಕಂತ ಇದೆ ಸಂಕಟವಾಗ್ತಾ ಇದೆ ಮಗು ಸತ್ತದ್ದು ಪುತ್ರ ಶೋಕಂ ನಿರಂತರಂ ಕೇಳಿದ್ದೀರಿ ಯಾವುದೇ ದುಃಖವನ್ನು ತಂದೆ ತಡ್ಕೋಬಹುದು ಮಗ ಹೋದ ದುಃಖವನ್ನು ತಡೆಯೋಕ್ಕಾಗೋದಿಲ್ಲ ಅಂತ ಪುತ್ರ ನಿರಂತರ ಬಾಕಿ ಶೋಕ ತಾತ್ಕಾಲಿಕ ಇರ್ಬೋದು ಪುತ್ರ ಶೋಕಂ ನಿರಂತರಂ ಅದು ಎಂಥ ಮಗುವುದು ಅರ್ಜುನನ ಪ್ರೀತಿ ಸೋದರ ಮಾವನ ಪ್ರೀತಿ ದೊಡ್ಡಪ್ಪನ ಪ್ರೀತಿ ಚಿಕ್ಕಪ್ಪನ ಪ್ರೀತಿ ಎಲ್ಲರ ಕಣ್ಮಣಿಯಾಗಿ ಬೆಳೆದಿದ್ದ ಮಗು ಆ ಮಗು ಹೋದದ್ದಕ್ಕೆ ಗೊತ್ತಿಲ್ಲ ಅವನಿಗಿನ್ನೂ ಪ್ರತ್ಯಕ್ಷವಾಗಿ ಗೊಳೋ ಅಂತ ಅಳು ಅಳುವ ಸ್ಥಿತಿಯಲ್ಲಿಲ್ಲ ಆ ಸಂಸಪ್ತಕರನ್ನು ಸದಬಡದಾಗಿದೆ ಎಲ್ಲರೂ ಸತ್ರು ಗೆದ್ದಿದ್ದಾನೆ ಅವತ್ತು ಹಗಲಿನಲ್ಲಿ ಅಲ್ಲಿ ವಿಜಯವಾಗಿದೆ ಇಲ್ಲಿ ಅಪಜಯವಾಗಿದೆ ಕೃಷ್ಣ ನನಗೇನೋ ಮನಸ್ಸಿಗೆ ಭಯವಾಗ್ತಾ ಇದೆ ಅಲ್ಲಿ ಏನಾಗಿರಬಹುದು ಧರ್ಮರಾಜ ಏನಾದರೂ ಸಿಕ್ಕಾಕೊಂಡಿರಬಹುದೇ ಜೀವಂತ ಹಿಡಿದಿರಬಹುದೇ ಅದೇನಾಯಿತು ಏನಾಯಿತು ಏನಾಯಿತು ಅಂತ ಕೇಳಲಾಗಿ ಏನಿಲ್ಲ ಕಾಣೋ ನಿನ್ನ ಮನಸ್ಸು ಭ್ರಮೆ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದೀಯೇ ಆದ್ದರಿಂದ ನಿನಗೆ ಈ ರೀತಿ ಚಿತ್ತು ಭ್ರಮಣೆಯಾಗಿದೆ ಏನೂ ತಿಳ್ಕೋಬೇಡ ಇಲ್ಲ ಇಲ್ಲ ಏನೋ ಆಗಿದೆ ಏನೋ ಆಗಿದೆ ಎಷ್ಟು ಸಲ ಹೇಳೋ ನಿನಗೆ ಯುದ್ಧ ಪ್ರಾರಂಭದಲ್ಲಿ ಒಂದು ಭ್ರಾಂತಿ ಆಯಿತು ಸೋದರ ಮಾವ ಅವನು ಇವನು ಅಂತ ಇವತ್ತು ಇದು ಒಂದು ಭ್ರಾಂತಿ ಬರ್ತಾ ಇದೆ ನಿನಗೆ ಏನೂ ಆಗಿಲ್ಲ ಸುಮ್ಮನೆ ಇರು ಸುಮ್ಮನೆ ಇರು ವಾಪಸ್ ಬರಬೇಕು ದಾರಿಯಲ್ಲಿ ಇನ್ನೆರಡು ಸಣ್ಣ ವೃತ್ತಾಂತಗಳು ಅದು ಬೇಗ ಹೇಳಿ ಮುಗಿಸ್ತೇನೆ ವೇಳೆ ಆಗ್ತಾ ಬಂದ್ಬಿಡ್ತು ಒಂದನೇದು ಸಾಯಂಕಾಲ ಆದರೆ ಎಲ್ಲಿದ್ದರಲ್ಲಿ ಶಿವಪೂಜೆ ಮಾಡೋವನಂತೆ ಅರ್ಜುನ ಆ ಶಿವಪೂಜೆ ಮಾಡಬೇಕು ಸಾಯಂಕಾಲ ಇವತ್ತೆಲ್ಲಿ ಹೋಗೋರು ಅಲ್ಲಿ ಕ್ಯಾಂಪ್ನಲ್ಲೇನೋ ಒಂದು ಲಿಂಗ ಇಟ್ಕೊಂಡಿದ್ದ ಅಂತ ಕಾಣುತ್ತೆ ಪೂಜೆಗೆ ಅವಕಾಶವಿಲ್ಲ ಇದು ಆಳ್ವಾರ ಸಾಹಿತ್ಯದಲ್ಲಿ ಬರುತ್ತೆ ನಮ್ಮ ಆಳ್ವಾರ ತಿರುವಾಯಿಮಳಿಯಲ್ಲಿ ದಾಕ್ಷಿಣಾತ್ಯ ಪಾಠ ದ್ರೋಣ ಪರ್ವದಲ್ಲಿದೆ ಔತರೆ ಪಾಠದಲ್ಲಿಲ್ಲ ಇದು ಕೃಷ್ಣ ಹೇಳಿದ ನೀನೇನು ಶಿವನಿಗೆ ಪೂಜೆ ಮಾಡಬೇಕು ಅಂತಿದ್ದೀಯೋ ಅಲ್ಲಿ ಪಕ್ಕದಲ್ಲಿ ಏನೋ ದೂರ ಹುಲ್ಲಿನ ಕಡ್ಡಿ ಗರಿಕೆ ಗಿರಿಕೆ ಬಿಲ್ಪತ್ರೆ ತುಳಸಿ ಏನು ಸಿಕ್ಕುತ್ತೀಯೋ ಅದನ್ನು ನೀನು ನಾನು ಮಂಡಿಗೆ ಅರ್ಪಣೆ ಮಾಡು ನಿನ್ನ ಮಂಡಿಗೆ ಹೇಗೆ ಅರ್ಪಣೆ ಮಾಡೋದು ಅದನ್ನು ಕಾಲು ಹೀಗೆ ಇಟ್ಕೊಂಡ ಲಿಂಗಾಕೃತಿಯಲ್ಲಿ ತೋರಿಸಿ ಇಲ್ಲಿ ಪೂಜೆ ಮಾಡು ಇಲ್ಲೇ ಇದ್ದಾನೆ ಶಿವ ಹನುಮನಸ್ಸಿನಿಂದ ಅಲ್ಲಿಯೇ ಪೂಜೆ ಮಾಡಿದ ಯುದ್ಧ ಎಲ್ಲ ಮುಗಿದ ಮೇಲೆ ಅಲ್ಲಿ ಹೋಗಿ ನೋಡ್ತಾನೆ ಶಿವನ್ ಮುಡಿ ಮೇಲ್ತಾನದೆ ಕಂಡು ಅವರು ಹೇಳಿದರು ಅದು ಶಿವನ ಮುಡಿಯ ಮೇಲಿದ್ದದ್ದನ್ನು ನೋಡಿದ ಅದು ಸಂತೋಷವಾಯಿತು ಇದು ಒಂದು ಪ್ರಕರಣ ಎರಡನೇದು ಕುದುರೆಗಳು ತುಂಬ ದಣಿದು ಬಿಟ್ಟಿದ್ದವು ಕೃಷ್ಣ ಹೇಳಿದ ಇವತ್ತು ಕುದುರೆಗಳಿಗೆ ನೀರು ಉಣಿಸಬೇಕು ಸ್ವಲ್ಪ ಏನಾದರೂ ಒಂದು ವ್ಯವಹಾರ ಮಾಡು ಅಂದರೆ ಬಾಣಗಳಿಂದ ಒಂದು ಮನೆಯನ್ನ ಆಶ್ರಮ ನಿರ್ಮಾಣ ಮಾಡಿದಾಗ ಮಾಡಿ ಶತ್ರುಗಳನ್ನೆಲ್ಲ ಅಲ್ಲಿ ನಿಗ್ರಹ ಮಾಡಿ ಒಂದು ಸರೋವರವನ್ನು ನಿರ್ಮಾಣ ಮಾಡಿ ಕೃಷ್ಣ ಕುದುರೆಗಳನ್ನೆಲ್ಲ ತೊಳೆಯುತ್ತಾನೆ ಕೃಷ್ಣ ಆ ಕುದುರೆಗಳಿಗೆ ನೀರನ್ನು ಕುಡಿಸ್ತಾನೆ ಅವನು ಮೈಯನ್ನು ನೆಕ್ಕುವುದಕ್ಕೆ ಬರ್ತವೆ ಬಹಳ ರಂಜಕವಾದ ಪ್ರಸಂಗ ಪದ್ಯ ಓದುವುದು ನಮಗಿಲ್ಲಿ ವೇಳೆ ಇಲ್ಲ ಆಮೇಲೆ ಇನ್ನೊಂದು ತಮಾಷೆ ಆಯಿತು ಮುಂದಕ್ಕೆ ಬರ್ತಾ ಇದ್ದಾರೆ ರಾತ್ರಿ ಬೆಳಗಾದ ಕೂಡಲೇ ಇಲ್ಲಿ ಒಂದು ರಾತ್ರಿ ಎಷ್ಟು ದೂರ ಆಯಿತು ಆ ಸಂಕ್ಷಪ್ತಕರು ಸತ್ಯ ಜಾಗಕ್ಕೂ ಅಭಿಮನ್ಯು ಸತ್ಯ ಜಾಗಕ್ಕೂ ಒಂದು ರಾತ್ರಿ ಪ್ರಯಾಣ ನಾನು ಎರಡು ಸಲ ಹೋಗಿದ್ದೇನೆ ಕುರುಕ್ಷೇತ್ರಕ್ಕೆ ಅಭಿಮನ್ಯು ಸತ್ಯ ಜಾಗದಲ್ಲಿ ದೊಡ್ಡ ಮಣ್ಣಿನ ದಿಬ್ಬ ಇದೆ ಅಂತ ಹೇಳ್ತಾ ನಾನು ಹೋಗಿಲ್ಲ ಆ ಜಾಗಕ್ಕೆ ಅದಕ್ಕೆ ಜನ ಹೆಸರು ಹೇಳೋಕೆ ಬರದೆ ಅಮೀನ್ ಅಮೀನ್ ಅಭಿಮನ್ಯು ಹೆಸರು ಗೊತ್ತಿಲ್ಲ ಅಮೀನ್ ಅಂತಾರೆ ಸ್ಥಾನೇಶ್ವರ ಅಂತ ಒಂದು ಪ್ರಾಚೀನ ಶಿವಕ್ಷೇತ್ರ ಈ ಸಲ ನಾವು ಕುರುಕ್ಷೇತ್ರಕ್ಕೆ ಹೋಗುವ ಪಕ್ಷದಲ್ಲಿ ಆ ಜಾಗವನ್ನು ದರ್ಶನ ಮಾಡಬೇಕು ಆ ಮಣ್ಣನ್ನಾದರೂ ಮುಟ್ಟಿ ವೀರರು ಹುಟ್ಟಿದ ಭೂಮಿ ವೀರರು ದೇಶಕ್ಕೋಸ್ಕರ ಪ್ರಾಣ ಭೂಮಿ ಧರ್ಮಕ್ಕಾಗಿ ಪ್ರಾಣ ಭೂಮಿ ಕುರುಕ್ಷೇತ್ರವನ್ನೇ ಒಂದು ತಿಂಗಳು ನೋಡುವಷ್ಟಿದೆ ಅಂಥದ್ದೊಂದು ಜಾಗ ಅದು ದಾರಿಯಲ್ಲಿ ಬರ್ತಾ ಯಾಕೋ ತುಂಬ ಆಯಾಸ ಆಗಿದೆ ಎಂದ ಅರ್ಜುನ ಹೌದು ಕಾಣು ನನಗೂ ಆಯಾಸ ಆಗಿದೆ ಎಂದ ಕೃಷ್ಣ ರಥವನ್ನು ನಿಲ್ಲಿಸಿದ್ರು ಕುದುರೆಗಳನ್ನು ಬಿಟ್ಟಿದ್ರು ನೀರು ಕುಡಿಯೋಕೆ ಅವಕಾಶ ಮಾಡಿಕೊಟ್ರು ಇದು ಕುಮಾರ ಕುಮಾರವ್ಯಾಸ ಮಾಡಿರೋ ಕೆಲಸ ಇಬ್ಬರು ಕೈ ಹಿಡ್ಕೊಂಡು ಹಿಡ್ಕೊಂಡು ನೀರಲ್ಲಿ ಇಳಿದಿದ್ದಾರೆ ಮುಳುಗು ಹಾಕಬೇಕು ಇವನಿಗೆ ಹ್ಯಾಕ್ ತಿಳಿಸೋದು ಅರ್ಜುನನಿಗೆ ಅಭಿಮನ್ಯು ಹೋಗಿದ್ದಾನೆ ಕೃಷ್ಣನಿಗೆ ಭಯ ಆ ದುಃಖದ ಸಮಾಚಾರ ಕೇಳಿ ಎದೆ ಒಡ್ಕೊಂಡು ಸತ್ತು ಬಿಟ್ರೆ ಏನು ಮಾಡೋದು ಅರ್ಜುನನ ಅವನು ರಕ್ಷಣೆ ಮಾಡಬೇಕಲ್ಲ ಅದರಿಂದ ನೀವು ಮೊದಲು ಮುಳುಗಾಕು ಹಾಕು ಅಂತ ಹೇಳಿ ಅರ್ಜುನ ಮುಳುಗು ಹಾಕಿರುವಾಗ ಕೃಷ್ಣ ಕಿವಿಗಳನ್ನು ಮುಚ್ಚಿಕೊಂಡು ಅಭಿಮನ್ಯು ಸತ್ತು ಹೋದ ಅಂತ ಹೇಳಿ ಅವನ ತಲೆ ಎಷ್ಟು ಹೊತ್ತರಲ್ಲಿ ಇವನು ನೀರು ಮುಳುಗು ಹಾಕ್ತಾ ಇದ್ದ ಕೃಷ್ಣ ಇದು ಅಶರೀರವಾಣಿ ಹೇಳಿದಂತೆ ಕೇಳಿತು ಅಭಿಮನ್ಯು ಹಿಂದಿಲ್ಲ ಅರ್ಜುನ ಧೈರ್ಯ ತಂದುಕೋ ಮುಳುಗು ಹಾಕ್ತಿದ್ದ ಕೃಷ್ಣ ಅವನ ತಲೆ ಮೇಲೆ ಕೆತ್ತುವಾಗ ಯಾರು ಇಲ್ವಲ್ಲ ಇಲ್ಲಿ ಎಲ್ಲಿಂದ ಬಂತು ಅಂದರೆ ಇದು ಯಾರೋ ಹೇಳಿದ್ದಾರೆ ಮೇಲಿನಿಂದ ಅಂತ ಕಾಣುತ್ತೆ ಆಶೀರ್ವಾಣಿ ಇರಬಹುದು ಅರ್ಜುನ ಬೆಪ್ಪಾದ ಅಳ್ತಾ ಇದ್ದಾನೆ ಏಹ್ ಇದೆಲ್ಲ ಮನಸ್ಸಿನ ವಿಕಾರ ಕಾಣು ಆಶೀರ್ವಾಣಿ ನಿನ್ನ ಕೇಳಿಸಿದ್ರೆ ನನಗೆ ಕೇಳಿಸಿರ್ಬೇಡವೆ ಅದೆಲ್ಲ ಏನೂ ಇಲ್ಲ ಸುಮ್ಮನೆ ಇರು ಗದ್ದೆ ಬಹಳ ದಿವಸ ಬಹಳ ಹೊತ್ತಾಯ್ತು ಮಗನನ್ನು ಬಿಟ್ಟು ಬೆಳಿಗ್ಗೆಯಿಂದ ದಣಿವಾಗಿದೆ ಆಹಾರವಿಲ್ಲ ಮಗನನ್ನು ನೋಡಿಲ್ಲ ಅದಕ್ಕೆ ವಿಕಾರ ಆಗಿರಬೇಕು ಅಂತ ಹೇಳ್ತಾ ಹೇಳ್ತಾ ಹೇಳ್ತಾ ಅವನನ್ನು ಸಮಾಧಾನ ಮಾಡಿ ಕರ್ಕೊಂಡ್ಬರ್ತಾನೆ ಕಾಳು ಕೆಚ್ಚದ್ದು ಅಡವಿಯನು ಕುಡಿನಾದಿಗಳು ಅಳವಡಿಸಿ ಅಭಿಮನ್ಯು ಮಾಡಿದ ಕೆಲಸವನ್ನು ಒಂದು ಪದ್ಯದಲ್ಲಿ ಬರೆದಿದ್ದಾನೆ ಒಂದು ಕಾಳಗಿಚ್ಚು ಮೇಲಕ್ಕೆದ್ದು ಕುಡಿನಾರಿಗೆಗಳು ಅಳವಡಿಸಿ ದಳ್ಳುರಿ ಜ್ವಾಲೆ ತಗ್ಗಿದ ಓಲು ಕಾಡನ್ನೆಲ್ಲ ತಿಂದು ಅಗ್ನಿ ಶಾಂತವಾದಂತೆ ಗಗನದ ಮುಗಿಲ ಮೋಹರವ ದಾಳಿಯಲಿ ಅರೆಯಟ್ಟಿ ಸುಂಟರು ಗಾಳಿಯುರವಣಿ ನಿಂದವಲು ಸುರಪಾಲ ತನಯನ ತನೆಯನ ಸ್ತಮಿಸಿದನು ರಣದೊಳಗೆ ತೋಳ ತಲೆಗಿಂಬಿನಲ್ಲಿ ಆ ಮಗು ಹೇಗೆ ಸತ್ತು ಬಿದ್ದಿದ್ದಾನೆ ಅಂದರೆ ಶಾಂತ ಮುಖಮುದ್ರೆ ಭಯವಿಲ್ಲ ಭೀತಿ ಇಲ್ಲ ನೋಡೋವ್ರಿಗೆ ವಿಕಾರವಿಲ್ಲ ಬಿದ್ದಿರುವಾಗಲೂ ಕಡಿದಂತಹ ಎರಡು ತೋಳು ಉಳಿದದ್ದನ್ನೇ ತಲೆನಿಂಬಿ ಇಟ್ಕೊಂಡು ಹಾಗೆ ಮಲಗಿದ್ದಾನಂತೆ ಚಿತ್ರ ಕೊಟ್ಟಿದ್ದಾರೆ ಮೂರದಲ್ಲಿಲ್ಲ ಕುಮಾರವ್ಯಾಸ ಎಲ್ಲ ಕಂಡನೋ ಏನು ಕಥೆಯೋ ಆ ದೇವತೆಗಳು ಅಳ್ತಾ ಇದ್ದಾರೆ ಸಾವ ಹರೆಯವೇ ಎನ್ನುತ್ತ ಗಗನದ ದೇವದತೆ ಮರುಗಿತ್ತು ಸಾಯು ವಯಸ್ಸಾಗಿತ್ತು ಅವನಿಗೆ ಶಕ್ರನ ಸಾವಿರಾದೇಳರ ತಮಸಗಿತ್ತು ಇಂದ್ರ ನೂರು ಕಣ್ಣುಗಳಿಂದ ಅಳ್ತಾ ಇದ್ದಂತೆ ಒಂದಲ್ಲ ನಮಗೆರಡೇ ಕಣ್ಣು ಸಾವಿರ ಕಣ್ಣಿಂದ ಅಳ್ತಾ ಇದ್ದಾನೆ ಪೌತ್ರ ಶೋಕದಲ್ಲಿ ತಾವು ಷಡುರಥರು ಒಬ್ಬ ಹಸುಳಯ ಹೇವವಿಲ್ಲದೆ ಕೊಂದರೋ ಸುಡಲಿ ಆವ ವೀರರು ಕೌರವಾದಿಗಳು ಎಂದುದು ಅಮರಗಣ ಮಗು ವೇಷವು ಧರಿಸಿ ದೂರದ ಲಗಲಿ ಹೋಗಲು ತನ್ನ ಚಿಕ್ಕೆಗೆ ಢಗೆಯ ಢಾವರವಾಯಿತು ತನಗೊಳಗಾಯಿತು ಪರಿತಾಪ ಮಗನ ಮರಣದಲ್ಲಿ ಅಂತೂ ಜೀವವ ಬಗೆಗಳು ಅಕಟ ಸುಭದ್ರೆ ಎನ್ನುತ್ತವೆ ಮಗ ಸತ್ತ ದುಃಖವನ್ನು ಸುಭದ್ರೆ ಹೀಗೆ ತಗೊಳ್ತಾಳೆ ಅಂತ ದೃಗುಜಲವ ಬೆರಳಿಂದ ಮಿಡಿದರು ಗೌರಿದೇವಿಯರು ಕಣ್ಣೀರನ್ನು ಗೌರಿದೇವಿ ತೊಡೆದುಕೊಂಡಂತೆ ಸೋಲವರಿಗಳಿಗೆಂದು ಹರುಷವ ತಾಳದಿರು ಧೃತರಾಷ್ಟ್ರ ಸಂಜೆ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ ಅಭಿಮನ್ಯು ಸತ್ತ ಅಂತ ಹೆಗ್ತಾ ಇದ್ದಾನೆ ಮೀಸೆ ತಿರುಗುತ್ತಾ ಕೂತಿದ್ದಾನೆ ಮುದುಕ ಕುರುಡದೊರೆ ಮಗು ಸತ್ತದ್ದಕ್ಕೆ ಧೃತರಾಷ್ಟ್ರ ಸಂತೋಷ ಪಡ್ತಾ ಕೂತಿದ್ದಾನೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ಸಂಜೆಯ ಮೂಗು ತೆವೀತಾನೆ ಅವನಿಗೆ ಆ ಮಗು ಹೋಯ್ತು ನೀವು ಸಂಕಟ ಸಂಕಟ ಪಡೋದು ಬಿಟ್ಟು ಸಂತೋಷ ಪಡಬೇಡ ಕಾಣೋ ಯಾಕೆ ಸೋತದ್ಯಾರು ನೀವಲ್ಲ ಕೃಷ್ಣನ ಸೋಲವದು ಇದು ಕೃಷ್ಣನಿಗೆ ಸೋಲ್ ಮಾಡಿದ್ದೀರಿ ಇವತ್ತು it's a defeat for Krishna Krishna ಬಿಡ್ತಾನೆಯೇ ಪಾಂಡವರು ಸೋತರಲ್ಲ ನಂಬುವುದು ಸೋಲವಿದು ನಾಡಿನ ಪ್ರಳಯದ ಕಾಲ ಕೌರವ ಕುಲಕ್ಕೆ ದಿಟ ಇದು ಸೋಲ ಉಂಟೆ ಸೋಲ ಉಂಟೆ ವೀರನಾರಾಯಣನ ಭಕ್ತರಿಗೆ ವೀರನಾರಾಯಣ ಭಕ್ತರೆಂದೂ ಸೋಲೋದಿಲ್ಲ ನೋಡ್ತಾ ಇರು ಮುಂದೆ ಇದರ ಪರಿಣಾಮವನ್ನು ಅಂತ ಹೇಳಿ ಅಲ್ಲಿ ಮಾತನಾಡ್ತಾರೆ ಏನು ಓದಬೇಕು ಈ ಜಾಗವನ್ನು ಅದ ದ್ರೌಪದಿ ಇರಲಿ ದ್ರೌಪದಿ ಹೇಳೋದು ಒಂದು ಕಡೆ ಇದೆ ಇವಳು ಸುಭದ್ರ ಹೇಳುವುದನ್ನು ಕೇಳಿ ಎಲೆ ಯುಧಿಷ್ಠರ ದೇವ ಸಾರದೆ ಕೆಲವೇ ಮೆಚ್ಚಿಸುವಳು ಲೋಚನ ಜಲವ ತೊಡೆಯ ಈ ಭೀಮ ಬಲ್ಲೆನು ಅಳ್ತಾ ಇದ್ದಾನೆ ಧರ್ಮರಾಜ ಯಾಚಕ್ರಿ ಕಪಟ ಮಾಡ್ತಿದ್ದೀರಿ ಸಂತೋಷ ಸಂತೋಷಪಡಿ ಹಿಗ್ಗಿ ತಮ್ಮನ ಮಗ ತಾನೇ ಹೋದದ್ದು ಭೀಮ ಏನು ಆಟ ಇದು ಅಳ್ತಾ ಇದ್ದೀರಿ ನಿಮ್ಮ ಮಗ ಅಲ್ವಲ್ಲ ಹೋದದ್ದು ನನ್ನ ಮಗ ತಾನೇ ಹೋದ ನಿಮ್ಗೆ ಯಾಕೆ ಸಂಕಟ ಆಗಬೇಕು ಆಳಲೆದಿರಿ ಸಹದೇವ ನಕುಳರು ನಿಲ್ಲಿಸಿರೈ ನಿಮಿಷ್ಟ ಸಿದ್ಧಿಯ ಬೆಳೆಸು ಫಲವಾಯಿತೇಕೆ ನೋವಿನ್ನು ಎಂದಳು ಇಂದುಮುಖಿ ಮಗನು ಪದಯರ ಬಗೆಯನನ್ನೆವರಿರಲು ಅಮ್ಮ ದ್ರೌಪದಿ ನಿನ್ನ ಮಕ್ಕಳಂತೆ ನನಗೂ ಒಬ್ಬ ನಿನಗಾದರೂ ಐದು ಮಕ್ಕಳಿದ್ರು ನಿನ್ನ ಮಕ್ಕಳು ಉಳಿದಿದ್ದಾರೆ ನನಗೊಂದೇ ಒಂದೇ ಮಗನನ್ನು ದೇವರ ಕಿತ್ಕೊಂಡ ರಾಜ್ಯವ ಹೊಗಿಸಲು ಅನುವಿಲ್ಲೆಂದು ಕಂದನ ರಣಕ್ಕೆ ನೂಕಿದಿರಿ ನಿಮ್ಮ ಮಕ್ಕಳನ್ನ ಯಾರು ಕಳಿಸಬಾರ್ದಾಗಿತ್ತಾ ಐದು ಮಕ್ಕಳು ಒಬ್ಬರು ಕಳಿಸಬಾರ್ದಾಗಿತ್ತ ನನ್ನ ಮಗನೇ ಬೇಕಾಗಿತ್ತೆ ನಿಮಗೆ ಬಗೆಗೆಲುವು ಫಲವಾಯಿತಲ ಗೆಲ ದೈವರು ಕುಮಾರರು ಹೊಗಿಸಿರೈ ಗಜಪುರವನೆಂದು ಸುಭದ್ರ ಅಲುಬಿದಳು ನಿಮ್ಮ ಐದು ಮಕ್ಕಳನ್ನು ಕರ್ಕೊಂಡು ಹಸ್ನಾವತಿಗೆ ಹೋಗಿ ಪಟ್ಟಾಭಿಷೇಕ ಮಾಡಿಕೊಂಡು ಸುಖವಾಗಿರಿ ನಾ ಸುಡುಗಾಡಲ್ಲಿ ಮಗನ ಜೊತೆಲೇ ಇರ್ತೇನೆ ನಾ ಊರಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಸುಭದ್ರೆ ಏನು ಬರೆದಿದ್ದ ವ್ಯಾಸ ದೊರವ ಹೊಗತಕ್ಕವನೇ ಚಿಕ್ಕವನು ಹಿರಿಯಲಾಪನೆ ಕತ್ತಿ ಹಿಡಿಯೋದು ಗೊತ್ತಿಲ್ಲ ಹುಣಿಗೆ ಬಹನೆ ಮರಳಿದು ಹೋದವನು ಮತ್ತೆ ಬರ್ತಾನೆ ದರೆಯ ವೈಭವ ಕಳುಪಿ ಕಳುಹಿದಿರಿ ಅನ್ನ ಕಂದನನು ನಿಮ್ಮ ಭೂಮಿ ಬೇಕಾಗಿತ್ತು ನನ್ನ ಮಗನ ಬಲಿ ಕೊಟ್ರಿ ಹೊರ ಯೋಜಿಸಿದ ಜನಪ ಲೋಕದ ಕರುಣಿ ಎಂಬರು ಕುನ್ನಿಗಳು ನಿನ್ನನ್ನು ಕರುಣಿ ಕರುಣಿ ಅಂತಾರೆ ಯಾರು ಬುದ್ಧಿ ಇಲ್ಲದೆ ಇದ್ದವು ನಾಯಿಗಳಂತವ್ ನಿನ್ನ ಕರುಣಿ ಅಂತ ಹೇಳ್ತಾರೆ ಸುಭದ್ರೆಗೆ ನನಗೆ ಜೋರಾಯಿತು ಮರಗೊರಳು ಕೊಯ್ಯ ಮರಗೊರಳು ಕೊಯ್ಯನನು ಅರಿಯರಿ ನೀವು ಮರಸಿ ಮರೆಸಿ ನನ್ನನ್ನು ಕೊರಳಕ್ಕೆ ಹೋಗಿದ್ದೀರಿ ಆ ಕಡೆ ಈ ಕಡೆ ತಿರುಗುವಾಗ ಚೂರಿ ಹಾಕಿಬಿಟ್ರಿ ಗುಣರ ರಾಣಿ ಅದನ್ನು ಕೇಳಿ ಎಲ್ಲರೂ ಹೊಳ್ತಾರೆ ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ಅಮ್ಮ ತಂಗಿ ಹೀಗೆಲ್ಲ ಹೇಳಬೇಡ ಹೀಗೆಲ್ಲ ಹೇಳಬೇಡ ಎಂಬುದಾಗಿ ಅದೇನು ವರ್ಣನೆ ಮಾಡೋಕ್ಕಾಗೋದಿಲ್ಲ ಬಾಯಲ್ಲಿ ಅವತ್ತು ಈ ಹದಿಮೂರನೇ ದಿವಸದಲ್ಲಿ ಕೌರವರಿಗೆ ಜಯವಾಯಿತು ಅಶ್ರೀರವಾಣಿ ಪ್ರಸಂಗ ಹೇಳಿದ್ದೇನೆ ಹದಿನಾಲ್ಕು ದಿವಸ ಬಂತು ದ್ರೋಣನ ಯುದ್ಧ ಒಟ್ಟು ಐದು ದಿವಸ ನಡೆಯುತ್ತೆ ಭೀಷ್ಮರದು ಹತ್ತು ದಿವಸ ದ್ರೋಣನ ಆಧಿಪತ್ಯ ಐದು ದಿವಸ ಅದರಲ್ಲಿ ಮೂರಾಯಿತು ಹನ್ನೊಂದು ಹನ್ನೆರಡು ಹದಿಮೂರು ಈ ಶ್ರಾದ್ದದಲ್ಲಿ ಹೇಳ್ತಾರಲ್ಲ ಹನ್ನೊಂದನೇ ದಿವಸ ಹನ್ನೆರಡನೇ ದಿವಸ ಹದಿಮೂರನೇ ದಿವಸ ಹದಿನಾಲ್ಕನೇದು ಅರ್ಜುನ ಬಂದ ಏನು ವರ್ಣನೆ ಮಾಡಲಿ ಕ್ಯಾಂಪ್ನಲ್ಲಿ ಎಲ್ಲರೂ ಮೌನ ಅರ್ಜುನ ಬಂದರೆ ಸ್ವಾಗತ ಮಾಡೋದರ ಬದಲು ಆ ಕಡೆ ಮುಖ ತಿರುಗಿಸ್ಕೊಳ್ತಿದ್ದಾರೆ ಭೀಮನಿಗೂ ಮುಖವಿಲ್ಲ ಗಂಡುಗಲಿ ಭೀಮನಿಗೂ ಮುಖವಿಲ್ಲ ದ್ವಾರಪಾಲಕರು ಬೆಪ್ಪ ಗೊಂಬೆ ಅಂತ ನಿಂತಿದ್ದಾರೆ ಯಾಕ್ರೋ ಏನಾಯ್ತರೋ ಮಾತಿಲ್ಲ ಒಳಗೆ ಹೋದ ತಲೆ ಕೈಗಿಟ್ಕೊಂಡು ಕೂತಿದ್ದಾನೆ ಧರ್ಮರಾಜ ಏನಾಯ್ತಣ್ಣ ಭೀಮ ಏನಾಯ್ತು ನಕುಲ ಏನಾಯ್ತು ಸಹದೇವ ಏನಾಯ್ತು ಏನಾದ ನನ್ನ ಮಗ ಅಶ್ಲೀರವಾಣಿ ಹೀಗೆ ಹೇಳ್ತಲ್ಲ ನಿಜವೇ ಹೌದು ಇಲ್ಲ ಇಲ್ಲ ಇಲ್ಲ ಏನೂ ಇಲ್ಲ ಕೃಷ್ಣ ಏನೂ ಆಗಿದೆ ನೀನು ಮುಚ್ಚಾ ಸಮಾಚಾರವನ್ನು ಯಾಕೆ ಮಾತಾಡ್ತಿಲ್ಲ ಇವರು ಅಣ್ಣಂದ್ರು ಅವ್ರನ್ನೇ ಕೇಳಪ್ಪ ಯುದ್ಧದಲ್ಲಿ ಏನು ಹೆಚ್ಚು ನಾನಲ್ಲಿ ನಿನ್ನ ಜೊತೆಲೇ ಇದ್ನಲ್ವ ನನಗೇನು ಗೊತ್ತಿಲ್ಲ ಏನಾಗಿದ್ದು ಅಂದ್ಬಿಟ್ಟ ಕೃಷ್ಣ ಆಮೇಲೆ ಇದ್ದದ್ದನ್ನೆಲ್ಲ ಧರ್ಮರಾಜ ಬಿಕ್ಕಿ ಬಿಕ್ಕಿ ಹೇಳ್ತಾ ಸಮಾಚಾರವನ್ನು ತಿಳಿಸಲಾಗಿ ಕತ್ತಿಯನ್ನು ಬಿಚ್ಚುತ್ತಾನೆ ಅರ್ಜುನ ಇದಕ್ಕೆ ಕಾರಣವಾದವರು ಯಾರು ಹೇಳು ಅಂತ ಕೇಳಿದ ನನ್ನ ಮಗು ಒಳಕ್ಕೆ ಪ್ರವೇಶ ಮಾಡಿದ್ದು ನಿಜ ಆದರೆ ಮಗನ ಮರಣಕ್ಕೆ ನಿಜವಾಗಿ ಕಾರಣರಾದವರು ಯಾರು ನಾನು ಹೇಗಪ್ಪ ಹೇಳಲಿ ಆರು ಜನ ಅಲ್ಲಿ ಅತಿರಥರು ಮಹಾರಥರು ಷಡ್ರಥರು ಒಬ್ಬ ಹಿಂದಿನಿಂದ ಬಂದ ಕವಚ ಕತ್ತರಿಸ್ದ ಬಿಲ್ ಕತ್ತರಿಸ್ದ ಕುದುರೆ ಕೊಂದ ಆ ದುಶ್ಯಾಸನ ತಲೆ ಮೇಲೆ ಕೊನೆ ಏಟ್ ಹಾಕಿ ಜಜ್ಜಿ ಕೊಂದ ಬಾಗಲಲ್ಲಿ ಯಾರಿದ್ರು ಬಾಗಲಲ್ಲಿ ಸೈಂಧವ ಇದ್ದ ಮಣ್ಣು ಹಿಡ್ಕೊಂಡ ಅರ್ಜುನ ನಾಳೆ ಸಾಯಂಕಾಲ ಸೂರ್ಯಾಸ್ತ ಆಗೋದ್ರೊಳಗೆ ನಾನು ಸೈಂಧವನನ್ನು ಕೊಲ್ಲದೇ ಇದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ ಆಗ ಕೃಷ್ಣ ಪಾಂಚಜನ್ಯವನ್ನು ಭೋಮ್ ಅಂತ ಊದಿದ ಈ ಶಬ್ದವನ್ನು ಕೇಳಿ ಕೌರವ ಸೈನ್ಯ ಬಿಡ್ತು ದುರ್ಯೋಧನ ಕೇಳಿದ ದ್ರೋಣಾಚಾರ್ಯರನ್ನ ಅವರು ದುಃಖ ಪಡಬೇಕ ಜಾಗದಲ್ಲಿ ಕೃಷ್ಣ ಯಾತಕ್ಕೆ ಶಂಕ ಊತ ಕೂತಿದ್ದಾನೆ ಇನ್ನೇನಿಟ್ಟಿದ್ದಾನಪ್ಪ ಇದ್ರ ಹಿಂದೆ ಅಂತ ಅಷ್ಟರಲ್ಲಿ ಸಾರರು ಬಂದು ಸಮಾಚಾರ ಹೇಳಿದ್ರು ನಾಳೆ ಸಾಯಂಕಾಲ ಸೈನ್ ಧವನನ್ನು ಮುಗಿಸ್ತಾನಂತೆ ಸೈನ್ಧವನ ಹೃದಯ ಬಾಯಿಗೆ ಬಂತು ಅಯ್ಯೋ ನಾಯಣ್ಣ ಪಣ್ಣೆ ಕೊಂದವ್ರು ನೀವೇ ನಾ ಬರೀ ಬಾಗಿಲಲ್ಲಿ ನಿಂತಿದ್ದೆ ಬಹಳ ಅಂದ್ರೆ ಒಳಗೆ ಬಿಡಲಿಲ್ಲ ಅಷ್ಟೇ ನನ್ನನ್ನು ಯಾಕೆ ಕೊಲ್ಲಬೇಕು ದುರ್ಯೋಧನ ಕರೆದ ಬಾವು ಮೈದನಿಗೆ ಹೇಳ್ತಾನೆ ನನಗೆ ಯುದ್ಧ ಸಾಕು ನಾವು ಊರಿಗೆ ಹೋಗ್ತೇನೆ ನನಗೆ ಅರ್ಜುನ ಅಂದ್ರೆ ಭಯವಾಗುತ್ತೆ ಇದು ಮೂಲದಲ್ಲಿದೆ ಕಥೆ ಇದು ಹೆದರಬೇಡ ಅಂತ ಬಂತು ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಅಂದ್ರೆ ಕೃಷ್ಣ ಬಿಟ್ಕೊಡ್ತಾನೆಯೇ ನಾನು ಪ್ರಾಣ ಹೋದ ಹಾಗೆ ನಾಳೆ ಸಾಯಂಕಾಲದೊಳಗೆ ನಿಮ್ಮ ವಂಶಕ್ಕೆ ನಾನು ಒಬ್ಬನೇ ಹೇಳಿ ಆಗಿರೋದು ದಯವಿಟ್ಟು ನಾನು ಬಿಟ್ಟುಬಿಡಿ ನಾ ಬಂದದ್ದು ತಪ್ಪಾಯಿತು ನಾ ಹೊರಟು ಹೋಗ್ತೇನೆ ಧೈರ್ಯ ತುಂಬಿದ್ರು ಏನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಸುಮ್ಮನೆ ಇರು ಸುಮ್ಮನೆ ಇರು ಅಂತ ಹೇಳಿದ್ರು ರಾತ್ರಿಯೆಲ್ಲ ಅರ್ಜುನ ಶಿವ ಪೂಜೆ ಮಾಡಿದ್ದಾನೆ ಜಾಗರಣೆಯಲ್ಲಿದ್ದಾನೆ ಗರ್ಭಾಸನದಲ್ಲಿ ಕೂತಿದ್ದಾನೆ ಅದ್ಭುತವಾದ ಅಧ್ಯಾಯ ಪರಮಶಿವನೇ ಬಂದು ಏನು ಅಂತ ಕೇಳಿದ ಕಥೆ ಓಡಿಸ್ತೇನೆ ಆಗ ಅರ್ಜುನ ಪ್ರಾರ್ಥನೆ ಮಾಡಿ ಹೇಳ್ತಾ ಹೇ ಜಗದ್ಗುರು ಒಂದು ಕಾಲದಲ್ಲಿ ನೀನು ನನಗೆ ಮೆಚ್ಚುಗೆಯಿಂದ ಪಾಶುಪತಾಸ್ತ್ರವನ್ನು ಕೊಟ್ಟಿದ್ದೆ ನೆನಪಿದೆಯೇ ಹೌದು ಕೊಟ್ಟಿದ್ದೆ ಅದನ್ನು ನಾನು ವರುಣನಲ್ಲಿ ಬಿಟ್ಟಿದ್ದೇನೆ ಸಮುದ್ರದಲ್ಲಿ ನಾಳೆ ಅದು ಉಪಯೋಗಕ್ಕೆ ಬರಬೇಕು ನನಗೆ ದಯವಿಟ್ಟು ಅಸ್ತ್ರವನ್ನು ಕೊಡು ಕೇಳಲಾಗಿ ಮಂತ್ರವನ್ನು ಕೊಟ್ಟು ಪರಮಶಿವ ಪಾಶುಪತಾಸ್ತ್ರವನ್ನು ಎತ್ತಿಕೊಟ್ಟ ದೇವಿ ಪಕ್ಕದಲ್ಲಿದ್ದವಳು ಅಪ್ಪ ನಾನು ಒಂದು ಕೊಟ್ಟಿದ್ದೆ ಅಂಜಲಿಕಾಸ್ತ್ರ ಅಂತ ಜ್ಞಾಪಕ ಇದೆಯೇ ಅದು ಉಪಯೋಗಕ್ಕೆ ಬರುತ್ತೆ ಎರಡನ್ನೂ ತಗೊಂಡು ಹೋಗು ಅಂತ ಅವರು ಅನುಗ್ರಹ ಮಾಡಿಕೊಟ್ಟರು ದಿವಸ ಪ್ರಾತಃ ಕಾಲದಲ್ಲಿ ಇದು ಭಯಂಕರವಾದ ಯುದ್ಧ ಆರಂಭವಾಯಿತು ಇದು ಹದಿನಾಲ್ಕನೇ ದಿವಸದ ಕಥೆ ಹೇಳ್ತಾ ಇದ್ದೇವೆ ಈ ಹದಿಮೂರನೇ ರಾತ್ರಿನೂ ಯುದ್ಧ ಸ್ವಲ್ಪ ನಡೆಯಿತು ಅನ್ನೋ ಹಾಗೆ ವರ್ಣನೆ ಬರ್ತದೆ ಅದನ್ನು ಬಿಟ್ಟುಬಿಡ್ತೇನೆ ಹದಿನಾಲ್ಕನೇ ಯುದ್ಧವನ್ನು ವರ್ಣನೆ ಮಾಡೋಣ ಹದಿನಾಲ್ಕನೇ ದಿವಸದ ಯುದ್ಧದಲ್ಲಿ ಅರ್ಜುನನ ವೀರಾವೇಶವನ್ನು ಯಾರೂ ತಡೆಯುವುದಕ್ಕಾಗಲಿಲ್ಲ ಅವತ್ತು ಆದರೆ ಸಾಯಂಕಾಲ ಆಗುವಷ್ಟರಲ್ಲಿ ಚಕ್ರವ್ಯೂಹ ಮಾಡಿದ್ದ ದ್ರೋಣಾಚಾರ್ಯ ಮೊದಲ ದಿವಸ ಅವತ್ತು ಮಕರವ್ಯೂಹವನ್ನು ಮಾಡಿ ಅದರ ಮಧ್ಯದಲ್ಲಿ ಸೈಂಧವನನ್ನು ಬಚ್ಚಿಟ್ಟು ಅವನಿಗೆ ತಾಕೀತು ಮಾಡಿದ್ದ ಸೂರ್ಯ ಮುಳುಗೋ ತನಕ ನೀ ಹೊರಗೆ ಬರಬಾರದು ಬುಟ್ಟಿಯಲ್ಲಿ ಹಾವಿಟ್ಟಾಗಿಟ್ಟಿರ್ತೇವೆ ಇವನಿಗೋ ಭಯ ಸೂರ್ಯ ಮುಳುಗಿದ್ನೇ ಮುಳುಗಲಿಲ್ವೇ ಅಂತ ಆ ಕಡೆಯೇ ನೋಡ್ತಾ ನಿಂತಿದ್ದ ಪೆದ್ದು ಇದು ನಡೆದದ್ದು ಹೇಗೆ ಕಥೆ ಮೂರ್ನಾಲ್ಕು ರೀತಿಯಲ್ಲಿ ಹೇಳ್ತಾರೆ ಆಳ್ವಾರರು ಪಾಶ್ರ ಪೆರಿಯಾಳ್ವಾರರು ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಈ ಜಾಗವನ್ನು ಪೆರಿಯಾಳ್ವಾರ ತಿರುಮಳಿ ನಾಲ್ಕು ಒಂದು ಒಂಬತ್ತು ಪಾಶ್ರ ಬೇಕಾದವರು ಗುರುತಾಕೊಳ್ಳಿ ಅದನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪೆರೀಜಿಯರ್ ವ್ಯಾಖ್ಯಾನ ತುಂಬಾ ಆಶ್ಚರ್ಯಕರವಾಗಿದೆ ಒಳಗಿದ್ದ ಇವರೆಲ್ಲ ರಕ್ಷಣೆ ಮಾಡಿದ್ದಾರೆ ಅರ್ಜುನ ನೋಡಿದ ನೋಡಿದ ಏನೇನೋ ಮಾಡಿದ ಅಷ್ಟರಲ್ಲಿ ಇನ್ನೊಂದು ವಿಚಿತ್ರ ನಡೀತಾ ಇತ್ತು ಒಂದು ಕಡೆಯಲ್ಲಿ ಭೂರಿಶ್ರವಸಿಗೂ ಸಾತ್ಯಗೆಗೂ ಯುದ್ಧವಾಗುತ್ತಿತ್ತು ಭೂರಿಶ್ರವಸ್ ಅನ್ನುವನು ಅವನೊಂದು ಅಕ್ಷೋಹಿಣಿ ನಾಯಕ ಮತ್ತು ಅವನು ನಿತ್ಯ ಅಗ್ನಿಹೋತ್ರವನ್ನಿಟ್ಟವನು ಭಗವಂತನಲ್ಲಿ ಭಕ್ತಿ ಇದ್ದವನು ತುಂಬ ವೀರ ಮತ್ತು ಭಕ್ತ ಕೃಷ್ಣ ಭಕ್ತ ಅಂಥವನು ಕೌರ ಕಡೆ ನಿಂತುಕೊಂಡಿದ್ದು ಒಂದು ವಿಪರ್ಯಾಸ ಆದರೆ ಅವನಿಗೆ ಸಾತ್ವಿಕಿಗೆ ತಂದೆ ಕಾಲದಿಂದ ಬಂದಿದ್ದು ವಂಶಪಾರಂಪರ್ಯವಾದ ಒಂದು ಜಗಳ ಇತ್ತು ಆ ಜಗಳದ ನಿಮಿತ್ತದಲ್ಲಿ ಆ ಸಾತ್ವಿಕೆಯ ಜುಟ್ಟನ್ನು ಹಿಡ್ಕೊಂಡು ಭೂರಿಶ್ರವಸ್ಸು ಕತ್ತಿಯಿಂದ ಒಂದೇಟ್ ಹಾಕಬೇಕನ್ನುವಷ್ಟರಲ್ಲಿ ಈ ಸೈಂಧವ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದ ಕೃಷ್ಣ ಅಕಸ್ಮಾತ್ ಅದನ್ನು ಕಂಡು ಅರ್ಜುನನಿಗೆ ಅಯ್ಯೋ ನಿನ್ನ ಶಿಷ್ಯ ಸಾತ್ವಿಕೆ ಹೋಗ್ತಾ ಇದ್ದ ನೋಡು ಅಂತ ಹೇಳಲಾಗಿ ಅರ್ಜುನ ಬಾಣ ಪ್ರಯೋಗ ಮಾಡಿ ಆ ಭೂರಿಶ್ರವಸನ ತೋಳನ್ನು ಒಂದೇ ಏಟಿಗೆ ಕತ್ತರಿಸಿ ಹಾಕಿದ ಭೂರಿಶ್ರವಸು ಬೈತಾನೆ ನಾ ಬೇರೆಯವ್ರ ಜೊತೆ ಯುದ್ಧ ಮಾಡ್ತಿದ್ದೆ ನೀನ್ ಯಾಕೆ ಮಧ್ಯೆ ಪ್ರವೇಶ ಮಾಡಿದೆ ಅಂತ ಸ್ವಲ್ಪ ಚಕಮಕಿ ನಡೆಯುತ್ತೆ ಆದರೆ ಕೃಷ್ಣ ಅಲ್ಲಿಂದಲ್ಲೇ ಆ ಶವಸನ ಹರಿಸ್ತಾನೆ ಏ ಲೋಕ ಮಮ ವಿಮಲ ಸಕೃದ್ವಿಭಾತ ಬ್ರಹ್ಮಾದ್ಯೈ ಸುರವೃಷಭೈ ಅಪೀಷ್ಯಮಾಣ ಯಾವ ಲೋಕವನ್ನು ದೇವತೆಗಳು ಆಸೆ ಪಡ್ತಾರೋ ನನ್ನ ಪುನರಾವರ್ತಿಯಲ್ಲದ ಲೋಕ ಆ ಲೋಕಕ್ಕೆ ನೀನು ಕ್ಷಿಪ್ರವಾಗಿ ಹೋಗಿ ಸೇರು ಎಂಬುದಾಗಿ ಯಾಗತಿರ್ ಯಜ್ಞಶೀಲಾನ ಆಹಿತಾಗ್ನೇಶ್ಚ ಯಾಗತಿ ಅಂದರೆ ಜಟಾಯುವಿಗೆ ಮೋಕ್ಷ ಕೊಟ್ಟ ಸಂದರ್ಭಕ್ಕೆ ಸಮವಾದ ಸಂದರ್ಭ ಅಂತ ಬರೆದಿದ್ದಾರೆ ವೇದವ್ಯಾಸರು ಆ ಹೊಡಿಬೇಕು ನೋಡಿ ಅದು ತಲೆ ಒಂದು ಕಡೆ ಅದೊಂದು ಕಡೆ ಬಿದ್ದ ಹಾಗೆ ಇನ್ನೊಂದು ಅಕ್ಷೋಹಿಣಿ ನಾಯಕ ಇವತ್ತು ಮೂರ್ನಾಲ್ಕು ಅಕ್ಷೋಹಿಣಿ ನಾಯಕರು ಹೋದರು ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತು ದಿವೀವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂಸ ಸವಿಂಧತೆ ವಿಷ್ಣು ಪರಮಂ ಪದಂ ವಧೆಯಾಯಿತು ಆಮೇಲೆ ಇನ್ನೇನು ಸ್ವಲ್ಪವೇ ಹೊತ್ತು ಉಳಿದಿದೆ ಸೈಂಧವನ ವಧೆಗೆ ಆದ್ರೆ ಅವನು ಎಲ್ಲಿದ್ದಾನು ಪತ್ತೆ ಇಲ್ಲ ಆ ವ್ಯೂಹ ತನ್ನ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ ಆಗ ಕೃಷ್ಣ ಏನು ಮಾಡಿದ ಅರ್ಜುನನಿಗೆ ಬಯೋಕ್ ಶುರು ಮಾಡಿದ ಪಾಪಿ ನೀ ಪ್ರತಿಜ್ಞೆ ಮಾಡೋದು ಮುಂಚೆ ನನಗೊಂದು ಮಾತು ಕೇಳಿದೀಯಾ ಹೇಳದೆ ಕೇಳದೆ ನಮಗೆ ಅಸಾಧ್ಯವಾದದ್ದನ್ನು ಪ್ರತಿಜ್ಞೆ ಮಾಡಿ ಹೀಗೆಲ್ಲ ಮಾಡುವುದುಂಟೆ ಈಗ ಮಾಡಿಕೊಂಡು ತಮಾ ತಮಾಷೆ ಮಾಡ್ತೇನೆ ಯೋಗಮತ್ರ ವಿಧಾಸ್ಯಾಮಿ ಸೂರ್ಯಸ್ಯ ಆವರಣಂ ಪ್ರತಿ ಅಸ್ತಂಗತ ವ್ಯಕ್ತಂ ದ್ರಕ್ಷತಿ ಏಕಹಾಸ ಸಿಂಧುರಾಟ್ ಇದನ್ನು ಕುಮಾರವ್ಯಾಸ ಕೆಡಿಸಿದ ಈ ಜಾಗದಲ್ಲಿ ಈಗ ನಾನು ಮಾಯಾ ಪ್ರಯೋಗ ಮಾಡ್ತೇನೆ ನೋಡೋ ಅರ್ಜುನ ಜಗತ್ತಲ್ಲಿ ಯಾರೂ ಮಾಡದೇ ಇದ್ದದ್ದು ಸೂರ್ಯ ಮುಳುಗಿ ಹೋಗಿ ಕತ್ತಲೆ ಬಂದಂತೆ ಆ ಪಾಪಿ ಒಬ್ಬನ ಕಣ್ಣಿಗೆ ಕಾಣುವಂತೆ ಮಾಡ್ತೇನೆ ಅಂತ ಕುಮಾರವ್ಯಾಸ ಏನು ಮಾಡಿದ ಚಕ್ರವನ್ನೇ ಸೂರ್ಯನಿಗೆ ಅಡ್ಡಲಾಗಿ ಇಟ್ಟು ಯುದ್ಧ ಭೂಮಿಯಲ್ಲಿರುವವರಿಗೆಲ್ಲ ಕತ್ತಲಾಯಿತು ಅನ್ನುವ ಭ್ರಾಂತಿಯನ್ನು ಉಂಟು ಮಾಡಿದ ಅಂತ ಬರೆದಿದ್ದಾರೆ ನೀವು ಹೂಂದ್ ಬಿಡ್ತೀರಿ ಬರೀ ಕುಮಾರವ್ಯಾಸ ಭಾರತ ಓದೋರಿಗೆ ಭಾರತ ಓದೋರು ಮಣ್ಣು ಮುಗಿಸಿದ್ದೆ ನಾನು ಎಷ್ಟೋ ಕಡೆಯಲ್ಲಿ ವ್ಯಾಖ್ಯಾನ ಮಾಡಿ ಕೂತ್ಕೊಂಡು ಸಹಸ್ರ ಕೋಟಿ ಸೂರ್ಯರನ್ನು ಒಟ್ಟು ಹಾಕಿದರೆ ಬರುವ ಪ್ರಕಾಶವಿರುವ ಸುದರ್ಶನನನ್ನ ಸೂರ್ಯನಿಗೆ ಅಡ್ಲಾಗಿಟ್ಟು ಪ್ರಕಾಶ ಹೆಚ್ಚಾಗಬೇಕೋ ಪ್ರಕಾಶ ಮಂಕಾಗಬೇಕೋ ಯೋಚನೆ ಮಾಡಿ ಈ ಕಾಮನ್ ಸೆನ್ಸ್ ಅಲ್ವೇ ಸೂರ್ಯ ಕೋಟಿ ಸಮಪ್ರಭ ಸುದರ್ಶನ ಮಹಾಜ್ವಾಲ ಅವನ ನಿಟ್ಟರೆ ಪ್ರಕಾಶ ಹೆಚ್ಚಾಗಬೇಕು ಕತ್ಲೆ ಹಾಗೆ ಬಂತು ಬರೋಕ್ಕೆ ಶಕ್ಯವಿಲ್ಲ ಅದಕ್ಕೊಂದು ಸುಳ್ಳು ಕಥೆ ಸುದರ್ಶನನಿಗೆ ಒಂದು ಮುಹೂರ್ತ ಕಾಲ ನೀ ಅಂತ ಯಾರೋ ಶಾಪ ಕೊಟ್ಟರು ಅಂತ ಒಂದು ಕಥೆ ಅಂತಂದು ಒಂದು ಸುಳ್ಳಿನ ಮೇಲೆ ನೂರು ಸುಳ್ಳನ್ನು ಏರ್ಪಡಿಸಿ ಹೀಗೆಲ್ಲ ಮಾಡಿ ಮೂರು ಭಾರತ ಗೊತ್ತಿಲ್ಲದೆ ದೌನ್ ದೇವರು ಕ್ಷಮಿಸಲಿ ಅಂತ ಇಷ್ಟೇ ಹೇಳ್ತೇನೆ ಪಹಲ್ ನಡುವೆ ಇರುವ ಎತ್ತಾರ್ ಬಂದ ಹಗಲಿನ ಮಧ್ಯದಲ್ಲಿ ರಾತ್ರಿ ತರಿಸ್ಬಿಟ್ಟ ಕೃಷ್ಣ ಅಂದ್ರು ಅವನೊಬ್ಬನ ಕಣ್ಣಿಗೆ ಮಾಡ್ತೇನೆ ಅಂತ ಒಬ್ಬನ ಕಣ್ಣಿಗೆ ಹಾಕಿ ಕಾಣಿಸ್ತಂತೆ ಅದನ್ನು ಪೆರಿಯಾಡಬಾರ್ದು ತಿರುಮಳಿ ಹೇಳಿದ್ನಲ್ಲ ಆ ಪದ್ಯವನ್ನೇ ಹೋಗಿ ತೋರಿಸ್ತೇನೆ ನೋಡಿ ಮುಹೂರ್ತ ಇಟ್ಟಿದ್ರು ಯಾವುದಕ್ಕೆ ರುಕ್ಮಿಣಿಯ ಬರಲಿಕ್ಕೆ ಅಲ್ಲಲ್ಲ ರುಕ್ಮಿಣಿ ವಿವಾಹಕ್ಕೆ ಮುಹೂರ್ತ ಇಟ್ಟದ್ದು ಅದು ರುಕ್ಮಿಣಿ ಅಪಹರಣಕ್ಕೆ ಮುಹೂರ್ತವಾಯಿತು ಸೈಂಧವ ಬದುಕೋದಕ್ಕೊಂದು ಮುಹೂರ್ತ ಇತ್ತು ಅದು ಸೈಂಧವನ ಸಾವಿಗೆ ಮುಹೂರ್ತವಾಯಿತು ನಾಳಿಹೈ ಕೋರಿಟ್ಟು ಕಾತರಿಂದ್ರ ಅರಸರುಹಳ್ ತಮ್ಮ ಹೊಪ್ಪೆ ಹೈಪೋ ಪೋಹ ಪಡೆಬರದ ಶಿರುವನ್ ತನ್ಸಿರುವನ್ ಆಳಿಹೊಂಡು ಅನ್ರಿ ಇರುವೆ ಮರ ಇಪ್ಪ ಜಯದ್ರತಂ ತಲೆಯೈ ಪಾಳಿರುಳ ಪಡೆ ಪಕ್ಕಮೇ ಕಂಡಾರುಳರ್ ಅದು ನೋಡೋರಿದ್ದಾರೆ ಅಂತ ಹೇಳಬಾರದು ಇಲ್ಲಿ ಪೆರಿಯಜಿಯರ್ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ ಅಂದರೆ ಬಹಳ ಸರಳವಾದ ವ್ಯಾಖ್ಯಾನ ಆ ಸೂರ್ಯಮಂಡಲವನ್ನೇ ನೋಡ್ತಾ ಇದ್ದ ಬಹಳ ಹೊತ್ತು ಮುಳುಗೋ ಸೂರ್ಯ ಆಮೇಲೆ ಹೀ ಕಣ್ಣು ತಿರುಗಿಸಿದ್ರೆ ಎಲ್ಲ ಕಡೆ ಕಪ್ಪು ಕತ್ತಲಾಯಿತು ಅಲ್ವೇ ನೋಡಿ ಕಾಮನ್ ಸೆನ್ಸು ಕತ್ತಲಾದ್ರಿಂದ ಅಯ್ಯೋ ಕತ್ಲೆ ಆಯ್ತಲ್ಲ ಅಂತ ಅವನೇ ಹೊರಗೆ ಬಂದ ಲೇ ಮುಗಿಸೋ ಅವನನ್ನ ಅಂತ ಕೃಷ್ಣ ತಾನಾಗಿಯೇ ಹೊರಗೆ ಬಂದ ಕತ್ಲಾಯಿತು ಅಂತ ಆಯಿತು ಸೈನಿಕರು ನಿಂತಿದ್ದಾರೆ ತಾನೇ ಹೊರಗೆ ಬಂದ ದುರ್ಯೋಧನ ಶಕುನಿ ಎಲ್ಲ ನಿಂತಿದ್ರು ಡೇ ಎಂಡ ಎಂಗಡ ಪೋರೆ ಎಂಗಡ ಪೋರೆ ಮುಗಿದೋಯ್ತು ಇವತ್ತು ಆ ಅರ್ಜುನ ಬೆಂಕಿ ಹಾಕೊಂಡಿದ್ದಾನೆ ಇನ್ನೇನು ಬೀಳ್ತಾನೆ ಅದನ್ನ ನೋಡ್ಬೇಕು ಎಂಜಾಯ್ ಮಾಡಬೇಕು ಅಂತ ಪಾಪಿ ಹೊರಗಡೆ ಬಂದ ಹೊರಗೆ ಬಂದು ಕೂಡಲೇ ಕೃಷ್ಣ ಹೇಳ್ದ ಮುಗಿಸು ತಗೋ ಪಾಶುಪತಾಸ್ತ್ರವನ್ನ ಒಡನೆ ಅರ್ಜುನ ಪಾಶುಪತಾಸ್ತ್ರವನ್ನು ಹೂಡಿದ ಅವನ ತಲೆ ಆಕಾಶಕ್ಕೆ ನೆಗೆದು ಹೋಯಿತು ಎಷ್ಟೊಂದು ವರ್ಣ ಇವತ್ತು ಹಬ್ಬ ಅವರ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತ ಸೂರಯ ದಿವೀವ ಚಕ್ಷುರಾತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂ ಸಸಮಿಲ್ಲತೆ ಪರಮಂ ಪದಂ ಅಷ್ಟಕ್ಕೆ ಮುಗಿಯಲಿಲ್ಲ ಸೈಂಧವನ ತಲೆ ಆಕಾಶಕ್ಕೆ ಎಗರಿತು ಅದು ಕೆಳಕ್ಕೆ ಬರ್ತಾ ಇದೆ ಗ್ರಾವಿಟೇಷನಲ್ ಫೋರ್ಸು ಅರ್ಜುನನಿಗೆ ಹೇಳಿದ ಕೃಷ್ಣ ಆ ತಲೆ ಕೆಳಗೆ ಬೀಳಬಾರದು ಇನ್ನೊಂದು ಬಾಣವನ್ನು ಹೂಡೋದ್ರ ಮೇಲೆ ಎಲ್ಲಿಗೆ ಅಂದ್ರೆ ಅದು ಕುರುಕ್ಷೇತ್ರದ ಇನ್ನೊಂದು ಮೂಲೆಯಲ್ಲಿ ಇವರ ಅಪ್ಪ ತಪಸ್ಸು ಮಾಡ್ತಾ ಸಂಧ್ಯಾವನ್ನ ಮಾಡ್ತಾ ಕೂತಿದ್ದಾನೆ ಕ್ಷೇತ್ರ ಅಂತ ಅವನ ಮಗನ ರಕ್ಷಣೆಗೆ ಒಂದು ವರವನ್ನು ಕೊಟ್ಟಿದ್ದಾನೆ ನನ್ನ ಮಗನ ತಲೆಯನ್ನು ಯಾರು ತೆಗೆದು ಅದು ಭೂಮಿಯಲ್ಲಿ ಬೀಳುವುದಕ್ಕೆ ಕಾರಣವಾಗ್ತಾರೆಯೋ ಅವರ ತಲೆ ಸಿಡಿದು ಚೂರಾಗಲಿ ಅಂತ ಹೇಳಿದ್ದಾನೆ ಈಗ ಅವನು ಗಾಯತ್ರಿ ಜಪ ಮಾಡ್ತಾ ಕೂತಿದ್ದಾನೆ ಅವನ ಮಡಿಲಲ್ಲಿ ಬೀಳುವಂತೆ ಬಾಣವನ್ನು ಹೂಡು ಒಡನೆಯೇ ಅಸ್ತ್ರವನ್ನು ಹೂಡಿದ ಅರ್ಜುನ ಪಾರ್ವತಿ ಕೊಟ್ಟ ಅಸ್ತ್ರವನ್ನ ಈಗ ಆ ತಲೆಯನ್ನು ಕಚ್ಚಿಕೊಂಡು ಹೋಗಿ ಅವರಪ್ಪನ ಮಡಿಲಲ್ಲಿ ಬಿತ್ತು ಅವನಿಗದು ಗೊತ್ತಿಲ್ಲ ಅಷ್ಟು ಗಾಯತ್ರಿ ಮೆಡಿಟೇಷನ್ ಮಾಡ್ತಾ ಇದ್ದಾನೆ ಉತ್ತಮೇ ಶಿಖರೇ ದೇವಿ ಹೇಳಬೇಕು ಅಂತ ಮೇಲಕ್ಕೆದ್ದಾಗ ಅವನ ಮಡಿಲಿಂದ ಅದು ಕೆಳಗೆ ಬಿತ್ತು ಅವನ ತಲೆ ಹೊಳಗೆ ಹೋಗಿ ಸಾಕಿದಂತೆ ಇನ್ನು ಮೇಲೆ ನಾಲ್ಕು ದಿವಸ ಇವ್ರನ್ನ ಇಟ್ಬಿಡಿ ಭದ್ರವಾಗಿ ತದ್ವಿಷ್ಣು ಪರಮಂ ಫಲಂ ಸದಾ ಪೃಷ್ಟಂತು ಸೂರ್ಯ ದಿವೀವ ಚಕ್ಷುರಾತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂ ಸಸವಿಂದತೆ ಪರಮ ಅಂದ್ರೆ ಎಷ್ಟು ಬದಿ ಆಯ್ತು ಲೆಕ್ಕಾಚಾರ ತೆಂಗಿನಕಾಯಿ ಇನ್ನೆರಡು ವೇಳೆಯಾಗಿ ಹೋಯಿತು ಇವತ್ತು ದ್ರೋಣಾಚಾರ್ಯ ಬದುಕೊಂಡ ನನ್ನ ಕೈಯಿಂದ ಇನ್ನೆರಡು ವಧೆ ಅವತ್ತು ರಾತ್ರಿ ಯುದ್ಧ ಇನ್ನು ಮೂರು ವಧೆ ರಾತ್ರಿ ಯುದ್ಧದಲ್ಲಿ ಘಟೋತ್ಕಚ ಹೋಗ್ತಾನೆ ಪಾಪ ಇಂದ್ರಶಕ್ತಿ ವ್ಯರ್ಥವಾಗುತ್ತೆ ಕರ್ಣನ ಕೈಯಿಂದ ತುಂಬ ದುಃಖ ಪಡ್ತೀರಿ ವಿರಾಟ ಮತ್ತು ದೃಪದರು ದ್ರೋಣನ ಬಾಣಗಳಿಗೆ ಆಹುತಿಯಾಗಿ ಸಾಯ್ತಾರೆ ನಾಳೆ ಪ್ರಾರಂಭದಲ್ಲಿ ಅದಾದ ಮೇಲೆ ದ್ರೋಣವಧೆ ದ್ರೋಣವಧೆಯ ಸಂದರ್ಭದಲ್ಲಿ ಅತ್ಯಂತ ಚಕಮಕಿ ಭೀ ಭೀಮನಿಗೆ ದೃಷ್ಟದ್ಯುಮ್ನನಿಗೆ ಅರ್ಜುನನಿಗೆ ದೃಷ್ಟದ್ಯುಮ್ನನಿಗೆ ಯಾಕೆಂದ್ರೆ ಎಲ್ಲರಿಗೂ ಗುರುವಾಗಿದ್ದವನು ಹೋದನಲ್ಲ ಅಂತ ದುಃಖ ದ್ರೋಣ ಹೋದ ರೀತಿ ಅಶ್ವತ್ಥಾಮ ಹತಕುಂಜರ ಆ ಕಥೆ ಕೇಳಬೇಕು ನಾವು ಧರ್ಮರಾಜನ ಕೈಲಿ ಒಂದು ಸುಳ್ಳನ್ನು ಹೇಳಿಸುವುದಕ್ಕೆ ಕೃಷ್ಣ ಯಾಕೆ ಬದುಕಬೇಕಾದ ಕಾಲದಲ್ಲಿ ಎಷ್ಟು ಶ್ರಮಪಟ್ಟರು ಅನ್ನೋ ಕಥೆ ಇದೆಯಲ್ಲ ಇವತ್ತು ನಾನು ಫಜೀತಿ ನೀವು ನೋಡಿದ್ದೀರಿ ಎಷ್ಟು ಶ್ರಮಪಟ್ಟರು ಇವತ್ತು ದ್ರೋಣನ ಕೊಲ್ಲೋಕಾಗಲಿಲ್ಲ ನನಗೆ ನೆನೆ ಭೀಷ್ಮನನ್ನು ಸುಲಭ ಮುಗಿಸ್ಬಿಟ್ಟೆ ದ್ರೋಣ ಬರುವ ತುಂಬ ಕಷ್ಟ ಅನ್ನೋದನ್ನು ನೀವೆಲ್ಲ ಸಾಕ್ಷಿ ಕೇಳಿದ್ದೀರಿ ತಮಗೆಲ್ಲರಿಗೂ ಮಂಗಳವಾಗಲಿ ಈಗ ಮಂಗಳಾಚರಣೆ ಮಾಡೋಣ ಅಲ್ಲಿ ಹೊರಗಡೆ ಪ್ರಸಾದ ಇದೆ ಎಲ್ಲರೂ ಶಾಂತವಾಗಿ ಸ್ವೀಕಾರ ಮಾಡಬೇಕು ಹೇಳಿ ನೋಡೋಣ ಆ ನೈವೇದ್ಯವನ್ನು ಮಾಡಿಬಿಡ್ತೇನೆ ಇವತ್ತು ಏಕಾದಶಿ ನಿಮಿತ್ತ ಬಿಸಿ ಬಿಸಿ ಎಷ್ಟೊಂದು ಪ್ರಸಾದ ಮಧುವಾತಾರತಾಯಿತೆ ಮಧುಕ್ಷರಂತಿ ಸಿಂಧವ ಮಾಧ್ವಿ ಎನ್ನ ಮಧು ಮಧುನಕ್ತ ಮುತೋರಿಸಿ ಮಧು ಮತ್ಪಾರ್ಥಿವ ಗುಂಬಜ್ ಹಮ್ ದೇವರಸ್ತನ ಪಿತಾಮಧುಮಾನ್ ಮೋಹನ್ ಸ್ವನ್ಮಾ ದೀರ್ಘಾವೋ ಭೂಂತರ ಹಮ್ಮ ಧೂಮ ಮಧು ಕೃಷ್ಣಾರ್ಪಣವಾಗಲಿ ನಾರಾಯಣ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತಬಲಂ ಪ್ರಾಪ್ಯ ಪರಂ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ दिवसे दिवसे मूढम् मा विशन्ति न पण्डितम् ऊर्ध्वबाहुर्विरोमेषा न च कच्चित् शृणोति मे धर्मादप्तश्च कामश्चास किमर्थम् न सेव्यते न जातु कामान्न भयान्न लोभात् धर्मम् त्यजे जीवितस्यापि हेतोः सुखदुःखे त्वनित्ये जीवो नित्यः हेतुरस्य त्वनित्यः പാർഷ്ണം വേദം ഇമം വിദ്വാൻ ശ്രാവയത്വാർത്ഥമശ്നുതേ നിയമസ്ഥ ശുചിശ്രോതാ ശൃണ്വൻ സ്വലമശ്നുതേ നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തോ ജയമുദീരയേത് നാരായണം നമസ്കൃത്യ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು मङ्गलम् मङ्गलम्